यः कवितार्किककेसरी वेदान्ताचार्यवर्यो मे सन्निधत्ताम् कृष्णानन्दमयम् देवम् निर्मलस्फटिकाकृतिम् आधारम् सर्वविद्यानाम् हयग्रीवमुपास्महे व्यासम् वसिष्ठनप्तारम् शक्तेः पौत्रमकल्मषम् पराशरात्मजम् वन्दे शुपतातम् तपोनिधिम् सम्यग्न्यायकलापेन माता भारतेन च उपब्रह्मितवेदाय नमो व्यासाय विष्णवे व्यासविशालबुद्धे पुल्लारविन्दायत पत्रनेत्र येन त्वया भारततैलपूर्णः प्रज्वालितो ज्ञानवयप्रदीपः जडान्दवधिरोन्मक्तम् तमोभूतम् जगद्भवेत् यदि ज्ञानहुताशेन त्वया नोज्ज्वलितम् भवेत् तमसान्धस्य लोकस्य वेष्टितस्य स्वकर्मभिः ज्ञानाञ्जनशलाकाभिः बुद्धिः नेत्रोत्सवकृतः कर्मार्थकाममोक्षार्थैः समासव्यासकीर्तनैः त्वया भारतसूर्येण अनृणां विनिहतन्तमः प्रपन्नपारिजाताय वेततोत्रैकपानये ज्ञानमुद्राय कृष्णाय गीतामृतदुहे नमः कृष्णम् कमलपत्राक्षम् पुण्यश्रवणकीर्तनम् वासुदेवम् जगद्यो नारायणम् हरिम् कृष्णाय यादवेन्द्राय ज्ञानमुद्राय योगिने नाथाय रुक्मिणीशाय नमो वेदान्तवेदिने पाराशर्यवचस्वरोगमवलम् गीतार्थकन्धोत्कटम् नानाख्यानककेसरम् हरिकथा सम्बोधनाबोधितम् लोके सज्जनषट्पदैरहरः पेपीयमानम् मुदा भूयाद्भारतपङ्कजम् कलिमलप्रध्वंसनश्रेयसे वैपायनोष्ठपुटनिःसृतमप्रमेयम् पुण्यम् पवित्रमथ पापहरम् शिवम् च यो भारतम् समधिगच्छति वा अच्यमानम् किन्तस्य पुष्करजलैरभिषेचनेन यो कोशतम् ददाति विप्राय वेदविदुषे सुबहुश्रुताय पुण्याम् च भारतकथाम् सततम् शृणोति तुल्यम् फलम् भवति तस्य तस्य चैव धर्मे चार्थे च कामे च मोक्षे च परदर्शव यदिहास्ति तदन्यत्र यन्नेहास्ति न कुत्रचित् महत्वात् भारवत्वाच्च महाभारतमुच्यते निरुक्तमस्य यो वेदः सर्वपापैः प्रमुच्यते युधिष्ठिरो धर्ममयो महाद्रुमः स्कन्धोऽर्जुनो भीमसेनोऽस्य शाखाः माद्रीसुतौ पुष्पफले समृद्धे मूलम् कृष्णो ब्रह्म च ब्राह्मणाश्च धर्मो विवर्धति युधिष्ठिरकीर्तनेन ಪಾಪ ಪ್ರಣಶ್ಯತಿ ವೃಕೋದರ ಕೀರ್ತನೇನ ಶತ್ರುರ್ವಿನಶ್ಯತಿ ಧನಂಜಯ ಕೀರ್ತನೇನ ಮದ್ರೀಸುತೌ ಕಥಯತಾಂ ನ ಭವಂತಿ ರೋಗ भीष्मद्रोणतटा जयध्वगजलाकान्धारनिलोपला शल्यग्राहवती कृपेण वहिनी कर्णेन वेलाः कुलः अश्वत्थामविकर्णघोरमकरः दुर्योधनावर्तिनी सोत्तीर्णा खलु पाण्डवैर्णनदी नदी कैवर्तके केशवे श्रीकृष्णाय परब्रह्मणे नमः नारायणम् नमस्कृत्य नरञ्चैव नरोत्तमम् देवीम् सरस्वतीम् व्यासम् ततो जयमुदीरयेत् नारायणम् नमस्कृत्य नरम् चैव नरोत्तमम् देवीम् सरस्वतीम् व्यासम् ततो जयमुदीरयेत् ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ ತಮಗೆಲ್ಲರಿಗೂ ವಂದನೆಗಳು ಇಂದಿನ ಭಾಗದಲ್ಲಿ ದೃಪದನ ಪುರೋಹಿತ ಹಸ್ತಿನಾವತಿಗೆ ಹೋಗಿ ಧರ್ಮರಾಜಾದಿಗಳ ಸಂದೇಶವನ್ನು ಹೇಳಿದ್ದು ಶಲ್ಯ ಕೌರವರ ಕಡೆ ಸೇರಿಕೊಂಡದ್ದು ಸಂಜಯನ ಕೈಲಿ ಧೃತರಾಷ್ಟ್ರ ಒಂದು ಸಂಧಿಯ ಮಾತನ್ನ ಪಾಂಡವರಿಗೆ ಹೇಳಿ ಕಳಿಸಿದ್ದು ಅಂದರೆ ಸಂಜಯನ ಸಂಧಾನ ವಿದುರ ನೀತಿ ಮತ್ತು ಸನತ್ಸುಜಾತೀಯ ಹೆವಿ ಪೋರ್ಷನ್ಸ್ ಇಷ್ಟು ಕವರಪ್ ಆಗಬೇಕು ದೇವರು ಹೇಗೆ ಮಾಡ್ತಾನೋ ನೋಡೋಣ ಅವತ್ತು ಹೇಳಿದೆವು ದೃಪದನ ಪುರೋಹಿತನನ್ನ ಪಾಂಡವರು ಕೌರವರ ಬಳಿ ಕಳಿಸ್ತಾ ಇದ್ದಾರೆ ಪುರೋಹಿತ ಅಂದರೆ ಮದುವೆ ತಿಥಿ ಮಾಡಿಸೋನು ಅಂತ ಅರ್ಥವಲ್ಲ ಮಂತ್ರಿಗಳೆಲ್ಲರಲ್ಲಿ ಮೇಲ್ಪಟ್ಟನಾದವನು ಒಂದು ರಾಜಕಾರ್ಯವನ್ನು ಮಾಡಿಕೊಂಡು ಬರತಕ್ಕ ಸಾಮರ್ಥ್ಯವುಳ್ಳವನು ರಾಯಭಾರಿ ಅಂತ ಹೇಳ್ಬೋದಾದವನು ಅವನು ಹೇಗಿರಬೇಕು ರಾಯಭಾರಿ ಕೌಟಿಲ್ಯ ಅರ್ಥಶಾಸ್ತ್ರದಲ್ಲಿ ಇದೆಲ್ಲದರ ಮೇಲೆ ಒಂದೊಂದು ಅಧ್ಯಾಯವನ್ನು ಬರೆದಿದ್ದಾನೆ ಉದ್ಧವ ಮಂತ್ ಉದ್ಧತ ಮಂತ್ರ ದೂತ ಪ್ರಣಿಧಿ ಸೂತ್ರ ಅಮಾತ್ಯ ಸಂಪದೋಪೇತ ನಿಸೃಷ್ಟಾರ್ಥ ಪಾದಗುಣವಿಹೀನ ಪರಿಮಿತಾರ್ಥ ಅರ್ಧಗುಣವಿಹೀನ ಶಾಸನಹರ ಉದ್ಧತ ಮಂತ್ರೋ ದೂತ ಪ್ರಣಿಧಿ ಒಂದು ರಾಜ್ಯದಲ್ಲಿ ಮಂತ್ರಿಮಂಡಲ ದೊರೆ ಮತ್ತು ಮಂತ್ರಿಗಳನ್ನು ಒಳಗೊಂಡಂತೆ ಒಂದು ಕೆಲಸ ಹೀಗೆ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾರೆ ಇಂಗ್ಲಿಷ್ನಲ್ಲಿ ನಾವು ಹೇಳ್ತೇವೆ ಪಾಲಿಸಿ ಮೇಕಿಂಗ್ ರಾಯಭಾರಿ ಪಾಲಿಸಿ ಮಾಡೋದಿಲ್ಲ ಪಾಲಿಸಿ ಮಾಡೋರು ಸರ್ಕಾರದವರು ಉದ್ಧತ ಮಂತ್ರ ಅದೇನು ಮಾಡಿದ್ದಾರೆ ಪಾಲಿಸಿ ಅಂತ ಚೆನ್ನಾಗಿ ಯಾವನು ಅರ್ಥ ಮಾಡಿಕೊಂಡು ಅದರ ಅಂಗವಾಗಿ ಏನೊಂದು ಕೆಲಸವನ್ನು ವಹಿಸಿರ್ತಾರೆ ಅವನಿಗೆ ಅದನ್ನು ಸಮರ್ಥವಾಗಿ ಮಾಡಿಕೊಂಡು ಬರುವವನು ದೂತ ಪ್ರಣಿಧಿ ಅಂಬಾಸಡರ್ ಅಂದ್ರೆ ಒಂದು ರೀತಿ ದೂತನೂ ಹೌದವನು ದೂತಾವಾಸ ಅಂತಲೇ ಕರೀತಾರೆ ಇವತ್ತು ಅಂಬಾಸಡರ್ ಏನು ಕ್ವಾರ್ಟರ್ಸ್ ಕಟ್ಟಿದ್ದಾರಲ್ಲ ಡೆಲ್ಲಿ ದೂತಾವಾಸ ದೂತ ಅಂದ್ರೆ ನೀಚ ಕೆಲಸ ಅಂತ ತಿಳ್ಕೋಬೇಡಿ ನೀಚರಾಜರ ವಶದಲ್ಲಿದ್ದರೆ ದೊಡ್ಡ ಕೆಲಸದಲ್ಲಿದ್ದರೂ ಅದು ನೀಚವೇ ಸರಿಯಾದ ಸರ್ಕಾರದಲ್ಲಿದ್ದರೆ ಆ ದೂತ ಕೆಲಸಕ್ಕೆ ಅರ್ಥ ಉಂಟು ಅವನು ಅರ್ಥ ಯಾತಕ್ಕಾಗಿ ಸಂದೇಶವನ್ನು ಕಳಿಸ್ತಿದ್ದಾರೆ ಏನು ಸಂದೇಶ ಹೊತ್ಕೊಂಡು ಹೋಗ್ತಿದ್ದೇನೆ ಅದನ್ನು ಹೇಗೆ ಮಾಡಬೇಕು ಅನ್ನುವ ವಿಚಕ್ಷಣತೆ ಚಾಣಾಕ್ಷತೆ ಬುದ್ಧಿಶೀಲತೆ ಬುದ್ಧಿಶೀಲತೆ ಅನ್ನೋದು ಎಲ್ಲರಿಗೂ ಇರೋದಿಲ್ಲ ಬುದ್ಧಿ ಅಂದ್ರೆ ಏನು ಸ್ವಾಮಿ ಅಂತ ಒಬ್ಬರು ಪದೇ ಪದೇ ಕೇಳ್ತಿದ್ರು ನಮಗೆ ನಿಮಗೆ ಏನಿಲ್ಲವೋ ಅದಕ್ಕೆ ಬುದ್ಧಿ ಅಂತ ಹೆಸರು ಅಂತ ನಾವು ಹೇಳಬೇಕಾಯ್ತು ಬುದ್ಧಿ ಶಬ್ದ ಕೇಳಲಿಲ್ಲ ಸೆನ್ಸಿಬಿಲಿಟಿ ಅಂತ ಇದು ಇಂಗ್ಲೀಷಲ್ಲಿ ಶಬ್ದ ಹೇಳ್ತೇವೆ ಸೆನ್ಸಿಬಲ್ ಅಂದ್ರೆ ಏನು ಏನು ಹೇಳಿ ಯಾವ ಸಂದರ್ಭದಲ್ಲಿ ಹೇಗೆ ಏನು ನಡ್ಕೋಬೇಕು ಏನು ಮಾತಾಡಬೇಕು ಬೆನ್ನ ಹಿಂದೆಯೂ ಕಣ್ಣಿರಬೇಕು ಅಂತೇವೆ ಯಾರೋ ಬರ್ತಿರ್ತಾರೆ ದೆವ್ವ ನಿಂತಾಗ ನಿಂತು ಬಿಡೋದಲ್ಲ ಹಿಂದೆ ಒಬ್ಬರಿದ್ದಾರೆ ಜಾಗ ಬಿಡಬೇಕು ತಿಳ್ಕೊಳ್ಬೇಕಿದ್ದಲ್ಲ ಹೇಳ್ಕೊಡ್ಬೇಕು ಇನ್ನೊಬ್ಬರು ಬಂದು ಸ್ವಾಮಿ ಸ್ವಲ್ಪ ಸರಿ ಅಂತ ಹೇಳೋ ತನಕ ನಿಂತಿರೋದಲ್ಲ ಈ ಸಣ್ಣ ವಿಷಯ ರಾಜಕಾರ್ಯದಲ್ಲಿ ಎಲ್ಲ ಕಡೆ ಕಂಡಿರಬೇಕು ಪತ್ರಿಕೆಗಳನ್ನು ಸರಿಯಾಗಿ ಓದಬೇಕು ದೇಶ ವಿದೇಶದಲ್ಲಿದ್ದರಂತೂ ವಿದೇಶದ ಸಂಸ್ಕೃತಿ ಸಂದರ್ಭಗಳನ್ನು ಅರ್ಥ ಮಾಡಿಕೊಳ್ಳಬೇಕು ನಿಸೃಷ್ಟಾರ್ಥ ಫಸ್ಟ್ ಗ್ರೇಡ್ ಅಂಬಾಸಡರ್ ಅದರಲ್ಲಿ ಮೂರು ಗ್ರೇಡ್ ಮಾಡಿದ್ದಾನೆ ಚಾಣಕ್ಯ ಪರಿಮಿತಾರ್ಥ ಎಷ್ಟು ಹೇಳಿದ್ರೆ ಅಷ್ಟೇ ಮಾಡುವವನು ಅದಕ್ಕೆ ಇವತ್ತು ಕಾನ್ಸಲ್ ಅಂತ ಕರಿತೀರಿ ಸಿ ಒ ಎನ್ ಎಸ್ ಯು ಎಲ್ ಕಾನ್ಸುಲೇಟ್ ಬೇರೆ ಎಂಬೆಸಿ ಬೇರೆ ಶಬ್ದ ಬೇರೆ ಮೂರನೇವನು ಶಾಸನ ಹರಹ ಒಂದು ಅಪ್ಪಣೆ ಕೊಟ್ಟಿರ್ತೀರಿ ಒಂದು ಲೆಟರ್ ಡೆಲಿವರಿ ಮಾಡಬೇಕು ಅದನ್ನ ಹೆಚ್ಚು ಮಾತೇನು ಆ ಕಡೆ ಈ ಕಡೆ ಸೇರಿಸದೆ ಹೇಳಿದಷ್ಟೇ ಕೇಳೋನು ಬರೀ ಡಿಪ್ಲೊಮ್ಯಾಟ್ ಅಥವಾ ಫೋರ್ತ್ ಗ್ರೇಡ್ ಒಂದಿದ್ರೆ ಬರೀ ಸ್ಪೋಕ್ಸ್ಮನ್ ಇವತ್ತು ನಾಲ್ಕು ಹೇಳ್ತೀರಿ ಫಾರಿನ್ ಮಿನಿಸ್ಟ್ರಿಗಳಲ್ಲಿ ಅದಷ್ಟೂ ಇದೆ ಕೌಟಿಲ್ಯ ಹತ್ರದಲ್ಲಿ ಅಮಾತ್ಯ ಸಂಪತ್ತು ಅಂದ್ರೇನು ಅದನ್ನು ಹೇಳೋದಿಲ್ಲ ಮಂತ್ರಿಗಳ ವಿಷಯ ಇವತ್ತು ಬೇಡ ಈ ಸಂಧಾನ ಮಾಡುವ ರಾಯಭಾರಿಗೆ ಏನೇನು ಕೊಡಬೇಕು ಸುಪ್ರತಿವಿಹಿತ ಯಾನ ವಾಹನ ಪುರುಷ ಪರಿವಾರ ಕೌಟಿಲ್ಯ ಹೇಳ್ತಾನೆ ಸುಪ್ರತಿವಿಹಿತ ಯಾನ ಬಹಳ ಇಂಪಾರ್ಟೆಂಟ್ ಅನ್ ಅಂಬಾಸಡರ್ ಮಸ್ಟ್ ಬಿ ಪ್ರೊವೈಡೆಡ್ ವಿತ್ ಇಸ್ ಓನ್ ವೆಹಿಕಲ್ ನಾಟ್ ದಿ ವೆಹಿಕಲ್ ಆಫ್ ದಿ ಗವರ್ನಮೆಂಟ್ ಅಂಡರ್ ವಿಚ್ he ಸರ್ವ್ಸ್ ದೇ ವಿದೇಶಕ್ಕೆ ರಾಯಭಾರಿಯಾಗಿ ಹೋಗೋವನಿಗೆ ವಿದೇಶಿ ಕಾರು ಉಪಯೋಗ ಮಾಡೋ ಅದ್ರಲ್ಲಿ ಬಾಂಬ್ ಇಟ್ಟಿದ್ರೆ ಏನು ಮಾಡ್ತೀರಿ ಜನ ಏನು ತಿಳ್ಕೊಳ್ತಾರೆ ಅವರು ಸರ್ಕಾರಿ ಕಾರಲ್ಲಿ ಹೋಗ್ತಿದ್ದಾನೆ ಅವರು ಕೆಲಸ ಮಾಡ್ತಿದ್ದಾನೆ ನಮ್ಮ ದೇಶದಲ್ಲ ಅಂದ್ಬಿಡ್ತಾರೆ ಸುಪ್ರತಿವಿಹಿತ ಯಾನ ವಾಹನ ಪುರುಷ ಪರಿವಾರ He must ಓನ್ his own ಓನ್ ಅಸಿಸ್ಟೆಂಟ್ಸ್ own assistants, his own ಬೆಡ್ ಮಲಗುವಾಗ ಅವಂದೇ ಹಾಸಿಗೆ ಇರಬೇಕು ಚಾಣಕ್ಯ ಬರೆದಿದ್ದ ನೀನೊಬ್ಬರ ಹಾಸಿಗೆ ಅಲ್ಲ ಅಟವಿ ಅಂತಪಾಲಪುರ ರಾಷ್ಟ್ರಮುಖ್ಯೈ ಪ್ರಜು ಸಂಸರ್ಗಂ ಗಚೇತ್ ಉತ್ತಮ ರಾಯಭಾರಿ ಏನು ಮಾಡಬೇಕು ಶತ್ರು ದೇಶದಲ್ಲಿಯೋ ಮಿತ್ರ ದೇಶದಲ್ಲಿಯೋ ತನ್ನ ದೂತಾವಾಸ ಇದ್ದರೂ ಅಡವಿ ಕಾಯುವವರು ಗಡಿ ಕಾಯುವವರು ಊರನ್ನು ನೋಡಿಕೊಳ್ಳುವವರು ರಾಷ್ಟ್ರದ ಮುಖ್ಯರು ಎಲ್ಲರ ಜೊತೆಗೆ ಅವನಿಗೆ ಸಂಪರ್ಕ ಇರಬೇಕು ಅಂದರೆ ಸೀಕ್ರೆಟ್ ಸರ್ವಿಸ್ ಸೀಮಸ್ ಗ್ಯಾದರ್ ಇನ್ಫಾರ್ಮೇಷನ್ ನಮ್ಮ ಶತ್ರು ದೇಶದ ಸರ್ಕಾರ ನಿಜವಾಗಿ ಜನರ ಪ್ರತಿನಿಧಿಯೋ ಜನರ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ನಡೀತಿದೆಯೋ ಸಮಾಚಾರ ತಿಳ್ಕೊಳ್ಬೇಕು ಅನೇಕ ಸ್ಥಾನ ಯುದ್ಧ ಪ್ರತಿಗ್ರಹ ಅಪಸಾರ ಭೂಮಿ ಆತ್ಮನಃ ಪರಸ್ಸಚ Aveksheta. ಪೊಸಿಷನ್ಸ್ ಆಫ್ ವಾರ್ ಪ್ರಿಪರೇಷನ್ ಸ್ಟ್ರಾಟಜಿ ರಿಸೋರ್ಸ್ಫುಲ್ನೆಸ್ ವೇಸ್ ಆಫ್ ಎಸ್ಕೇಪ್ ಆಪತ್ತುಂಟು ಆದರೆ ತಪ್ಪಿಸ್ಕೊಂಡು ಹೋಗೋ ದಾರಿ ಇದಿಷ್ಟು ಗೊತ್ತಿರಬೇಕು ಪ್ರಣಿಧಿಗೆ ಅಂತಲೇ ಕೃಷ್ಣನ ಕಡೆ ಅಕ್ರೂರ ಪಾಂಡವರ ಕಡೆ ಧೌಮ್ಯ ಮಹರ್ಷಿ ಹಾಗೆಯೇ ಇಲ್ಲಿ ದ್ರುಪದನ ಪುರೋಹಿತ ಅವನ ಪಾತ್ರ ಬಹಳ ದೊಡ್ಡದೇನಿದ ಮಹಾಭಾರತದಲ್ಲಿ ಅವರು ಹೇಗಿರಬೇಕು ಹೀಗೆ ಅಭಿಪ್ರಾಯಗಳನ್ನು ಕೊಟ್ಟಿದ್ದಾರೆ ಇನ್ನು ಮುಂದೆ ಕೇಳ್ತಾರೆ ಪುರೋಹಿತನಾದವನು ಏನು ಮಾಡಬೇಕು ಕೃಷ್ಣ ಮಾಡಿ ತೋರಿಸ್ತಾನ ಅದನ್ನು ಒಬ್ಬ ಉತ್ತಮ ರಾಯಭಾರಿ ಏನು ಅನ್ನೋದನ್ನು ಕೃಪಾಳುಗಳಲ್ಲಿ ಪಾಂಡವರ ಕಷ್ಟ ಹೇಳಬೇಕು ಕೌರವರ ಸಭೆ ಅಂತ ಇರ್ತದೆ ಆದರೆ ಯಾವುದೇ ಸಭೆಯಲ್ಲಿ ಒಡಕುಗಳಿರ್ತವೆ ಈಗ ನಮಗೆ ತೊಂದರೆ ಮಾಡಿದರು ಅರವತ್ತು ವರ್ಷ ಈ ಅಮೆರಿಕ ಸರ್ಕಾರದವರು ಪಾಕಿಸ್ತಾನಕ್ಕೆ ಕುಮ್ಮ ಕೊಟ್ಟರು ಅವ್ರನ್ನ ಮಿಲಿಟರಿ ಪ್ರಿಪರೇಷನ್ಸ್ ಮಾಡಿದರು ಆದರೆ ಅವರಲ್ಲಿಯೂ ನಮಗನುಕೂಲವಾದವರಿದ್ದಾರೆ ಅವರ ಸೆನೆಟರ್ಸ್ ಕೌನ್ಸಿಲರ್ಸ್ ಅಲ್ಲಿ ನಮಗನುಕೂಲವಾದವರಿದ್ದಾರೆ ಇವತ್ತು ಇದು ಇಂಗ್ಲೀಷಲ್ಲಿ ಬೇರೆ ಬೇರೆ ಶಬ್ದಗಳು ಹಾಕಿರಿ ಲಾಬಿಯಿಂಗ್ ಅಂತ ಹೇಳ್ತೀರಿ ಇವತ್ತು ಈ ಕಾವೇರಿ ಗಲಾಟೆ ನೋಡಿ ಸೆಂಟರ್ನಲ್ಲಿ ತಮಿಳ್ನಾಡು ದೇ ಡನ್ ವೆರಿ ಗುಡ್ ಲಾಬಿಂಗ್ ಎಲ್ಲ ಪತ್ರಿಕೆಗಳಲ್ಲಿ ಬಂದಿದೆ ಅಂತ ನಾನೇ ನೋಡಿಲ್ಲ ನಮ್ಮವರು ಏನು ಮಾಡಿಲ್ಲ ಕರ್ನಾಟಕದವರು ಈ ಟ್ರಿಬ್ಯೂನಲ್ನವರು ಅಲ್ಲಿ ಹೋದ ಹಾಯ್ ಬೆಂಗಳೂರಲ್ಲಿ ಬಂದಿತ್ತಂತೆ ವಿಜಯ ಕರ್ನಾಟಕ ಬೇರೆ ಬೇರೆ ಪತ್ರಿಕೆ ಓದ್ದವರು ಇವತ್ತು ಹೇಳ್ತಾ ಇದ್ರು ಟ್ರಿಬ್ಯೂನಲ್ ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ ಅದು ಕೋರ್ಟು ಕಚೇರಿ ಇದ್ರು ತಮಿಳುನಾಡಿಗೆ ಹೋದ ಕೂಡಲೇ ಅವರೆಲ್ಲ ಕುಟುಂಬನ ಕರ್ಕೊಂಡು ಬನ್ನಿ ಅಂತ ಹೇಳೋದು ಫೈವ್ ಸ್ಟಾರ್ ಹೋಟೆಲ್ಸಲ್ಲಿ ಇಳಿಸೋದು ಅವರ ಹೆಂಡತಿಯರಿಗೆಲ್ಲ ಕಾಂಚೀಪುರಂ ಸೀರೆ ಕೊಡುವುದು ಮಾಡಿದ್ದಾರೆ ಮಹಾಘಾತಕ ಕರುಣಾನಿಧಿ ಜಯಲಲಿತಾ ಸಾಮಾನ್ಯವಲ್ಲ ಅವರು ಇದನ್ನೇ ಮಾಡ್ತಿದ್ರು ಅಷ್ಟೇ ಅಲ್ಲ ತಮಿಳುನಾಡಿನ ಹಳ್ಳಿಗಾಡಿನ ರೈತರನ್ನ ಗ್ಯಾಂಗ್ಸ್ ಕರ್ಕೊಂಡು ಬಂದು ಎದೆ ಬಡ್ಕೊಂಡು ತಲೆ ಕೂದಲು ಕಿತ್ತು ಅಯ್ಯೋ ನೀರು ಕೊಡದೆ ಎದೆ ಸತ್ತು ಬಿಡ್ತೇವೆ ಹೀಗಾಗತ್ತೆ ಹೀಗಾಗತ್ತೆ ಡ್ರಾಮಾ ಶೋ ಎಲ್ಲ ಮಾಡಿ ಅನೇಕ ತಿಂಗಳಲ್ಲಿದ್ದು ಎಲ್ಲ ಸ್ಟಡಿ ಮಾಡಿ ವಿಧಾನಸೌಧದಲ್ಲಿ ತಮಿಳುನಾಡಿನವರು ಪ್ರತಿನಿಧಿ ನಮ್ಮ ಸರ್ಕಾರಕ್ಕೆ ಗೊತ್ತಿಲ್ಲದೆ ಅವಳು ಕೂತ್ಕೊಂಡು ಎಷ್ಟು ಕ್ಯೂಸೆಕ್ ನೀರು ಬರುತ್ತೆ ಎಲ್ಲೆಲ್ಲ ಏನೇನಿದೆ ಎಲ್ಲ ತಿಳ್ಕೊಂಡು ಹೋಗಿ ಅವರ ಪ್ರತಿನಿಧಿ ಇಲ್ಲಿ ಕೆಲಸ ಮಾಡಿದ್ದಾನೆ ನಮ್ಮವರು ಮುದ್ದೆ ತಿಂದು ಚೆನ್ನಾಗಿ ನಿದ್ದೆ ಮಾಡ್ತಾ ಲಾಬಿಂಗ್ ಇದು ಸರಿಯೇ ತಪ್ಪೇ ಪ್ರಶ್ನೆ ಅಲ್ಲ ಇವತ್ತು ನೀವು ಲಾಬಿಂಗ್ ಮಾಡಿದ್ರೆ ಏನಾಗೋದಿಲ್ಲ ಲಾಬಿಂಗ್ ದೊಡ್ಡ ಕಂಪನಿಗಳಿವೆ ಅಮೆರಿಕಾದಲ್ಲಿ ಭಾರತದ ಪರ ಅಮೆರಿಕಾದ ಅಭಿಪ್ರಾಯ ತಿರುಗಿಸಬೇಕಾದ್ರೆ ಅದಕ್ಕೆ ಕಂಪನಿಗಳಿವೆ ಲಂಚ ಕೊಡಬೇಕು ದುಡ್ಡು ಕೊಡಬೇಕು ಕೆಲಸ ಮಾಡಬೇಕು ಅದಕ್ಕೆ ಮೊದಲು ಅನುಕೂಲವಾದವರು ಯಾರು ಅಂತ ತಿಳ್ಕೋಬೇಕು ಆದ್ದರಿಂದ ದ್ರುಪದನ ಪುರೋಹಿತನಿಗೆ ಹೇಳಿದರು ಕೃಪಾಡುಗಳಲ್ಲಿ ಅಂದರೆ ಪಾಂಡವರ ಕಡೆ ಸ್ವಲ್ಪ ಕನಿಕರ ಇರುವ ಭೀಷ್ಮದ್ರೋಣ ಕೃಪಾ ಮುಂತಾದವರ ವಿಜುರ ಮುಂತಾದವರಲ್ಲಿ ಪಾಂಡವರ ಕಷ್ಟವನ್ನು ಹೇಳಬೇಕು ಪಾರ್ಟ್ ಆಫ್ ಎಂಬೆಸಿ ಇದು ಅನ್ಅಫಿಷಿಯಲ್ ವೃದ್ಧೇಶು ಧೃತರಾಷ್ಟ್ರ ಮುಂತಾದವರಲ್ಲಿ ಕುಲಧರ್ಮವನ್ನು ಹೇಳಬೇಕು ಕುಲಧರ್ಮಕ್ಕೆ ವಿರುದ್ಧ ಮಾಡ್ತಿದ್ದೀರಿ ಪಾಂಡವರು ಕೊಡಬೇಕಾದ ರಾಜ್ಯ ಕೊಟ್ಬಿಡಿ ತಪ್ಪಾಗುತ್ತೆ ಭೇದ ಮಾಡ್ತಕ್ಕಂಥವರಿದ್ದಾರಲ್ಲ ಕರ್ಣ ಶಕುನಿಗಳಲ್ಲಿ ಭೇದೋಪಾಯವನ್ನು ಮಾಡಿ ಭಯ ಹುಟ್ಟಿಸಬೇಕು ಭೀಮನ ದಂಡ ಹೇಗಿದೆ ಗೊತ್ತೆ ಅರ್ಜುನನ ಗಾಂಡಿವ ಹೇಗಿದೆ ಗೊತ್ತೆ ಇದು ತ್ರೀ ಫೋಲ್ಡ್ ಸೀಕ್ರೆಟ್ ಎಂಬೆಸಿ ಇವನು ಹೆದರಬಾರದು ಎಷ್ಟು ಕಷ್ಟದ ಕೆಲಸ ನೋಡಿ ಎರಡು ಮಾತಲ್ಲಿ ಹೇಳ್ಬೋದು ಈ ಕೆಲಸನ ಕಥೆಯನ್ನು ಇವರು ಕಳಿಸಿದ್ದೇನೋ ಅದು ಸಫಲವಾಗಲಿಲ್ಲ ಅದು ಬೇರೆ ವಿಷಯ ಆದರೆ ವನವಾಸ ಮುಗಿಸಿದ್ದೇವೆ ನೀವು ಅವರು ಕೊಡಬೇಕಾದ ರಾಜ್ಯವನ್ನು ಕೊಡಬೇಕು ಅಂತ ಅದು ಪ್ರಭಾವಶಾಲಿಯಾಗಿ ಹೇಳುವ ಕೆಲಸ ಮಾಡುವಂಥ ಒಬ್ಬ ಮಂತ್ರಿಯನ್ನು ದೂತನನ್ನು ಕಳಿಸಿದ್ದಾರೆ ಈ ದೂತನ ಕೆಲಸ ಇನ್ನೇನೇನಿದೆ ಅಂದರೆ ಸಂದೇಶ ಹೇಳುವುದು ಒಪ್ಪಂದಗಳನ್ನು ಪಾಲನೆ ಮಾಡುವುದು ಪ್ರತಾಪ ಅಲ್ಟಿಮೇಟಮ್ ತಿಳಿಸುವುದು ಸ್ನೇಹವರ್ಧನೆ ಉಪಜಾಪ ಅಂದರೆ ವಂಚನೆ ಮೋಸ ಇಂಟ್ರಿ ಮಿತ್ರಭೇದ ಗೂಢದಂಡ ಅತಿಸಾರಣ ಬ್ರೇಕಿಂಗ್ ಓಪನ್ ದಿ ಸೀಕ್ರೆಟ್ಸ್ ಆಫ್ ದಿ ಎನಿಮಿ ಅತಿಸಾರಣ ಬಂಧುಗಳನ್ನು ರತ್ನಗಳನ್ನು ಗೂಢವಾಗಿ ಅಪಹರಿಸುವುದು ಗ್ಯಾದರಿಂಗ್ ಇನ್ಫಾರ್ಮೇಷನ್ ಆಫ್ ದಿ ಎನಿಮಿ ಮೂವ್ಮೆಂಟ್ಸ್ ಬ್ರೇವರಿ ಬ್ರೇಕಿಂಗ್ ಆಫ್ ಟ್ರೀಟೀಸ್ ಸಾಧ್ಯ ಆದರೆ ಮಾಟ ಮಂತ್ರ ಪ್ರಯೋಗ ಇದಿಷ್ಟು ಮಾಡಬೇಕಂತ ಅನ್ಕಾಣಿಕೆ ಅರ್ಥಶಾಸ್ತ್ರದ ಅನೇಕ ನೀತಿ ಅಂಶಗಳನ್ನು ಮುಂದೆ ಭೀಷ್ಮನೇ ಅನುಶಾಸನ ಪರ್ವದಲ್ಲಿ ಮತ್ತು ಶಾಂತಿ ಪರ್ವದಲ್ಲಿ ಹೇಳ್ತಾನೆ ಇದು ಜ್ಞಾತಕ್ಕೆ ಹೇಳ್ತಿದ್ದೆ ನಿಮಗೆ ಅಂದರೆ ಇವತ್ತು ಪಶ್ಚಿಮದವರಿಂದ ನಾವೆಲ್ಲ ಕಲ್ತ್ಕೊಳ್ಬೇಕಾದ ಸ್ಥಿತಿ ಇದೆ ಅನ್ನೋ ತಪ್ಪು ತಿಳುವಳಿಕೆ ನಿಮಗೆ ಹೋಗಲಿ ಅಂತ ಇಲ್ಲೆಲ್ಲ ಪುಸ್ತಕದಲ್ಲಿದೆ ಮಾಡ್ತಾ ಇಲ್ಲ ದಿಸ್ ಕಂಟ್ರಿ ವಾಸ್ ಹ್ಯಾಸ್ ಬೀನ್ ಬಿಟ್ರೇಡ್ ಥ್ರೂ ಅವರ್ ಸಿಕ್ಸ್ಟಿ ಇಯರ್ಸ್ ಆಫ್ಟರ್ ಫ್ರೀಡಮ್ ಇದು ಎಲ್ಲಿಂದ ಶುರುವಾಯಿತು ನೆಹರುವಿಂದ ಆರಂಭವಾಯಿತು ಹೆಸರು ತಗೊಂಡೇ ಸಹಸ್ರನಾಮಾರ್ಚನೆ ಮಾಡ್ತಾ ಇದ್ದೇನೆ ನಾನು ಈ ನ್ಯೂ ನಥಿಂಗ್ ಆಫ್ ಇಂಡಿಯನ್ ಕಲ್ಚರ್ ಒಂದು ಕಡೆ ಬರೆದಿದ್ದೇನೆ ಪುಸ್ತಕದಲ್ಲಿ ನೆಹರು ವಾಸ್ ಬ್ಯುಸಿ ಡಿಸ್ಕವರಿಂಗ್ ಇಂಡಿಯಾ ಇನ್ ದಿ ಬ್ರಿಟಿಷ್ ಜೈಲ್ಸ್ ಆಫ್ ಇಂಡಿಯಾ ಅಂತ ಬ್ರಿಟಿಷರು ಕಟ್ಟಿದ ಭಾರತೀಯರ ಜೈಲುಗಳಲ್ಲಿ ಕೂತು ದಿ ಫೆಲೋ ವಾಸ್ ಡಿಸ್ಕವರಿಂಗ್ ಇಂಡಿಯಾ ಈ ವೆರಿ ಲೇಟ್ ಇನ್ ಈಸ್ ಲೈಫ್ ನೀವು ಡಿಸ್ಕವರ್ ಏನಿದೆ ಮರ್ತಿದ್ರೆ ಡಿಸ್ಕವರಿ ಮರ್ತಿದ್ದವನಿಗೆ ಡಿಸ್ಕವರಿ ನಮಗೆ ಡಿಸ್ಕವರಿ ಬೇಕಾಗಿಲ್ಲ ಇಂಡಿ ಇಂಡಿಯಾ ಇದೆ ಭಾರತ ಇದೆ ನಮ್ಮ ಸಂಸ್ಕೃತಿ ಇದೆ ಅಂಥವರನ್ನು ಹುಡುಕಿ ಹುಡುಕಿ ಮಾಡಬೇಕು ಬರೀ ಜಾತಿ ಆಧಾರದ ಮೇಲೆ ನಿಮ್ಮವರು ಅಂತ ತಿಳ್ಕೊಂಡು ನೆಪಾಟಿಸಂ ಫೇವರಿಟಿಸಂ ಇದರ ಮೇಲೆ ನೀವು ಅಂಬಾಸಡರ್ನಿಟ್ಟರೆ ತಪ್ಪಾಗ್ತದೆ ವಾಗ್ಮಿ ಇರಬೇಕು ದಕ್ಷ ಇರಬೇಕು ಕೆಲಸದಲ್ಲಿ ಚಾಣಾಕ್ಷತೆ ಇರಬೇಕು ಹೇಳಿದಷ್ಟನ್ನ ಹೇಳದೇ ಇದ್ದದ್ದನ್ನು ಅದರೊಳಗೆ ಸೇರಿಸಿ ಮಾಡಿಕೊಂಡು ಬರೋವನಾಗಿರಬೇಕು ಒಬ್ಬ ಹನುಮಂತ ಮಾಡಿದ ರಾಮಾಯಣದಲ್ಲಿ ದೂತ ಅಂದ್ರೆ ಎಂತ ದೂತ ನೋಡಯ್ಯ ನನ್ನ ಹೆಂಡತಿ ಬದುಕಿದ್ದಾಳೆಯೋ ಇಲ್ಲವೋ ಸೀತೆ ಯದಿ ಜೀವ ಅನವ ಇಷ್ಟೇ ರಾಮ ಹೇಳಿದ್ದು ಬದುಕಿದ್ದಾಳೆಯೋ ಇಲ್ಲವೋ ಸೀತೆ ನೋಡ್ಕೊಂಬ ಮರದ ಮೇಲೆ ಕೂತಿದ್ದಾನೆ ನೀವು ಅವಳು ನೇಣಾಕೋತಾ ಇದ್ದಾಳೆ ಕೆಳಗಡೆ ಹಾಗೆ ಕೂತಿದ್ದು ನೇಣುಕು ಹಾಕೊಂಡ್ಮೇಲೆ ವಾಪಸ್ ಹೋಗಿದ್ರೆ ಏನಾಗ್ತಿತ್ತು ಯದಿ ನವ ಬದುಕಿದ್ದಾಳೆ ಇಲ್ಲ ಸ್ವಾಮಿ ಏನಾಯ್ತು ನೀ ನೀನೇನೆಯ ಮಾಡ್ತಿದ್ದೆ ನೋಡ್ತಾ ಇದ್ದೆ ಮುಟ್ಟಾಳ ಯಾಕಯ್ಯ ನೋಡ್ತಾ ಇದ್ದೆ ಯದಿ ವಾನ ಅಷ್ಟೇ ತಾನೇ ನೀವು ಹೇಳಿದ್ದು ಸಮಯ ಬಂದರೆ ಅವಳ ಪ್ರಾಣವನ್ನು ಕಾಪಾಡು ನೀವು ಹೇಳಿರ್ಲಿಲ್ವಲ್ಲ ಅಂತ ಹೇಳಿದ್ರೆ ಏನಾಗ್ತಿತ್ತು ಯೋಚನೆ ಮಾಡಿ ಸಮುದ್ರಲಂಘನ ಮಾಡು ಅಂತ ರಾಮ ಹೇಳಿದ್ನೆ ಲಂಕೆಗೆ ಬೆಂಕಿ ಹಚ್ಚು ಅಂತ ಅವನು ಹೇಳಿದ್ನೆ ರಾವಣನಿಗೆ ಬುದ್ಧಿ ಹೇಳು ಅಂತ ಹೇಳಿದ್ದೇನೆ ಇದು ಜೀವ ಸೀತೆ ಬದುಕಿದ್ದ ಅಡಿಯ ಇಲ್ಲವೇ ಇಷ್ಟೇ ನೋಡ್ಕೊಂಬ ಅಂದರೆ ಅದರಲ್ಲಿ ಅಡಗಿದ ಏನೆಲ್ಲ ಅಂಶಗಳನ್ನ ಇವನ ಬಾಲಕ್ಕೆ ಬೆಂಕಿ ಇಟ್ಟು ಇವನಿಗೆ ಅವಮಾನ ಮಾಡಬೇಕು ಅಂತ ನೋಡಿದರೆ ಅದರಿಂದಲೇ ಬಾಲಾಗ್ನಿಯಿಂದಲೇ ಅಲಂಕೆಯ ಅರ್ಧ ಭಾಗ ಕೋಟೆ ಗೀಟೆ ಎಲ್ಲ ಸುಟ್ಟು ಮುಂದೆ ಬರೋ ರಾಮ ರಾವಣ ಯುದ್ಧಕ್ಕೆ ಅನುಕೂಲವಾಗುವಂತೆ ಸಮಯ ಸಂದರ್ಭ ಅಲ್ಲಿಂದ ಚಾಣಾಕ್ಷತನ ಒಂದು ಕಪ್ ಕಾಫಿ ತಗೊಳ್ಳಿಲ್ಲ ಲಂಕೆಯಲ್ಲಿ ಪುಣ್ಯಾತ್ಮ ವಿಭೀಷಣ ಮನೆಯ ಜಾಗರಣೆ ಅವತ್ತು ಅಂತ ಬರೆದಿದ್ದಾರೆ ಕನ್ನಡ ರಾಮಾಯಣದಲ್ಲಿ ಆ ಭಜನೆಯಲ್ಲಿ ಅನ್ವಯಿಸ್ತಾ ಒಂದು ಹುಲ್ಲು ಕಡ್ಡಿ ಮುಟ್ಟಲಿಲ್ಲ ಲಂಕೆಯಲ್ಲಿ ಅವನು ಯಾರು ಸೀರೆ ಕೊಟ್ಟಿದ್ರೆ ಕಾಂಚೀಪುರಂ ಸೇರೆ ಹನುಮಂತನ ಹೆಂಡತಿ ಇದ್ರೆ ಯೋಚನೆ ಮಾಡಿ ಅಂಥ ದೂತ ಬೇಕು ಮುನ್ನು ತೂದು ವಾನರ ತಿನ್ವಾಯಿಲ್ ಮೊಳಿಂದು ತಿರುಮಂಗಾಳ್ವಾರರು ಈ ನಮ್ಮ ತಿರುವಳ್ಳೂರು ವೀರರಾಘವಸ್ವಾಮಿ ವಿಷಯವಾಗಿ ಕಾಶೆಯಾಡೈ ಆ ಹತ್ತು ಪದ್ಯಗಳಲ್ಲಿ ಒಂದರಲ್ಲಿ ಹೇಳ್ತಾರೆ முன்னோர் ವಾನರ வாயில் மொழிந்து ಪೂರ್ವಾವತಾರದಲ್ಲಿ ಹನುಮಂತನ ದೌತ್ಯವನ್ನ ಕೇಳಿದ ಆಂಜನೇಯ ಸ್ವಾಮಿಯ ವೈಭವವನ್ನ ಮೀಸೆ ತಿರುಗಿಸಿದ ಆಂಜನೇಯ ತನ್ನವರ ಜೊತೆ ರಾಮನ ಜೊತೆಯಲ್ಲಿ ಹೇಳಲಿಲ್ಲ ಈ ಕಡೆ ಸಮುದ್ರ ತೀರದಲ್ಲಿ ಕೂತಿದ್ದಾರೆ ವಾನರ ವೀರರೆಲ್ಲ ಏನಯ್ಯ ಮಾಡಿದೆ ಏನಯ್ಯ ಮಾಡಿದೆ ಎಲ್ಲ ಹೇಳ್ತೀನಿ ಕೇಳಿ ಸುತ್ತ ಅಡುಗೆ ಮಾಡಿದೆ ಏನಾಯ್ತು ನಾಮ ವಿಶ್ರಾವಿತಮ್ಮ ಆ ಊರಲ್ಲಿ ನನ್ನ ಹೆಸರು ಎಲ್ಲರಿಗೂ ಕೇಳಿಸೋ ಹಾಗೆ ಮಾಡಿ ಬಂದೆ ಎಂದ ತಮಟೆ ಹೊಡೆದು ಇಂದ್ರಜಿತ್ತು ಇವನ ರಥದಲ್ಲಿ ಕೂರಿಸಿ ಹೇಳ್ಕೊಂಡು ಹೋದರಲ್ಲ ನನ್ನ ಹೆಸರನ್ನು ಕೇಳಿದೆ ಇದ್ದವರು ಯಾರೂ ಇಲ್ಲ ಆ ಊರಲ್ಲಿ ಯಾರಯ್ಯವನು ಲಂಕೆ ಸುಟ್ಟವನು ಲಂಕೆ ಸುಟ್ಟವನು ಲಂಕೆ ಸುಟ್ಟವನು ನದಿ ಜಲಂಕೇಶ ವನಾರಿಕೇತು ಅಲ್ಲಿ ಬಂತ ನೋಡಿಯದು ನನ್ನ ಹೆಸರು ಎಲ್ಲರೂ ಕೇಳಿದರು ರಾಮಚಂದ್ರ ಆಶ್ಚರ್ಯಪಟ್ಟ ಎಲ್ಲ ಲಂಕೆಯಲ್ಲಿ ರಾಮನ ಹೆಸರು ಕೇಳಿಲ್ಲ ಸೀತೆ ಹೆಸರು ಕೇಳಿಲ್ಲ ಹನುಮಂತನ ಹೆಸರನ್ನು ಹೇಳಿದ್ದಾರೆ ಹಾಗಿದ್ರೆ ಇನ್ನೊಂದು ಅವತಾರವನ್ನೆತ್ತಿ ನಾನು ದೂತನಾಗಬೇಕು ಅಂತ ಆಸೆಪಟ್ಟು ಪಾಂಡವರಿಗೆ ದೂತನಾದ ಅವನೇ ರಾಮನೇ ಈ ಕೃಷ್ಣ ಕೃಷ್ಣ ಬೇರೆಯಲ್ಲ ರಾಮ ಬೇರೆಯಲ್ಲ ಅವನೇ ವೀರರಾಘವ ಅದ್ಭುತವಾಗಿ ಬರೆದಿದ್ದಾರೆ ಅಂದ್ರೆ ಕೃಷ್ಣಾವತಾರದ ದೌತ್ಯಕ್ಕೆ ಪ್ರೇರಣೆ ಬಂದದ್ದು ರಾಮಾವತಾರದ ಹನುಮಂತನಿಂದ प्रेषणं सन्धिपालत्वं प्रतापो मित्रसङ्ग्रहः उपजापः सुहृद्भेदः गूढदण्डः अतिसारणम् बन्धुरत्नापहरणम् चारज्ञानम् पराक्रमः समाधिमोक्षः दूतस्य कर्मयोगस्य चाश्रयः ಇಷ್ಟೊತ್ತು ನಾ ಹೇಳಿದ ವಿಷಯ ಇರಲಿ ದ್ರುಪದರಾಜನ ಪುರೋಹಿತ ಕೌರವರ ಸಭೆಗೆ ಹೋದ ಧೃತರಾಷ್ಟ್ರನಿಗೆ ನಮಸ್ಕಾರ ಮಾಡಿದ ಅದು ಬೇಕಾಗಲಿ ಬೇಡವಾಗಲಿ ಕೆಲವು ಜಾಗದಲ್ಲಿ ಈ ನಮಸ್ಕಾರ ಅನ್ನೋದೊಂದು ಅನಿವಾರ್ಯವಾದ ಟಿಕೆಟ್ ಇದು ಕೆಲವು ಅರ್ಥಶೂನ್ಯವಾದ ಶಬ್ದಗಳನ್ನು ದಿವಸ ಬಳಸ್ತೇವೆ ನಾವು ಬೆಳಗ್ಗೆ ಎದ್ದವರು ಕೂಡಲೇ ಎದ್ದರ ಸ್ವಾಮಿ ಕಾಣಿಸೋದಿಲ್ವ ಕಣ್ಣಿಗೆ ದೆವ್ವದ ಕೂತಿದ್ವಲ್ಲ ಗೊತ್ತಿಲ್ವೇ ಅವ್ರ ಕೈಲಿ ಬಯಸ್ಕೊಳ್ಳೋದಕ್ಕೆ ಇಂಗ್ಲಿಷ್ನಲ್ಲಿ ಬೇರೆ ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ನೀವು ಗುಡ್ ಮಾರ್ನಿಂಗ್ ಹೇಳಿದೆ ಇದ್ರೆ ಗುಡ್ ಮಾರ್ನಿಂಗ್ ಆಗೋದಿಲ್ವಾ ಗುಡ್ ಈವ್ನಿಂಗ್ ಹೇಳಿದೆ ಇದ್ರೆ ಗುಡ್ ಈವ್ನಿಂಗ್ ಆಗೋದಿಲ್ವ ಜೀವನದಲ್ಲಿ ಕೆಲವರು ಬರೀ ಇದರಲ್ಲೇ ಕಾಲ ಕಳೀತಾರಲ್ಲ ಇದಕ್ಕೇನು ಹೇಳಬೇಕು ಅಂದ್ರೆ ಪೊಲೈಟ್ ಮೀನಿಂಗ್ಲೆಸ್ ವರ್ಡ್ಸ್ ಟಿ ಎಸ್ ಎಲಿಯಟ್ ಕವಿ ಇದಕ್ಕೆ ಪೊಲೈಟ್ ಮೀನಿಂಗ್ಲೆಸ್ ವರ್ಡ್ಸ್ ಹಲೋ ಹಲೋ ಹುಡು ಹೌಡಿ ಹುಡುನು ಇಲ್ಲ ಹೌಡಿಯು ನಾಟ್ ಡೂನು ಇಲ್ಲ ಅದು ಟೆಲಿಫೋನ್ ಎತ್ತಿದ ಕೂಡಲೇ ಹಲೋ ಹಲೋ ಹಲೋ ಎಲ್ಲರೂ ಹೇಳ್ತಾರೆ ಹಲೋ ಶಬ್ದಕ್ಕೆ ಅರ್ಥ ಏನು ಡಿಕ್ಷನರಿ ಒಳಗೆ ಅರ್ಥ ಇಲ್ಲ ಇದು ಬರೀ ಹಾಲೋ ಹಲೋ ಹಲೋ ಕೆಲವು ರಾಮ್ ರಾಮ್ ಅಂತ ರಾಷ್ಟ್ರದ ಕಿವೀರ್ ಅಂತ ಇದೇನು ಹೊಸದಾಗಿ ಶುರು ಮಾಡಿದ್ದಾರಲ್ಲ ಅಂತ ಕೆಲವರು ಜಾತಿ ಕೇಳ್ತೇವೆ ಅಂದರೆ ಬೇಕಾಗಲಿ ಬೇಡವಾಗಲಿ ಕೆಲವು ಸಲ ಕೆಲವೊಂದು ಕ್ರಮಗಳನ್ನು ತಗೊಳ್ಬೇಕು ನಮಸ್ಕಾರ ಮಾಡಿದ ಆ ರಾಜನ ಪುರೋಹಿತ ಹೇಳಿದ ಮಾತುಗಳಲ್ಲಿ ಸುಮಾರು ಏಳು ಅಂಶಗಳಿವೆ ನಾ ಶ್ಲೋಕಗಳನ್ನು ಓದೋದಿಲ್ಲ ನಿವೇದನೆ ಮಾಡಿಬಿಡ್ತೇನೆ ಎಲ್ಲಿ ಬರ್ತದೆ ಇದು ವಿಂಶೋಧ್ಯ ಇಪ್ಪತ್ತನೇ ಅಧ್ಯಾಯ ಸಂಜಯಾನ ಪರ್ವ ಉದ್ಯೋಗ ಪರ್ವದಲ್ಲಿ ಪಾಂಡು ಧೃತರಾಷ್ಟ್ರರಿಗೆ ರಾಜ್ಯವೆಂಬುದು ಸಮಾಧಿಕಾರವುಳ್ಳದ್ದು ಇದು ಹೇಳೋಕೆ ಎಷ್ಟು ಧೈರ್ಯ ಬೇಕು ನೋಡಿ ಅದು ಮಹಾರಾಜರೇ ನಿಮ್ಮ ತಮ್ಮ ಪಾಂಡು ಅಂತ ಒಬ್ಬ ಇದ್ದ ಗೊತ್ತೇ ಹೌದಪ್ಪ ಇದ್ದ ಅವನು ಕಾಡಿಗೆ ಹೋದ ಸತ್ತು ಹೋದ ಅದಲ್ಲ ಕಥೆ ನೀವಿಬ್ಬರೂ ಸಮಾನವಾದ ಅಧಿಕಾರವುಳ್ಳವರು ಹೌದೇ ಹೌದಪ್ಪ ಅಂದ್ರೆ ನಿಮಗೆ ಅಧಿಕಾರವಿಲ್ಲದೆ ಕೊರಡಾದ್ರೆ ನಿಮ್ಮ ತಮ್ಮನ ಅಧಿಕಾರ ಕೋಡಿಸಲಿಲ್ವ ಬೇರೆಗಡೆ ಭೀಷ್ಮ ಹೌದು ಈಗ ಅಂದ್ರೆ ಸಮಾಧಿಕಾರ ಅಂತ ಹೇಳಿದ ಏಕರಾಜ್ಯದ ಮಾತನ್ನು ಬಿಟ್ಟ ಸಂಸ್ಕೃತದಲ್ಲಿ ಚಾಟು ಶ್ಲೋಕಗಳು ಹೇಳ್ತಾರೆ ಅಪಾಯ ಉಂಟಾದರೆ ಒಬ್ಬ ಮನುಷ್ಯ ಅರ್ಧಂ ತ್ಯಜತಿ ಪಂಡಿತ ಅರ್ಧ ಬಿಡ್ತ ನೀನು ಅರ್ಧ ಬರಲಪ್ಪ ಅಂತ ಆತ್ಮನಾಶೆ ಸಮತ್ಪನ್ನೆ ಸರ್ವಂ ತ್ಯಜತಿ ಪಂಡ ಆತ್ಮನಾಶ ಉಂಟಾದರೆ ಎಲ್ಲ ಸೋತು ಬಿಡಬೇಕು ಸರ್ವನಾಶೆ ಸಮತ್ಪನ್ನೆ ಅರ್ಧಂ ತ್ಯಜತಿ ಒಂದು ಬಾಡಿಗೆ ಮನೆ ಕೊಟ್ಟಿರ್ತೀರಿ ಮೂವತ್ತು ವರ್ಷ ಅವರು ಬಾಡಿಗೆ ಹತ್ತು ರೂಪಾಯಿ ಬಾಡಿಗೆಯಲ್ಲಿ ಇದ್ರು ಇಪ್ಪತ್ತು ಸ್ಕ್ವೇರ್ ಮನೆಯಲ್ಲಿ ನೀವು ಬಿಡಿಸ್ಬೇಕು ಅವ್ರನ್ನ ನಾವು ಬಿಡೋದಿಲ್ಲ ಬೇಕಾದ್ರೆ ನಾವೇ ತಗೋತೀವಿ ಮನೇನ ಎಷ್ಟಕ್ಕೆ ಏನೋ ಒಂದು ಎರಡು ಸಾವಿರ ರೂಪಾಯಿ ತಗೋತೀವಿ ಬಂದಷ್ಟಾರು ಬರಲಿ ತಗೋಬೇಕು ಇಲ್ಲರ ಅದು ಹೋಗುತ್ತೆ ಕೋರ್ಟ್ಗೆ ಹಾಕಿದೀನಿ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಎಳೆದಾಡ್ತಾರೆ ನೀವು ಇರೋದಿಲ್ಲ ಅವನು ಇರೋದಿಲ್ಲ ಬಂದಷ್ಟಾರು ಬರಲಿ ಎರಡು ಸಾವಿರ ರೂಪಾಯಿನಾರು ಕೊಡು ಅಂತ ಹೇಳಬೇಕು ಎಷ್ಟೋ ಜನ ಹೀಗೆ ಬಾಡಿಗೆ ಕೊಟ್ಟು ಅವ್ರು ಎಷ್ಟು ಬಾಡಿಗೆ ಕೊಟ್ಟಿರ್ತಾರೆಯೋ ಹತ್ತು ಇಪ್ಪತ್ತು ವರ್ಷದಲ್ಲಿ ಅದಕ್ಕೆ ಎರಡರಷ್ಟು ದುಡ್ಡು ಅವರಿಗೆ ಕೊಟ್ಟು ಮನೆಯನ್ನು ಬಿಡಿಸಿಕೊಳ್ಳುವಂತಹ ಪರಿಸ್ಥಿತಿ ಇರ್ತದೆ ಸರ್ವನಾಶೆ ಸಮತ್ಪನ್ನೆ ಅರ್ಧಂ ತ್ಯಜಜ ಪಂಡಿತ ಆತ್ಮನಾಶೆ ಸಮತ್ಪನ್ನೆ ಸರ್ವಂ ತ್ಯಜಜ ಪಂಡಿತ ಇಲ್ಲಿ ಅಲ್ವತ್ತು ಹೇಳಿದ್ದೇನೆ ಕ್ರೈಸಿಸ್ ಇಡೀ ರಾಜ್ಯಕ್ಕೆ ಪಾಂಡು ವಾರಸುದಾರ ಪಾಂಡು ಆದ್ಮೇಲೆ ಧರ್ಮರಾಜನಿಗೆ ರಾಜ್ಯ ಆಗಬೇಕು ಸಮಸ್ತ ರಾಜ್ಯಕ್ಕೆ ಧರ್ಮರಾಜನಿಗೆ ಯುವರಾಜ ಪಟ್ಟಾಭಿಷೇಕವನ್ನು ಇದೇ ಭೀಷ್ಮನೇ ಮಾಡಿದ್ದ ಅದೇ ಭೀಷ್ಮನೇ ಅವರು ಅರಗಿನ ಮನೆಯಲ್ಲಿ ಬಿಡಿಸ್ಕೊಂಡು ಬಂದ ಮೇಲೆ ಅರ್ಧವಾಡಿ ಈಗ ಅರ್ಧವಾದರೂ ದಕ್ಕಲಿ ಎನ್ನುವ ದೃಷ್ಟಿಯಿಂದ ಅರ್ಧ ರಾಜ್ಯವನ್ನು ಕೇಳ್ತಾರೆ ಪಾಂಡವರು ಜೂಜಲ್ಲಿ ಸೋತಿದ್ರು ವನವಾಸ ವಾಸ ಮಾಡ್ಕೊಂಡು ಬಂದಿದ್ದಾರೆ ಈಗ ಅವರ ಭಾಗದ ರಾಜ್ಯವನ್ನು ನೀವು ಅವ್ರಿಗೆ ವಾಪಸ್ ಕೊಡಬೇಕು ನಾನ್ಯಾತ ಕೊಡಬೇಕು ಅದಕ್ಕೆ ಹೇಳ್ತಾನೆ ಎರಡನೇ ಪಾಯಿಂಟು ನಿನ್ನ ಮಕ್ಕಳಿಗೆ ದುರ್ಯೋಧನಾದಿಗಳಿಗೆ ಹೇಗೆ ಒಂದು ಭಾಗ ರಾಜ್ಯವನ್ನು ಮಹಾರಾಜರೇ ನೀವು ಕೊಟ್ಟಿರೋ ಅದೇ ರೀತಿ ನೀವು ಪಾಂಡವರಿಗೂ ಕೊಟ್ಟಿರಲಿಲ್ಲವೋ ಅದೇ ರೀತಿ ಅವರು ಕೊಡಬೇಕು ಯು ಆರ್ ಆಲ್ಸೋ ಎ ಪಾರ್ಟಿ ಟು ಇಟ್ ಆ ಕಪಟ ಜೂಜಿಗೆ ನೀವು ಕಾರಣವಾಗಿದ್ದೀರಿ ಅದನ್ನೆಲ್ಲ ಸಹಿಸಿಕೊಂಡು ನಿಮ್ಮ ಮಕ್ಕಳಾಗಿದ್ರೆ ಮಾಡ್ತಿದ್ರೆ ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸ ಸಭೆಯಲ್ಲಿ ಅಪಮಾನವನ್ನು ಸಹಿಸಿದರು ಒಂದೇ ಜನ್ಮದಲ್ಲಿ ಇನ್ನೊಂದು ಜನ್ಮ ಎತ್ತಿದಂತೆ ವಿರಾಟನ ಆ ಸ್ಥಾನದಲ್ಲಿ ಒಂದು ವರ್ಷ ಇದ್ದರು ಈಗ ಅವರು ಹೊರೆ ಕಳಿಸಿದ ಹಾವಿನಂತಾಗಿದ್ದಾರೆ ಪಾಂಡವರು ಇನ್ನೊಂದು ದಕ್ಷೋಹಿಣಿ ಅಂದರೆ ಯಾರು ಇಲೆವೆನ್ ಡಿವಿಷನ್ಸ್ ಆಫ್ ಆರ್ಮಿ ಅಂತ ಹೇಳ್ತೇವೆ ಇದು ಒಂದು ಕಡೆ ಒಂದು ಸಣ್ಣ ಅಧ್ಯಾಯದಲ್ಲಿ ಕೊಟ್ಟಿದ್ದಾರೆ ಇದೇ ಜಾಗದಲ್ಲಿ ಪಾಂಡವರು ಇಡೀ ಭೂಮಂಡಲವನ್ನು ಗೆದ್ದವರಿಗೆ ನ್ಯಾಯವಾಗಿ ಅವರು ಈಗ ಯುದ್ಧಕ್ಕೆ ಬಂದಾಗ ಇಡೀ ಭೂಮಂಡಲದಲ್ಲಿ ಯಾರ್ಯಾರು ಕಪ್ಪ ಕಾಣಿಕೆ ಕೊಟ್ಟಿದ್ರು ರಾಜಸೂಯದಲ್ಲಿ ಅವರೆಲ್ಲ ಪಾಂಡವರ ಕಡೆ ಬರಬೇಕಾಗಿತ್ತು ಬರಲಿಲ್ಲ ಯಾಕೆ ಬರಲಿಲ್ಲ ರಾಜಕಾರಣದಲ್ಲಿ ಸ್ವಾರ್ಥವೇ ಮುಖ್ಯ ಹಿಂದಿನ ಅಲ್ಲಿಯೂ ಕರುಣಾನಿಧಿ ಇದ್ದರು ಈಗಿನ ಅಲ್ಲಿಯೂ ಇದ್ದಾರೆ ಅವರಿಗೆ ತಮ್ಮ ರಾಜ್ಯದ ಹಿತ ತಮ್ಮ ಪಾರ್ಟಿ ಹಿತ ಮುಖ್ಯವೇ ಹೊರತು ರಾಷ್ಟ್ರದ ಹಿತ ಮುಖ್ಯವಲ್ಲ ಆಪರ್ಚುನಿಸ್ ಸಂದರ್ಭವಾದಿ ಅಂಥವರಿದ್ದರು ಮಹಾಭಾರತ ಕಾಲದಲ್ಲಿದ್ದರು ಅರವಿಂದರು ವ್ಯಾಸಾಂಡ್ ವಾಲ್ಮೀಕಿ ಅಂತ ಒಂದು ಪುಸ್ತಕ ಬರೆದಿದ್ದಾರೆ ಅದರಲ್ಲಿ ಈ ಲಾಯಲ್ಟಿ ಅಲೈನ್ಮೆಂಟ್ ಹೇಗಾಯಿತು ಯಾತಕ್ಕಾಯಿತು ತುಂಬಾ ಚೆನ್ನಾಗಿ ವಿವರಿಸಿ ಬರೆದಿದ್ದಾರೆ ಕೌರವರ ಕಡೆ ನೋಡಿ ಹನ್ನೊಂದು ಅಕ್ಷೋಹಿಣಿ ಇಲೆವೆನ್ ಡಿವಿಷನ್ಸ್ ಒಂದು ಅಕ್ಷೋಹಿಣಿ ಅಂದ್ರೆ ಇಷ್ಟು ಆನೆ ಇಷ್ಟು ಕುದುರೆ ಇಷ್ಟು ಕಾಲಾಳು ಇಷ್ಟು ರಥ ಇರಬೇಕು ಅಂತ ಲೆಕ್ಕ ಇದೆ ಅದೆಲ್ಲ ನಿಮ್ಮ ತಲೆ ಚಿಟ್ಟಾಗುತ್ತೆ ಹೇಳಿದ್ರೆ ಹೇಳೋದಿಲ್ಲ ಭಗದತ್ತನ ಚೀನೀ ಸೈನ್ಯವೇ ಒಂದು ಅಕ್ಷೋಹಿಣಿ ಸಮುದ್ರ ತೀರವಾಸಿ ವರ್ಣನೆ ಮಾಡಿದ್ದಾರೆ ಪ್ರಾಯಶಃ ಹಾಂಕಾಂಗಿನವರು ಇರಬೇಕು ಅವನು ಸೂರ್ಯ ಹುಟ್ಟಿದರೆ ಮೊದಲನೇ ಬೆಳಕು ಬರೋ ಜಾಗ ಪ್ರಾಗ್ ಜ್ಯೋತಿಷಪುರ ಭಗದತ್ತೊಂದು ಒಂದು ಅಕ್ಷೋಹಿಣಿ ಸೈನ್ಯ ಅವರ ಅಪ್ಪ ನರಕಾಸುರ ಕೃಷ್ಣ ಕೊಂದಿದ್ದಾನೆ ಆದರೆ ಇವನಿಗೆ ನಾಚಿಕೆ ಇಲ್ಲ ಭಯವಿಲ್ಲ ಕೃಷ್ಣ ಅವನ ಕೈಯಲ್ಲಿ ಮಾತು ತಗೊಂಡಿದ್ದ ನಿನ್ನೂ ಮುಗಿಸ್ಬಿಡ್ತೇನೆ ನಿಮ್ಮ ಅಪ್ಪನ ಜೊತೆಗೆ ನಾ ಎಲ್ಲಿರ್ತೇನೆ ಧರ್ಮದಲ್ಲಿರಬೇಕು ಅಂತ ಮಾತು ತಗೊಂಡಿದ್ರು ಈಗ ಅವನು ಈ ಕಡೆ ಸೇರಿಕೊಂಡಿದ್ದಾನೆ ಭೂರಿಶ್ರವಸ್ಸು ಅವನು ಮಧೆ ವಿಷಯ ಮುಂದೆ ಸಾತ್ವಿಕ ಕೆಲಸ ಅವನು ಅವನಲ್ಲಿ ಒಂದು ಅಕ್ಷೋಹಿಣಿ ಇತ್ತು ಎರಡನೇದಾಯಿತು ಪಾಂಡವರ ಸ್ವಂತ ಸೋದರ ಮಾವ ನಕುಲ ಸಹದೇವರ ಸ್ವಂತ ಸೋದರ ಮಾವ ಶಲ್ಯ ಅವನ ಆ ಕಡೆ ಸೇರಿದ ಇವನು ಸರಿ ತಪ್ಪು ಗೊತ್ತಿರಲಿಲ್ವೇ ಆ ಕಥೆ ಹೇಳ್ತೇನೆ ಮೇಲೆ ಅವನಲ್ಲಿ ಒಂದು ಅಕ್ಷೋಹಿಣಿ ಕೃಷ್ಣನ ಕಡೆ ನಾರಾಯಣ ಸೇನೆ ಇತ್ತು ಒಂದು ಅಕ್ಷೋಹಿಣಿ ಕೃತವರ್ಮ ದೊಡ್ಡ ಆಪರ್ಚುನಿಸ್ಟ್ ಅವನ ಆ ಕಡೆ ಹೋಗುವಂತೇಳಿ ಬಿಟ್ಟ ಕೃಷ್ಣ ನಾಲ್ಕಾಯಿತು ಸಿಂಧು ದೇಶದುದೆ ಜಯದ್ರಥ ಸೈಂಧವ ಅವನಲ್ಲಿ ಒಂದು ಅಕ್ಷೋಹಿಣಿ ಇತ್ತು ತ್ರಿಗರ್ತರ ದೊರೆ ವಿರಾಟ್ ಪರ್ವರು ಸೋತ್ನಲ್ಲ ದಕ್ಷಿಣ ಗೋಗ್ರಹಣದಲ್ಲಿ ಅವನಲ್ಲಿ ಒಂದು ಅಕ್ಷೋಹಿಣಿ ಇತ್ತು ಕಾಂಬೋಜ ದೊರೆಯಲ್ಲಿ ಒಂದು ಅಕ್ಷೋಹಿಣಿ ಇತ್ತು ಏಳನೇವನು ಎಂಟನೇವನು ನೀಲಧ್ವಜ ಮಾಹಿಷ್ಮತಿ ದೊರೆ ಅವನಲ್ಲಿ ಒಂದು ಅಕ್ಷೋಹಿಣಿ ಇತ್ತು ಅನುವಿಂದರು ಅವರ ತಂಗಿಯನ್ನ ಕೃಷ್ಣ ಅವಳ ಇಷ್ಟದಂತೆ ಅಪಹಾರ ಬಂದಿದ್ದ ಮಿತ್ರವಿಂದ ಅದಕ್ಕೆ ಅವರು ಕೃಷ್ಣನ ಮೇಲೆ ಕೋಪ ಇತ್ತು ಆ ಅಕ್ಷೋಹಿಣಿ ಇತ್ತು ಕೇಕಯ ರಾಜಪುತ್ರರು ಹತ್ತು ಜನರಲ್ಲಿ ಐವರು ಪಾಂಡವರ ಕಡೆಗೆ ಐವರು ಕೌರವರ ಕಡೆಗೆ ಸೇರಿಕೊಂಡ್ರು ಎರಡು ಅಕ್ಷೋಹಿಣಿ ಇತ್ತು ಇಲ್ಲಿ ಒಂದು ಡಿವಿಷನ್ ಆಯಿತು ಹತ್ತಾಯಿತು ಉಳಿದವರು ಚಿಲ್ಲರೆ ಇಲ್ಲರೆ ಸೈನ್ಯ ಎಲ್ಲ ಅಡವಿ ಸೈನ್ಯ ಸೇರಿಸಿಕೊಂಡು ಕೌರವರದು ಇದು ಹನ್ನೊಂದು ಅಕ್ಷೋಹಿಣಿ ಪಾಂಡವರ ಕಡೆ ನಿಂತವರು ಯಾರು ಜರಾಸಂದನ ಮಗ ಧೃಷ್ಟಕೇತು ಅಂತಿದ್ದ ಅವನೇ ಒಂದು ಅಕ್ಷೋಹಿಣಿ ಜಯತ್ಸೇನ ಅವನ ತಮ್ಮ ಅವನ ಹತ್ರ ಒಂದು ಅಕ್ಷೋಹಿಣಿ ನಮ್ಮ ದಕ್ಷಿಣ ದೇಶದ ಮರ್ಯಾದೆ ಉಳಿಸಿದವರು ಪಾಂಡ್ಯ ದೇಶದ ದೊರೆಗಳು ಚೋಳರಲ್ಲ ಚೋಳರು ಸೈನ್ಯ ಕೌರವರ ಕಡೆ ಸೇರ್ಕೊಂಡ್ಬಿಡ್ತು ಪಾಂಡ್ಯ ದೇಶದವರು ಈ ಕಡೆ ಸೇರಿಕೊಂಡ್ರು ಅವರಲ್ಲೇ ಸೆಟ್ಲ್ ಆದರು ಕೆಲವರು ಅವತ್ತು ಹೇಳಿದ್ದೆ ಅಂತ ಕಾಣುತ್ತೆ ತಮಗೆ ಅದಕ್ಕೆ ಉತ್ತರ ದೇಶದಲ್ಲಿ ಎಷ್ಟೋ ಕುಟುಂಬಗಳು ಪಾಂಡೆ ಪಾಂಡೆ ಪಾಂಡೆ ಅಂತ ಹೆಸರೇನು ಬಂದಿದೆ ಅವರು ಪಾಂಡ್ಯ ದೇಶದವರು ತಮಿಳುನಾಡಿನವರು ಈಗ ತಮಿಳು ಗೊತ್ತಿಲ್ಲ ಅವರಿಗೆ ವಿರಾಟನಲ್ಲಿ ಒಂದು ಅಕ್ಷೋಹಿಣಿ ಇತ್ತು ದ್ರುಪದನಲ್ಲಿ ಒಂದು ಅಕ್ಷೋಹಿಣಿ ಇತ್ತು ಒಟ್ಟೈದಾಯಿತು ಪರ್ವತೇಯರು ಪರ್ವತ ರಾಜ್ಯದ ಕಡೆಯವರು ಅಂದ್ರೆ ಬಲೂಚಿಸ್ತಾನು ತಕ್ಷಶಿಲೆ ಆ ಕಡೆಯಿಂದ ಶಿಶುಪಾಲನ ಮಗ ಸಹದೇವ ಅಂತ ಒಬ್ಬ ಇದ್ದ ಅವನಲ್ಲಿ ಒಂದು ಅಕ್ಷೋಹಿಣಿ ಇತ್ತು ಒಟ್ಟು ಏಳು ಆಮೇಲೆ ಚೇಕಿತಾನ ಕಾಶಿರಾಜ ಪುರುಚುತಿ ಕುಂತಿಭೋಜ ಶೈಬ್ಯಾಯುಧಾಮನ್ಯು ಎಲ್ಲ ಹೆಸರು ಹೇಳಿ ಹೇಳಿ ಅಯ್ಯೋ ಅವರಿದ್ದಾರಲ್ಲ ಅವರಿದ್ದಾರಲ್ಲ ಭಗವದ್ಗೀತೆ ಮೊದಲನೇ ಅಧ್ಯಾಯದಲ್ಲಿ ಹೊಟ್ಟೆ ಕೊಳ್ತಾನೆ ದುರ್ಯೋಧನ ಇದು ಹನ್ನೊಂದು ಅಕ್ಷೋಹಿಣಿ ಮತ್ತು ಏಳು ಅಕ್ಷೋಹಿಣಿ ಏಳು ಹನ್ನೊಂದು ತುಂಬ ವಿಶಿಷ್ಟವಾದ ಅಂಕೆಗಳು ಅದು ವೇದೋಕ್ತ ಮರ್ಮ ಇದೆ ಇವತ್ತು ಹೇಳಕ್ಕೆ ಹೋಗೋದಿಲ್ಲ ನಾನು ದ್ರುಪದನ ಪುರೋಹಿತ ಹೇಳಿದ ಮಹಾರಾಜರೇ ನಿಮ್ಮ ಕಡೆ ಹನ್ನೊಂದು ಅಕ್ಷೋಹಿಣಿ ಸೈನ್ಯ ಇದೆ ಅಂತ ಮಾಹಿತಿ ಇದೆ ನಮಗೆ ಆದರೆ ಹಿಗ್ಗಬೇಡಿ ಪಾಂಡವರ ಕಡೆ ಕಡಿಮೆ ಸಂಖ್ಯೆ ಇದೆ ಅಂತ ತಿಳ್ಕೋಬೇಡಿ ಒಬ್ಬ ಅರ್ಜುನ ನೂರು ಕೋಟಿ ಅಕ್ಷೋಹಿಣಿಗಳ ಸಮವಾಗಬಲ್ಲ ಅವನಲ್ಲಿ ಗಾಂಡೀವ ಇದೆ ನಿಮ್ಮೆಲ್ಲ ಸೈನ್ಯಕ್ಕಿಂತ ಮುಖ್ಯವಾದವನವನು ಹೇಗೆ ಗೊತ್ತು ಇಷ್ಟು ಸೈನ್ಯವನ್ನ ನಗರದ ಹೊರವಲಯದಲ್ಲಿ ಒಬ್ಬನೇ ಅರ್ಜುನ ಸೋಲಿಸಿದ್ದನ್ನು ನೀವು ಕಂಡಿಲ್ಲ ಪಾಪ ನಿಮಗೆ ದುರ್ಯೋಧನ ಕೇಳಿ ನೋಡಿ ಕರ್ಣನ್ ಕೇಳಿ ನೋಡಿ ಒಬ್ಬನೇ ಅರ್ಜುನ ಆ ಹೇಳಿಯನ್ನು ಸಾರಥಿ ಅಂತ ಕರ್ಕೊಂಡು ಮಾಡಿ ತೋರಿಸಿದ್ನಲ್ಲ ನಿಮಗೆ ಇನ್ನು ಒಂದು ಹೇಳ್ತೇನೆ ಕೃಷ್ಣ ಇದ್ದಾನೆ ನಮ್ಮ ಕಡೆಯಲ್ಲಿ ಆ ಕೃಷ್ಣ ಎಂತ ಮೇಧಾಯಿ ಏಕಾಏಕಿ ಒಬ್ಬನೇ ಜರಾಸಂಧನನ್ನು ಸೋಲಿಸಿದ ಹಣ್ಣುಗಾಯಿ ನೀರುಗಾಯಿ ಮಾಡಿದ ಗೋವಾ ಕರ್ಕೊಂಡೋಗಿ ಅವನಿಗೆ ತಿನ್ನೋದು ಪದಾರ್ಥವಿಲ್ಲದೆ ಅದು ಯಾವ ಜಾಗಕ್ಕೆ ಬಂದಿದ್ದೇವೆ ಅಂತ ಗೊತ್ತಿಲ್ಲದೆ ಅವನ ಮೂರು ಅಕ್ಷೋಹಿಣಿಯಲ್ಲಿ ಇಪ್ಪತ್ತೆರಡನ್ನ ಕೃಷ್ಣನೇ ನಾಶ ಮಾಡಿದ್ದಾನೆ ಎಂತೆಂತ ಆಪೋಷಣ ತಗೊಂಡಿದ್ದಾನೆ ಬಹುಲತ್ವಂಚ ಸೇನಾನಾಂ ವಿಕ್ರಮಂಚ ಕಿರೀಟಿನ ಬುದ್ಧಿಮತ್ವಂಚ ಕೃಷ್ಣಸ್ಯ ಬುದ್ಧ್ವಾ ಯುದ್ಧೇ ತಕೋ ಬಹುಲತ್ವಂಚ ಸೇನಾನಾಂ ಪಾಂಡವರ ಕಡೆಯೂ ಏಳು ಅಕ್ಷೋಹಿಣಿ ಇದೆ ಕಡಲೆಪುರಿ ಅಲ್ಲ ವಿಕ್ರಮಂಚ ಕಿರೀಟನ ಅರ್ಜುನನ ಪರಾಕ್ರಮವನ್ನು ತಿಳಿದು ಬುದ್ಧಿಮತ್ವಂಚ ಕೃಷ್ಣಸ್ಯ ಕೃಷ್ಣನ ಬುದ್ಧಿವಂತಿಕೆಯನ್ನು ಕೇಳಿ ಬುದ್ಧ ಯುದ್ಧೇ ತಕೋ ನರಹ ಯಾವನೇ ಯುದ್ಧ ಮಾಡೋ ಪಾಂಡವರ ಜೊತೆಯಲ್ಲಿ ಬರ್ತಾನೆ ಅಂದ್ರೆ ಮೂರ್ಖತನ ಅಂತ ಹೇಳಬೇಕು ದಯವಿಟ್ಟು ಅವರಿಗೆ ಕೊಡಬೇಕಾದ ರಾಜ್ಯವನ್ನು ಕೊಟ್ಟು ಬಿಡಿ ಇಷ್ಟು ದಿಟ್ಟತನದಿಂದ ಹೇಳಿದ ಧ್ರುವದನ ಪುರೋಹಿತ ಪುಳಿಚಾರ ಬ್ರಾಹ್ಮಣ ಅಲ್ಲ ರಾಜನೀತಿ ಓದಿದ್ದವನು ಇಲ್ಲಿ ಏಕಾಂತದಲ್ಲಿ ಹೇಳಲಿಲ್ಲ ಬೆಡ್ರೂಮ್ನಲ್ಲಿ ಹೇಳಲಿಲ್ಲ ಸಭೆಯಲ್ಲಿ ಹೇಳಿದ್ದಾನೆ ಕರ್ಣ ಶಕುನಿ ದುರ್ಯೋಧನ ದುಶಾಸನ ತುಂಬಿದ ಸಭೆಯಲ್ಲಿ ಹೇಳಿದ್ದಾನೆ ಅಲ್ಲಿ ಏನು ಮಾಡೋಕೆ ಬರ ಹೋಗಿರಲಿಲ್ಲ ಆ ಕೃಷ್ಣ ಅಂದ್ರೆ ಯಾರು ಮುಂದೆ ವರ್ಣನೆ ಮಾಡ್ತಾನೆ ಸಂಜಯ ಅವನೇ ಶ್ರೀಮನ್ನಾರಾಯಣ ಮಹಾರಾಜರೇ ಕೆಲಸ ಕೆಟ್ಟಿತು ಕೃಷ್ಣನ ಎದುರಾಕೊಂಡ್ಬಿಟ್ರಿ ನೀವು ಅವನ ವೀರ್ಯಗಳು ಅನಂತವಾದವು ಒಂದೇ ಎರಡೇ ಅವತಾರ ಯಾರು ಸಹಾಯ ತಗೊಂಡಿದ್ದ ಅವತಾರ ಮಾಡಿದಾಗ ರಾಮಾವತಾರ ಮಾಡಿದಾಗ ನೆಪಕ್ಕೆ ಕೋತಿ ಸೈನ್ಯ ಇತ್ತೇ ಹೊರತು ಯಾರು ಸಹಾಯ ತಗೊಂಡಿದ್ದ ಅವನೇ ಈಗ ಕೃಷ್ಣ ಮತ್ಸ್ಯಕೋರ್ಮ ಬರಹಾವತಾರ ಮಾಡಿದಾಗ ಯಾರು ಸಹಾಯವಿತ್ತು ಅವನಿಗೆ ಎಂಬುದಾಗಿ ವಿಷ್ಣು ಕರ್ಮಾಣಿ ಪಶ್ಯತ ಯಥೋ ವ್ರತಾನಿ ಪಸ್ಪಶೇ ಇಂದ್ರಸ್ಯ ಸಖ ಈ ವಿಷ್ಣು ಸೂಕ್ತದ ಮಂತ್ರದ ಛಾಯೆ ಒಂದು ಶ್ಲೋಕ ಬರ್ತದೆ ಮುಂದೆ ಸಂಜಯಾನ ಪರ್ವದಲ್ಲಿ ತೋರಿಸ್ತೇನೆ ಯಃ ಪೂರ್ವ್ಯಾಯ ವೇಧಸೇ ನಬೀಯಸೇ ಸುಮಜ್ಜಾನಯೇ ವಿಷ್ಣುವೇದದಾಶಧೀ ಯೋ ಜಾತವಸ್ಯ ಮಹತೋ ಮಹಿಬ್ರವಾತ್ ಇದು ನಮ್ಮ ಪದ್ಧತಿಯಲ್ಲಿ ಮನೆಯಲ್ಲಿ ಶುಭಾಶೋಭನ ಏನೇ ನಡೆಯುವಾಗ ಭಗವಂತನಿಗೆ ಸಂಭಾವನೆ ಎತ್ತುವಾಗ ಮೊದಲು ಭಗವಂತನಿಗೆ ಸಂಭಾವನೆ ಪೆರಿಯ ಪೆರುಮಾಳು ಪಿರಾಟಿ ಆರು ಸಂಭಾವನೆ ಹೇಳುವ ಹೇಳೋ ಮಂತ್ರ ಇದು ಎಫ್ ಪೂರ್ಯ ಎಲ್ಲರೂ ಹೇಳಬಹುದು ಒಬ್ಬರು ಬಂದಿದೆ ಏನು ಅವ್ರ ಮಂತ್ರ ಅಂತಲ್ಲ ನಮ್ಮ ಮಂತ್ರ ನಿಮ್ಮ ಮಂತ್ರ ಅಲ್ಲ ಎಲ್ಲರಿಗೂ ಸೇರಿದ ಮಂತ್ರ ಅದು ಎಫ್ ಪೋರ್ವ್ಯ ಇದು ಕೃಷ್ಣನಿಗೆ ಎಷ್ಟು ಚೆನ್ನಾಗಿ ಒಪ್ಪುತ್ತೆ ಎಫ್ ಪೋರ್ವ್ಯಾಯ ವೇಧಸೆ ನವೀಯಸೆ ಎಷ್ಟು ಹಳಬನೋ ಪೂರ್ವ್ಯಾಯ ನವೀಯಸೆ ಅಷ್ಟು ಹೊಸಬ ಪುರಾಣ ಪುರುಷ ವೇಧಸೆ ಮಹಾಮೇಧಾವಿಯಾದವನು ಸುಮಜ್ಜಾನಯೇ ವಿಷ್ಣವೇ ದದಾಶತಿ ತುಂಬ ಬುದ್ಧಿಶಾಲಿಯು ಪೂರ್ವಾಪರ ಜ್ಞಾನವುಳ್ಳ ಜಗತ್ತನ್ನು ಯಾಕೆ ಸೃಷ್ಟಿ ಮಾಡ್ತಾ ಇದ್ದೇನೆ ಯಾರಿಗೋಸ್ಕರ ಸೃಷ್ಟಿ ಮಾಡ್ತಾ ಇದ್ದೇನೆ ಅಂತ ದಿವ್ಯ ಜ್ಞಾನವುಳ್ಳ ಆ ಭಗವಂತನಿಗೆ ದದಾಶತಿ ಯಾವನು ಮಾಡ್ತಾನೆಯೋ ಶರಣಾಗತಿ ಮಾಡ್ತಾನೆಯೋ ಯೋ ಜಾತಮಸ್ಯ ಮಹತೋ ಮಹಿಬ್ರವಾತ್ ಜಾತಮಸ್ಯ ಆ ಅವನ ಅವತಾರಗಳನ್ನು ಯಾವನು ಕೊಂಡಾಡ್ತಾನೆಯೋ ಮಹಿಬ್ರವಾತ್ ಸೇದುಶ್ರವೋಭಿರ್ಯುಜ್ಯಂ ಚಿದಭ್ಯಸತ್ ಅವನು ಕೀರ್ತಿವಂತನಾಗಿ ಆ ಭಗವಂತನನ್ನೇ ಹೋಗಿ ಸೇರ್ತಾನೆ ಕೊಂಡಾಡುವುದಕ್ಕೆ ಸ್ತೋತ್ರ ಪ್ರಿಯನಾದ ಸ್ತುತ್ಯನಾದ ಭಗವಂತನನ್ನೇ ಕೊಂಡಾಡಬೇಕು ಸ್ತುತ್ಯ ಸ್ತುತಿಪ್ರಿಯ ವಿಷ್ಣು ಸಹಸ್ರನಾಮದಲ್ಲಿ ಕಿಮೇಕಂ ದೈವತಂ ಲೋಕೆ ವಾಪ್ಯೇಕಂ ಪರಾಯಣಂ ಸ್ತುವಂತಃ ಕಂ ಪ್ರಾಪ್ನು ಯುರ್ಮಾನವಾ ಶುಭಂ ಕೆಲಸಕ್ಕೆ ಬಾರದೇ ಇದ್ದವ್ರನ್ನೆಲ್ಲ ಇಂದ್ರ ಕೊಂಡ ಕೊಂಡಾಡಿ ಕೊಂಡಾಡಿ ನೀವೇನು ಪತ್ರ ಹಾಕಿದ್ರೆ ಏನು ಲಾಭವಾಗುತ್ತೆ ನಿಮಗೆ ಬರೀ ಪೇಪರ್ ವೇಸ್ಟ್ ಆಗುತ್ತೆ ಕೊಂಡಾಡು ಕರ್ಹರಾದವ್ರನ್ನ ಕೊಂಡಾಡಬೇಕು ನಾಲಿಗೆಯೂ ಅಷ್ಟೇ ಭಗವಂತನನ್ನು ಕೊಂಡಾಡಬೇಕು ಯೋ ಜಾತಮಸ್ಯ ಮಹತೋ ಮಹಿಬ್ರವಾತ್ ಸೇ ದುಶ್ರವೋಭಿರ್ಯುಜ್ಯಂ ಚಿದಭ್ಯಸತ್ ತಮುಸ್ತೋತಾರ ಪೂರ್ಯಂ ಯಥಾ ತಸ್ಯ ಹೇ ಸ್ತೋತಾರಹ ಸ್ತೋತ್ರ ಮಾಡುವವರೇ ತಂ ಆ ಭಗವಂತನನ್ನೇ ತಂ ಉ ತಮು ಸ್ತೋತಾರಹ ಪೂರ್ವ್ಯಂ ಯಥಾ ಋತಸ್ಯ ಅವನು ಯಾತಕ ಮಾಡಿದ ಅಂತ ಅವತಾರಗಳನ್ನು ತಿಳ್ಕೊಂಡು ಕೊಂಡಾಡಿ ಯಾರೋ ಸ್ತೋತ್ರ ಬರೀತಾರೆ ನೀವು ಹೇಳೋದಲ್ಲ ನರಸಿಂಹಾವತಾರದ್ದು ಪ್ರಹ್ಲಾದ ಮಾಡಿ ಸ್ತುತಿ ಅವನು ಮಾಡಿದ ಅಲ್ಲ ನೀವು ಎಂಜಾಯ್ ಮಾಡಬೇಕದನ್ನ ಹೇಳಿ ತೋರಿಸಿದ್ರೆ ಗೋಕರ್ಣದಲ್ಲಿ ಕೂತಿದ್ದಾರೆ ಪ್ರಹ್ಲಾದ ಸ್ತುತಿ ನೀವು ಬರೆದು ಕೊಡಿ ನಾವು ಹಚ್ಚು ಮಾಡಿ ಫ್ರೀಯಾಗಿ ಹಂಚುತ್ತೀವಿ ಅಂತ ಕೂತಿದ್ದಾರೆ ಭಾಗವತ ಎಲ್ಲಿ ಹೇಳಿದ್ರಲ್ಲಿ ಜನರಿಗೆ ಹುಚ್ಚು ಹಿಡಿತಾ ಇದೆ ಅದು ಪ್ರತಿಯೊಂದು ಸ್ತೋತ್ರ ಬರೆದು ಕೊಡಿ ಬರೆದು ಕೊಡಿ ಅಚ್ಚುಮಣಿ ಅನ್ಯಾರೋ ಕೇಳ್ತಿದ್ರು ಅಷ್ಟಾವಕ್ರ ಗೀತೆ ಬರೆದು ಕೊಡಿ ಅದಕ್ಕೆ ಎಷ್ಟಾಗುತ್ತೆ ಎಸ್ಟಿಮೇಟು ನಾವು ಕೊಡ್ತೇವೆ ಮೊದಲು ಪುಸ್ತಕ ಬರೀತೇನೆ ಮಹಾರಾಯರೇ ಆಮೇಲೆ ಕೇಳುವರಂತೆ ಜನಕ್ಕೆ ಮನಸ್ಸಿಗೆ ಮುಟ್ಟುತ್ತಾ ಇದೆ ಈ ಪ್ರವಚನ ಮಾಲಿಕೆ ಅದಕ್ಕೆಂದ್ರೆ ಅರ್ಥವತ್ತಾಗಿ ಹೇಳಬೇಕು ಅರ್ಥವತ್ತಾಗಿ ಕೇಳಬೇಕು ಸ್ತೋತ್ರ ಮಾಡಿದ್ರು ನೀವೇ ಪ್ರಹ್ಲಾದನ ಭಾವದಲ್ಲಿ ನಿಂತು ಕೇಳಬೇಕು ಹೇಳಬೇಕು ಇದಕ್ಕೆ ಮಂಗಳಾಶಾಸನ ಅಂತೇವೆ ದಿವ್ಯ ದೇಶಕ್ಕೆ ದೊಡ್ಡ ಕ್ಷೇತ್ರಗಳಿಗೆ ಹೋದರೆ ನಿಮ್ಗೆ ಎರಡು ನಿಮಿಷ ದೇವರ ಎದುರು ನಿಂತ್ಕೊಳ್ಳೋ ಅವಕಾಶ ಸಿಕ್ಕರೆ ಅಲ್ಲಿ ಜ್ಞಾನಿಗಳು ತಿಳುವಳಿಕೆ ಉಳ್ಳವರು ನಿಮಗಲ್ಲಿ ಪ್ರೀತಿ ಉಳ್ಳವರು ಇದ್ರೆ ಅವರು ಮಂಗಳಾಶಾಸನ ದೇವರಿಗೊಂದು ಮಂಗಳಾಶಾಸನ ಮಾಡಿ ಅಂತಾರೆ ನರಸಿಂಹನ ಹತ್ರ ಇದ್ರೆ ಯಾವುದಾದ್ರು ಒಂದು ಸ್ತೋತ್ರ ಒಂದು ಆಳ್ವಾರ್ ಪಾಶ್ರ ಹೇಳಿ ಆ ದೊಡ್ಡವರ ಮಾತಲ್ಲಿ ಭಗವಂತನಲ್ಲಿ ನಿಮ್ಮನ್ನು ಪರಿಚಯ ಮಾಡಿಕೊಳ್ಳಬೇಕು ಯಾವ ದೇವಸ್ಥಾನಕ್ಕೆ ಹೋಗ್ತೀರಿ ಭಗವಂತನ ಮಂಗಳಾಶಾಸನಕ್ಕೆ ಹಿರಿಯರ ವಾಕ್ಯಗಳು ಬಾಯಲ್ಲಿ ವಾಚೋ ವಿಧೇಯವಾಗಿರಬೇಕು ಯಾವ್ದಾದ್ರು ಅದು ನಿಮ್ಗೆ ಕಂಪೋಸ್ ಮಾಡೋಕೆ ಯೋಗ್ಯತೆ ಅಂತ ಮಾಡಿದವರೊಬ್ಬರಿದ್ದಾರೆ ಅದು ಆ ಮಂತ್ರ ಸಮರ್ಪಣೆ ಮಾಡಬೇಕು ತಮುಸ್ತೋತಾರ ಪೂರ್ಯಂ ಯಥಾ ರಥಸ್ಯ ಗರ್ಭಗಂ ಹವಿಷಾ ಪಿಪರ್ತನ ಅವನನ್ನ ಜಗದ್ಗರ್ಭನಾದ ಭಗವಂತನನ್ನು ಹಾಗೆ ತೃಪ್ತಿಪಡಿಸಿ ಆಸ್ಯ ಜಾನಂತೋ ನಾಮ ಚಿದ್ವಿವರ್ತನ ಅವನ ಶ್ರೀನಾಮಗಳನ್ನ ಆಸ್ಯ ಅಸ್ಯ ಭಗವ ಭಗವತಃ ನಾಮಚಿತ್ ಜಾನತಃ ವಿವಕ್ತ ಭಗವಂತನ ಹೆಸರುಗಳ ಅರ್ಥ ತಿಳ್ಕೊಂಡು ಅದನ್ನು ಉಚ್ಚಾರ ಮಾಡಿ ವಿಷ್ಣು ಸಹಸ್ರನಾಮ ಒಂದ್ಸಲ ಹೇಳಿ ತೋರಿಸಿದ್ದೇನೆ ಮತ್ತೆ ಹೇಳೋಣ ಅಂತ ಹೇಳ್ತಾಳೆ ಇಡೀ ವಿಷ್ಣು ಸಹಸ್ರನಾಮ ಬೇಕಾದ್ರೆ ಒಂದು ಆರು ತಿಂಗಳು ಬೇಕಾಗತ್ತೆ ಒಂದು ಸಾವಿರ ಶ್ರೀನಾಮ ಒಂದೊಂದು ಶ್ರೀನಾಮದ ಅರ್ಥವನ್ನು ನೀವು ಅನುಭವಿಸೋದಕ್ಕೆ ನೀವು ತಯಾರಾಗಬೇಕು ಗಟ್ಟಿ ಭೂಮಿಯಾಗಬೇಕು ಒಂದೊಂದು ಅವತಾರಕ್ಕೆ ಎಲ್ಲಿ ಸಂಬಂಧಪಟ್ಟದ್ದು ಬರ್ತದೆ ಅದನ್ನು ಹೃದಯದಲ್ಲಿ ತಕ್ಕೊಂಡು ಅನುಭವಿಸಬೇಕು ಯಾರು ಮೆಂಟ್ ಫಾರ್ ಮೆಡಿಟೇಷನ್ ಒಂದೊಂದು ಶ್ರೀನ ಉಪಾಸನೆಗೋಸ್ಕರವಾಗಿ ಆಸ್ಯ ಜಾನಂತೋ ನಾಮ ಚೇದ್ಯವ್ಯಕ್ತನ ಬೃಹತ್ತೇ ವಿಷ್ಣು ಸುಮತಿಂ ಭಜಾಮಹೇ ಇದು ಹೇಳಿ ಘೃಣಾಹಿ ಘೃತವತಿ ಸವಿತರಾಧಿಪತ್ಯೈ ಪಯಸ್ವತಿಯರಂತಿರಾಶಾನೋ ಅಸ್ತು ಲಕ್ಷ್ಮೀ ಸ್ತೋತ್ರ ಇದನ್ನೆರಡು ಹೇಳಿ ಭಗವಂತ ಸ್ವರೂಪ ಮಾಡ್ತೇವೆ ದ್ರುಪದ ಪುರೋಹಿತ ಮಹಾಭಕ್ತ ಪಂಡಿತ ಇದನ್ನೆಲ್ಲ ಹೇಳಿ ಕೃಷ್ಣನ ಮಹಿಮೆಯನ್ನು ಎಷ್ಟು ಚೆನ್ನಾಗಿ ಹೇಳಿರ್ಬೋದು ಪ್ರತಿಪಾದನೆ ಮಾಡಿರ್ಬೋದು ಆದ್ದರಿಂದ ನೀವು ಪಾಂಡವರಿಗೆ ಕೊಡಬೇಕಾದ ರಾಜ್ಯವನ್ನು ದಯವಿಟ್ಟು ಕೊಟ್ಟುಬಿಡಿ ಬಿಡಿ ಸಾಮೋಪಾಯದಲ್ಲಿ ಹೇಳಿದ್ದಾನೆ ಗಟ್ಟಿಯಾಗಿ ಹೇಳಿದ್ದಾನೆ ದೀನನಾಗಿ ಹೇಳಿಲ್ಲ ಈಸ್ ನಾಟ್ ಬೆಗಿಂಗ್ ಎಚ್ಚರಿಕೆ ಕೊಟ್ಟಿದ್ದಾನೆ ವಾರ್ನೆ ಕೊಟ್ಟಿದ್ದಾನೆ ದುಷ್ಟತನವಿಲ್ಲ ದಾಷ್ಟತನವಿಲ್ಲ ಆ ದೂತ ಹೇಗಿರಬೇಕು ಇದನ್ನು ಕೇಳಿದಾದ್ರೂ ಯೋಧನ ಮಹಾಸಿಟ್ಟು ಬಂತು ಅಪ್ಪ ಏನು ಮಾಡಿಬಿಡ್ತಾನೋ ಏನೋ ಒಂದನೇ ಸಲ ಜೂಜಾಡಿದಾಗ ಇವರೆಲ್ಲ ಪ್ರತಿಜ್ಞೆ ಮಾಡಿದ ಮೇಲೆ ಅಷ್ಟು ರಾಜ್ಯವನ್ನ ಪಾಂಡವರಿಗೆ ಕೊಟ್ಟು ಹೋಗಿ ಅಂತ ದ್ರೌಪದಿಗೆ ವರ ಕೊಟ್ಟ ಹಾಗೆ ಅಲ್ಲಿ ಕೆಡಿಸಿಬಿಡ್ತಾನೆ ಅನ್ನೋ ಭಯದಿಂದ ಒಂದು ಎಮರ್ಜೆನ್ಸಿ ಮೀಟಿಂಗ್ ಇಟ್ಟ ಕರ್ಣ ದುಶಾಸನ ಶಕುನಿಗಳನ್ನು ಕರ್ಕೊಂಡು ಹೊರಗೆ ಹೋದ ಏನ್ ಮಾಡಿದಂತೆ ಕುಮಾರವ್ಯಾಸ ಹೇಳ್ತಾನೆ ಏನ್ ಮಾಡಿದಂತೆ ನೆನೆದ ಮತವನು ತನ್ನ ತಂದೆಯ ಮನದ ಮಚ್ಚದೊಡೊರೆದು ಕರ್ಣನ ನೆನೆಹಿನಲ್ಲಿ ಪುಟವಿಟ್ಟು ಶಕುನಿಯ ನೀತಿಯಲ್ಲಿ ನಿರುಚಿ ಅನುಜ ಮತದಲ್ಲಿ ವಿಸ್ತರಿಸಿ ಮೈದುನನ ನುಡಿಯಲಿ ಬಣ್ಣವಿಟ್ಟನು ಜನಪನು ಅಪಕೀರ್ತಿ ಅಂಗನಿಗೆ ತೊಡಿಸಿದನು ವಿಭೂಷಣವ ಏನು ಅಲಂಕಾರ ಮಾಡಿದ್ದಾರೆ ನೋಡಿ ಅಪಕೀರ್ತಿ ಎನ್ನುವ ಹೆಣ್ಣಿಗೆ ಒಂದು ಒಡವೆ ಮಾಡಿ ತೊಡಿಸಿದಂತೆ ದುರ್ಯೋಧನ ಕೀರ್ತಿ ಅಂದರೆ ಅವನ ಹೆಣ್ಣು ರೂಪಕ ಅರ್ಥವಾಗುತ್ತೆ ಅಪಕೀರ್ತಿ ಎಂಬ ಅಂಗನಿಗೆ ಒಂದು ಆಭರಣವನ್ನು ತೊಡಿಸಿದ ಏನ್ ಮಾಡಿದ ತಾನು ಉದ್ದೇಶಿಸಿದ್ದ ಅಭಿಪ್ರಾಯವನ್ನ ಪಾಂಡವರ ರಾಜ್ಯ ಕೊಡೋದಿಲ್ಲ ಅನ್ನೋದನ್ನ ತನ್ನ ಮನಸ್ಸೆಂಬ ಒರೆಗಲ್ಲಿಗೆ ಹಚ್ಚಿ ಇಪ್ಪತ್ನಾಲ್ಕು ಕ್ಯಾರೆಟ್ ಅಲೋನ್ ನೋಡಿಕೊಂಡು ಕರ್ಣನ ಸಲಹೆ ಎಂಬ ಪುಟಕ್ಕೆ ಹಾಕಿ ಶಕುನಿಯ ನೀಸಿ ನೀತಿ ಎಂಬ ಮೂಸೆಯಲ್ಲಿ ಹೊಯ್ದು ದುಶ್ಯಾಸನ ಅಭಿಪ್ರಾಯಕ್ಕೆ ತಕ್ಕಂತೆ ಆಕಾರವನ್ನು ಕೊಟ್ಟು ಮೈದುನನಾಥ ಸೈಂಧವನ ಮಾತಿನಲ್ಲಿ ಬಣ್ಣ ಹಚ್ಚಿ ಅಪಕೀರ್ತಿ ಎಂಬ ಕನ್ನಿಗೆ ಆಭರಣವನ್ನು ಸಮರ್ಪಣೆ ಮಾಡಿದ ಏನಲಂಕಾರ ಮಾಡಿದ್ದಾನೆ ಕನ್ನಡದ ಕವಿ ಇದು ಧರೆಯಬೇಡಿಸಿ ಕಳುಹಿದಿರಿ ಏ ಭೂಮಿ ಬೇಕು ಅಂತ ಭಿಕ್ಷೆ ಇತ್ತಾ ಇದ್ದೀರಿ ಅಂದ್ರು ಪಾಂಡವರೇ ಅಂದ ಅವನು ನೀವು ಗಂಡಸಲಾಗಿದ್ದರೆ ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸ ಮಾಡಿದ್ದವರು ಸೈನ್ಯ ತಗೊಂಡು ಈಗಲೇ ಬರಬೇಕಾಯ್ತು ನಮ್ಮೂರಿಗೆ ಭಿಕ್ಷೆ ಹೇಳಿ ಕಳಿಸ್ತಾ ಇದ್ದೀರಿ ಧರೆಯ ಬೇಡಿಸಿ ಕಳುಹಿದಿರಿ ಸಂಗರದಳು ಯುದ್ಧ ಭೂಮಿಯಲ್ಲಿ ಕೊಡ್ತೇವೆ ಹ್ಯಾ ಕೊಡ್ತೇವೆ ಹಸಿಧಾರೆಯಲ್ಲಿ ಕೊಡುವೆವು ಧಾರೆಯಲ್ಲಿ ಕೊಡಬೇಕಲ್ಲ ಕತ್ತಿ ಧಾರೆಯಲ್ಲಿ ನಿಮ್ಮ ತಲೆಯನ್ನು ಚೆಂಡಾಡಿ ಕೊಡ್ತೇವೆ ಬರಿದೆ ಕೊಟ್ಟೊಡೆ ಅಧರ್ಮ ಎಂಬುದು ಧರ್ಮ ಪುತ್ರಂಗೆ ಕೊಡೋದಿಲ್ಲ ಏನು ಕೊಡೋದಿಲ್ಲ ಹೋಗಿ ಏನು ಮಾಡ್ಕೋತೀರೋ ಮಾಡ್ಕೊಳ್ಳಿ ಇದು ಕುಮಾರ ವ್ಯಾಸನ ಭಾರತ ಕರ್ಣ ಹರಟಿಯಾಗಿ ಮಾತಾಡ್ತಾನೆ ಅಜ್ಞಾತವಾಸ ಮುಗಿಲೇ ಇಲ್ಲ ನಾವು ಬಂದು ಪತ್ತೆ ಮಾಡಲಿಲ್ವೇ ನಿಮ್ಮನ್ನ ಅಂದ ಭೀಷ್ಮ ಮೇಲೆ ಕೆದ್ದ ಮುಚ್ಚುಬಾಯಿಯಿಂದ ಲೆಕ್ಕ ನಾನಿಟ್ಟಿದ್ದೇನೆ ಹನ್ನೆರಡು ವರ್ಷದ ಮೇಲೆ ಒಂದು ವರ್ಷ ಅಜ್ಞಾತವಾಸ ಅದರ ಮೇಲೆ ಐದು ತಿಂಗಳು ನಿನಗೇನು ಜ್ಯೋತಿಷ್ಯ ಗೊತ್ತು ಚಾಂದ್ರಮಾನವೇ ಸೌರಮಾನವೇ ಏನು ಗೊತ್ತು ಬಾಯಿ ಮತ್ತೆ ಮೇಲೆ ಕೆದ್ದ ಆಗ ದ್ರೋಣ ಅವನು ಮಂಗಳಾರತಿ ಮಾಡ್ತಾನೆ ಕೃಪಾಚಾರ್ಯ ಮಂಗಳ ಮಾಡ್ತಾನೆ ಇದು ಪಾಂಡವರು ಕಾಣಿಸಿಕೊಂಡದ್ದು ಕ್ರಿಸ್ತಪೂರ್ವ ಮೂರು ಸಾವಿರದ ಅರವತ್ತೆಂಟನೇ ಮಾರ್ಗಶಿರ ಕೃಷ್ಣ ದಶಮಿ ದಿನದಲ್ಲಿ ಹೇಳಿದ್ದೇವೆ ತಮಗೆ ಸಾಕಷ್ಟು ಬಹುರೂಪಿ ಕಥಂ ಅದೆಲ್ಲ ಮುಂದುವರಣೆ ಧೃತರಾಷ್ಟ್ರ ಹೆದರಿದ ಮೂರು ಭಾರತದ ಪ್ರಕಾರವಾಗಿ ನಾವು ಸಮಾಚಾರವನ್ನು ಹೇಳಿ ಕಳಿಸ್ತೇವಪ್ಪ ಇದು ಅಂತ ಹೇಳುವ ಮಾತಲ್ಲ ಐದು ರೂಪಾಯಿ ಹತ್ತು ರೂಪಾಯಿ ಕೊಟ್ಟು ಕಳಿಸೋದಲ್ಲ ಪಾಂಡವರು ಕ್ಷೇಮವಾಗಿರೋದು ಸಂತೋಷ ವನವಾಸ ಅಜ್ಞಾತವಾಸ ಮುಗಿಸಿರೋ ಸಂತೋಷ ದೊಡ್ಡಪ್ಪನ ಆಶೀರ್ವಾದ ಇದೆ ಅಂತ ಹೇಳು ನಾವೇನು ಮಾಡಬೇಕು ಅನ್ನೋದನ್ನು ಹೇಳಿ ಕಳಿಸ್ತೇವೆ ಎರಡು ದಿವಸ ಇರು ಅಂದರು ಎರಡು ದಿವಸದಲ್ಲಿ ಏನು ಮೆಸೇಜ್ ಮೆಸೇಜ್ ಆಗಲಿಲ್ಲ ಅವನನ್ನು ಊರಿಗೆ ಕಳಿಸಿಕೊಟ್ರು ಆಮೇಲೆ ಸಂಜಯನ ಕೈಯಲ್ಲಿ ಅದಕ್ಕೆ ಕಟಕಿಯಾದಂತಹ ಉತ್ತರವನ್ನು ಹೇಳಿಕೊಳ್ಳುತ್ತಾರೆ ಅದನ್ನು ಮುಂದೆ ತಗೊಳ್ತೇನೆ ಇವನು ಪೆಚ್ಚುಮೋರೆ ಹಾಕೊಂಡು ಬಂದು ಸೇರಿದ ದ್ರೌಪದ ಪುರೋಹಿತ ಕೆಲಸ ಕೆಟ್ಟ ಹೋಯಿತು ಏನೂ ಹೇಳಲಿಲ್ಲ ಎಸ್ ಅನ್ನಲಿಲ್ಲ ನೋ ಅನ್ನಲಿಲ್ಲ ಅಂದ್ರೆ ಏನರ್ಥ ಅದು ಅವನು ಯಾವನ್ನು ಹ್ಯಾಂಗ್ ಮಾಡಬೇಕು ಅದು ಕೋರ್ಟ್ ಕೊಟ್ಟ ದಿವಸ ಆಗಿ ಎಷ್ಟೋ ದಿವಸವಾಯಿತು ಏನ್ರಿ ಮಾಡಿ ಅದು ಆಸನಕ್ಕೆ ಬುಡಕ್ಕೆ ಹಾಕೊಂಡು ಕುರ್ಚಿ ಅಡಿಯಲ್ಲಿ ಕೂತ ಹಾಗೆ ಇದು ಎಸ್ ಅನ್ಲಿಲ್ಲ ನೋ ಅನ್ಲಿಲ್ಲ ಸುಮ್ಮನೆ ಫುಲಾನ್ ಫುಲಾನ್ ಫುಲಾನ್ ಹೌ ಲಾಂಗ್ ಹೌ ಲಾಂಗ್ ಆಸ್ ಲಾಂಗ್ ಆಸ್ ಪೀಪಲ್ ಡೋಂಟ್ ಲೂಸ್ ಪೇಷನ್ಸ್ ತಾಳ್ಮೆಗಿಡಬೇಕು ಪಾಂಡವರು ಹಾಗೆ ಕೊಲ್ಲಬೇಕು ಅಂತ ಈ ಕಡೆಯಲ್ಲಿ ಇನ್ನೊಂದು ಸಮಾಚಾರ ಪಾಂಡವರ ಕಡೆ ಸೇರಬೇಕು ಅಂತ ಶಲ್ಯ ಅಪಾರವಾದ ಸೈನ್ಯದೊಡನೆ ಬರ್ತಾ ಇದ್ದಾನೆ ಮದ್ರದೇಶದಿಂದ ಇರಾಕಿನಿಂದ ಇರಾಕಿಯಲ್ಲಿ ಡೆಲ್ಲಿ ಪಟ್ನಾ ಇಲ್ಲಿ ಯೋಚನೆ ಮಾಡಿಕೊಳ್ಳಿ ಈ ಸಮಾಚಾರ ತಿಳ್ಕೊಂಡು ದುರ್ಯೋಧನ ಶಕುನಿಯ ಪ್ರೇರಣೆಯಂತೆ ಅಷ್ಟು ದೊಡ್ಡ ಸೈನ್ಯ ಅದು ಎಲ್ಲೋ ಬಂಜರು ಭೂಮಿಯಲ್ಲಿ ಆ ಅವತ್ತು ಮರಳಗಾಡೆ ಅದು ಅಲ್ಲಿಂದ ಬರುವಾಗ ದಾರಿ ಉದ್ದಕ್ಕೂ ದೊಡ್ಡ ಅಕ್ಷೋಹಿಣಿ ಸೈನ್ಯಕ್ಕೆ ಕುಡಿಯೋಕೆ ನೀರು ಬೇಕು ಆತಿಥ್ಯ ಬೇಕು ಅವರಿಗೆ ಮದ್ಯಗಳು ಬೇಕು ಬೇರೆ ಬೇರೆ ಅದಕ್ಕೋಸ್ಕರವಾಗಿ ದಾರಿ ಅಷ್ಟಷ್ಟು ಮೈಲಿ ದೂರದಲ್ಲಿ ದೊಡ್ಡ ದೊಡ್ಡ ಟೆಂಟ್ ಡೇರೆಗಳನ್ನು ಬಡಿಸಿ ಅಡಿಗೆ ಏರ್ಪಡಿಸಿ ಅವರಿಗೆಲ್ಲ ಉಪಚಾರ ಮಾಡೋ ವ್ಯವಸ್ಥೆಯನ್ನ ದುರ್ಯೋಧನ ಮಾಡಿದ ಪಾಂಡವರು ಇಲ್ಲಿ ಈ ಏಮಾರಿ ಹೋದರು ಇಷ್ಟು ಜಾಣತನವನ್ನು ಅವ್ರು ತಗೊಳ್ಳಿಲ್ಲ ಗೂಡುಚರ್ಯ ಇಲ್ಲ ಸೈನ್ಯ ಇಲ್ಲ ಕಾಡಲ್ಲಿ ಹೋಗಿದ್ದವರು ಪಾಪ ದೇ ಡಿಂಟ್ ನೋ ವಾಟ್ ವಾಸ್ ಹ್ಯಾಪನಿಂಗ್ ಅಪೋಸಿಷನ್ ಪಾರ್ಟಿ ಗತಿ ಇದು ಅವನು ಅಲ್ಲಿಂದ ಬರ್ತಾ ಇದ್ದಾನೆ ಇನ್ನೊಂದು ಅಕ್ಷೋಣಿ ನಮ್ಗೆ ಒಂದು ರಾತಕ್ಕೆ ಬೇಡ ಈ ಇದು ಇಲ್ಲಿ ಮೂಲದಲ್ಲಿರೋ ಕಥೆ ಇದಕ್ಕೆ ಅರವಿಂದರು ಬೇರೆ ಅರ್ಥ ಕೊಡ್ತಾರೆ ಹೇಳ್ತಾರೆ ಎರಡು ಮೈಲು ಮೂರು ಮೈಲಿ ಸೈನ್ಯ ನಡೆದ ಕೂಡಲೇ ಬುದ್ಧಿ ಇಲ್ಲಿ ಬರಬೇಕು ಇಲ್ಲಿ ಬರಬೇಕು ಇಷ್ಟೆಲ್ಲ ಬಿಡಾರ ಮಾಡಿದ್ದೇವೆ ರಾತ್ರಿ ಇಲ್ಲೇ ತಂಗಬೇಕು ಇಲ್ಲೇ ಭೋಜನ ಚಳಿ ಕಾಯಿಸ್ಕೊಳ್ಳೋಕೆ ಇಲ್ಲಿ ಬೆಂಕಿ ಇದೆ ಕುಡಿಯೋಕೆ ನೀರಿದೆ ಪಾನೀಯಗಳಿದೆ ಆತಿಥ್ಯ ಸ್ವೀಕಾರೋ ಮಾಡಿರಬೇಕು ಧರ್ಮರಾಜನೇ ಮಾಡಿರಬೇಕು ಅಂತ ತಿಳ್ಕೊಂಡ ನಮ್ಮ ಸೋದರಳಿಯ ಸಂತೋಷ ಇದು ಹೀಗೆ ಮೈಲಿ ಮೈಲಿ ಮೈಲು ಉದ್ದಕ್ಕೂ ಆತಿಥ್ಯ ನಡೆದು ನಡೆದು ಇನ್ನೇನು ಹಸ್ತಿನಾವತಿ ಹತ್ತಿರ ಬಂತು ಅನ್ನುವಾಗ ದುರ್ಯೋಧನನೇ ಪ್ರತ್ಯಕ್ಷವಾಗಿ ಹೋಗಿ ಶಲ್ಯನನ್ನು ಕಾಣಿಸಿಕೊಂಡ ಏನಪ್ಪ ಬಂದೆ ಅಂತ ಏನು ಬಂದೆ ಅಲ್ಲ ಇಷ್ಟೆಲ್ಲ ಆತಿಥ್ಯ ಮಾಡಿದವನು ನಾನೇ ನಿನಗೆ ಅಂತ ಅವನು ಏನು ಬಂತೆ ಅಂತ ಕೇಳು ಆಮೇಲೆ ಆ ಗಡಿಬಿಡಿಯಲ್ಲಿ ಶಲ್ಯ ಏನು ಮಾಡಿದ ಮೂಲದಲ್ಲಿರೋ ಕಥೆ ಇಷ್ಟು ಚೆನ್ನಾಗಿ ಆತಿಥ್ಯ ಮಾಡಿದ್ದೀಯಪ್ಪ ನೋಡು ನೀ ನನಗೆ ಸ್ವಂತ ಸಂಬಂಧ ಅಲ್ಲ ಪಾಂಡವರ ಸಂಬಂಧ ಆದರೆ ನೀವು ವಾರಿಗೆಯಲ್ಲಿ ಸಂಬಂಧ ಆಗಬೇಕು ಇಷ್ಟೆಲ್ಲ ಮಾಡಿದ್ದೀಯೇ ನಿನಗೊಂದು ವರ ಕೊಡ್ತೇನೆ ಏನು ಬೇಕು ಅಂತ ಕೇಳಿಬಿಟ್ಟ ಶಲ್ಯ ಇವನೇನ್ ಮಾಡಿದ ಮಾಮಾ ಕಣ್ಣೀರು ಹಾಕಿ ಮೊಸಳೆ ಕಣ್ಣೀರು ಯುದ್ಧ ಪ್ರಾಪ್ತವಾಗಿಬಿಟ್ಟಿದೆ ನೀನು ಗೊತ್ತಿದೆ ಅದಕ್ಕೆ ಬರ್ತಾ ಇದ್ದೀಯೇ ದಯವಿಟ್ಟು ನೀನು ನನ್ನ ಕಡೆಯೇ ನಿಂತುಕೊಂಡು ಪಾಂಡವರ ಮೇಲೆ ಎರಗಬೇಕು ಅಯ್ಯೋ ವರ ಕೊಟ್ಬಿಟ್ಟಿದ್ದೇನಲ್ಲ ಆಯಿತು ಅಂತ ಒಪ್ಪಿಕೊಂಡ ಶಲ್ಯ ಆತಿಥ್ಯ ಅಂದ್ರೆ ಇದೊಂದು ರೀತಿ ಲಂಚ ಇದು ಎಲೆಕ್ಷನ್ ಟೈಮ್ನಲ್ಲಿ ಟಿವಿ ಕೊಡ್ತೇನೆ ಸೀರೆ ಕೊಡ್ತೇನೆ ಎರಡು ರೂಪಾಯಿ ಅಕ್ಕಿ ಕೊಡ್ತೇನೆ ಆಗಲೂ ಇತ್ತು ಈಗಲೂ ಇತ್ತು ಮನುಷ್ಯ ಸ್ವಭಾವ ರಾಜಕಾರಣಿಗಳ ಸ್ವಭಾವ ಒಂದೇ ರೀತಿ ದುಷ್ಟ ಸ್ವಭಾವ ಬೆಂಕಿಗೆ ಹಾಕಬೇಕು ರಾಜಕಾರಣಿಗಳ ಸ್ವಭಾವ ಅಪರೂಪಕ್ಕೆಲ್ಲ ಒಬ್ಬ ಕೃಷ್ಣ ಒಂದು ಸ್ಟೇಟ್ಸ್ಮನ್ ಮುತ್ಸದ್ದಿ ಅನ್ನೋನು ಬೇರೆ ಖಚಡ ರಾಜಕಾರಣಿ ಅನ್ನೋನು ಬೇರೆ ಎ ಸ್ಟೇಟ್ಸ್ಮನ್ ಇಸ್ ಒನ್ ಹೂ ಡಸ್ ಪಾಲಿಟಿಕ್ಸ್ ಟು ಬಿಲ್ಡ್ ಎ ನೇಷನ್ ಎ ಪಾಲಿಟಿಷಿಯನ್ ಇಸ್ ಒನ್ ಹೂ ಸೀಕ್ಸ್ ಇಸ್ ಓನ್ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಬೈ ಡಿಸ್ಟ್ರಾಯಿಂಗ್ ದಿ ನೇಷನ್ ಪಾಲಿಟಿಷಿಯನ್ ಬೇರೆ ಮೇಲೆ ಮುತ್ಸದ್ ರಾಜಗೋಪಾಲಾಚಾರ್ಯಗೆ ಮುತ್ಸದ್ದು ಏನ್ ಬೇಕು ಮಾಸ್ಟರ್ ಸ್ಟ್ರೋಕ್ ಮಾಡಿದ್ರು ಏನು ಮಾಡ್ಕೊಂಡ್ರು ಕೊನೆಯ ತನಕ ಮಗಳ ಮಲಗೇರಿದ್ರು ಬಾಡಿಗೆ ಮನೆಯಲ್ಲಿದ್ರು ಒಂದು ಆಸ್ತಿ ಒಂದು ಸೈಟ್ ಒಂದು ಮನೆಯನ್ನು ಮಾಡಲಿ ರಾಜಗೋಪಾಲಾಚಾರಿ ಅವ್ರ ಚರಿತ್ರೆ ಅನೇಕರಿಗೆ ಗೊತ್ತಿಲ್ಲ ಅವ್ರಿಗೂ ಮುಸಿ ಬಳಿದು ಫಾಕ್ಸಿ ಫಾಕ್ಸಿ ನರಿ ಬುದ್ಧಿ ನರಿ ನರಿ ಬುದ್ಧಿ ಕಂಡು ಓದಿದ್ದಾರೆ ಅವ್ರ ಚರಿತ್ರೆನ ಅವರು ಬರೆದ ಗ್ರಂಥಗಳನ್ನು ಓದಿದ್ದಾರೆ ಯಾರಾದರೂ ರಾಮಾಯಣ ಮಹಾಭಾರತ ಬಹಳ ಸುಂದರವಾದ ಬ್ರಿಜ್ಮೆಂಟ್ ಇಂಗ್ಲಿಷಲ್ಲಿ ಮಾಡಿದರು ಎಷ್ಟು ಲಕ್ಷ ಪ್ರತಿಗಳು ಖರ್ಚಾಗಿವೆ ಅಷ್ಟು ದೊಡ್ಡ ಪಂಡಿತ ಆತ ಸ್ಟೇಟ್ಸ್ಮನ್ ಬುದ್ಧಿ ಹೇಳ್ತಿದ್ರು ಇದು ತಪ್ಪು ಇದು ಸರಿ ವಿದುರ್ನ ಕೆಲಸ ಮಾಡ್ತಿದ್ರು ಅವ್ರನ್ನ ಉಪಯೋಗ ಮಾಡಿಕೊಳ್ಳಿಲ್ಲ ಕಾಂಗ್ರೆಸ್ ಪಕ್ಷ ಬೇರೆ ವಿಷಯ ಜ್ಞಾತಿ ಹೇಳಿದು ಶಲ್ಯ ಈ ತಂತ್ರಕ್ಕೆ ಒಳಗಾದ ಇದು ಇಲ್ಲಿ ಮೂಲದಲ್ಲಿ ಹೇಳಿದಷ್ಟು ಸುಲಭವಾಗಿ ನಡೆದು ಹೋಯಿತೆ ಶಲ್ಯನಿಗೆ ಸ್ವಂತ ಬುದ್ಧಿ ಇರಲಿಲ್ಲವೇ ಅವನಿಗೆ ಗೌರವ ತರೋ ವಿಷಯವೇ ಅಂದರೆ ಅಲ್ಲಿ ಒಂದು ಸೂಚನೆ ಕೊಡ್ತಾರೆ ಅರವಿಂದರು ಶಲ್ಯನದು ಬಹಳ ದೂರಗಾಮಿ ಬುದ್ಧಿ ದೂರಗಾಮಿ ಅಂದ್ರೇನು ಲೆಕ್ಕಾಚಾರದ ಬುದ್ಧಿ ಕ್ಯಾಲ್ಕುಲೇಟಿವ್ ಪಾಂಡವರು ಅಧಿಕಾರಕ್ಕೆ ಬಂದರೆ ಯುದ್ಧದಲ್ಲಿ ಗೆದ್ದರೆ ರಾಜಸೂಯದ ಅನುಭವದಲ್ಲಿ ಅವನಿಗೇನು ಅನುಭವ ಇತ್ತು ಅವನ ಕೈಯಲ್ಲಿಯೂ ಕಪ್ಪ ಕಾಣಿಕೆ ವಸೂಲು ಬಂದ ಹೋಗಿ ಅರ್ಜುನ ಪಾಂಡವರದು ಧರ್ಮರಾಜ್ಯ ಇದು ಭದ್ರವಾಗಿ ಉಳೀತದೆ ಎಂದೆಂದೂ ನಾನು ಅವರಿಗೆ ಗುಲಾಮನಾಗಬೇಕಾಗ್ತದೆ ಅದಕ್ಕಾಗಿ ಅದು ಬೇಡ ದುರ್ಯೋಧನ ರಾಜ್ಯವಾದರೆ ಇದು ಮೂರ್ಖ ರಾಜ್ಯ ಬೇಗ ಒಡಿತದೆ ನಾನು ಎಂದೆಂದೂ ಸ್ವತಂತ್ರನಾಗಿರಬಹುದು ಅನ್ನೋ ಲೆಕ್ಕಾಚಾರದಿಂದ ಹೀಗೆ ಮಾಡಿದ ಕೊಟ್ಟಿದ್ದಾರೆ ಒಂದೇ ಅಲ್ಲ ಉಳಿದವರು ಕೌರವರ ಕಡೆ ಅಷ್ಟನ್ನ ನಿಂತ್ಕೊಳ್ಳೋಕೆ ಏನೇನು ಕಾರಣ ಯಾರ್ಯಾರು ಸೀಜ್ ಅಲಯನ್ಸ್ ಎಲ್ಲ ಅನಲೈಸ್ ಮಾಡಿ ಕೊಡ್ತಾರೆ ಇವತ್ತು ಹಾಗೆಯೇ ಇದೆ ಒಂದು ಸರ್ಕಾರ ಅಧಿಕಾರದಲ್ಲಿತ್ತು ಅದಕ್ಕೊಂದು ಒಂದು ಪಾರ್ಟಿ ಅಲಯನ್ಸ್ ಅವ್ರ ಜೊತೆಗೆ ಇದ್ರು ಇನ್ನೆರಡು ತಿಂಗಳಿದೆ ಮೂರು ತಿಂಗಳಿದೆ ಎಲೆಕ್ಷನ್ ಬರುತ್ತೆ ಅನ್ನುವಾಗ ಏನೋ ಒಂದು ಕುಂಟ್ನಪ್ಪ ಹೇಳಿ ಹೊರಗೆ ಬರುವುದು ಮುಂದೆ ಯಾರು ಬರ್ತಾರೆ ಅವ್ರ ಜೊತೆ ಆಂಟಿ ಇನ್ಕಮೆನ್ಸಿ ಸೇರಿಕೊಳ್ಳೋದು ಇವತ್ತು ಹಾಗೆ ಇದು ಶಬ್ದ ಹೇಳುವ ಲುಚ್ಛಾ ಬುದ್ಧಿಯ ರಾಜಕಾರಣಿಗಳು ಭಾರಿ ಲುಚ್ಛಾಶಲ್ಯ ಆದರೆ ಧರ್ಮರಾಜ ಇದನ್ನು ಹೇಗೆ ಸರಿ ಮಾಡಿದ ಅದು ಮುಂದೆ ಮಹಾಭಾರತದಲ್ಲಿ ಭೀಷ್ಮ ಪರ್ವದಲ್ಲಿ ಬರುವಂತಹ ಪ್ರಸಂಗ ಭೀಷ್ಮ ಪರ್ವ ವಿಸ್ತಾರ ಹೇಳೋಕೆ ನನಗೆ ಟೈಮ್ ಇಲ್ಲ ಯುದ್ಧ ಐದು ಪರ್ವದ ಕಥೆಯನ್ನು ಸಂಗ್ರಹಿಸಿ ಐದು ಅಥವಾ ಆರು ದಿವಸದಲ್ಲಿ ಮುಗಿಸ್ಬೇಕು ನಾನು ಹಣೆ ಬರಹ ಅದಕ್ಕಿಲ್ಲೇ ಹೇಳ್ತಿರೋ ಪ್ರಸಂಗ ಬಂದಾಗ ಎರಡೂ ಸೈನ್ಯದ ಮಧ್ಯೆ ರಥ ನಿಲ್ಲಿಸಿದ ಕೃಷ್ಣ ಅರ್ಜುನನಿಗೆ ಏನು ಬಂತು ರೋಗ ನಿನಗೆ ಸೇನೆಯೋರು ಹುಯೋರ ಮಧ್ಯೆ ರಥಂ ಸ್ಥಾಪಯಮೇ ಚುಟ ಇಲ್ಲ ನಾವು ನೋಡಬೇಕು ದೇತ ನಿರೀಕ್ಷೆ ಯಾರಪ್ಪ ನೀ ನೋಡದೇ ಇದ್ದವ್ರು ಯಾರಿದ್ದಾರೆಯೋ ಎದುರುಗಡೆ ನೋಡೋ ಇವನೇ ಕರ್ಣ ಇವನೇ ದುರ್ಯೋಧನ ಕ್ರೂರವಾದ ಕಣ್ಣುಗಳನ್ನು ಬೀರಿ ಅವರ ಪ್ರಾಣಗಳನ್ನೆಲ್ಲ ಹೀರಿಬಿಟ್ಟ ಕೃಷ್ಣ ಆಮೇಲೆ ಇವರೆಲ್ಲ ಹೆಣಗಳಾಗಿದ್ದಾರೆ ಈಗ ಕೊಲ್ಲು ಅಂದ ಮಯ ವೈದ್ಯ ನೀತಾ ಪೂರ್ವಮೇವ ನಿಮಿತ್ತ ಮಾತ್ರ ಭವ ಸವ್ಯಸಾಚನ್ಯದ ಮೇಲೆ ಹೇಳಿದ ಅರ್ಜುನನಿಗೆ ಮೋಹ ಶಮನವಾಯಿತು ಇಲ್ಲೇ ಗೀತೆ ಹೇಳಿಬಿಟ್ಟಿದ್ದೇನೆ ಅವ ಸ್ವಲ್ಪ ಹೇಳ್ತೇನೆ ಬೇಕಾದ್ರೆ ಇದಾದ ಮೇಲೆ ಧರ್ಮರಾಜ ಗೀತೋಪದೇಶ ಕಡೆ ಮುಗೀತು ಏನೋ ಮಾತಾಡ್ತಿದ್ರು ಉಳಿದವರು ಕೇಳಿಸ್ಲಿಲ್ಲ ಧರ್ಮರಾಜ ರಥದಿಂದ ಧುಮುಕಿದ ಅಯ್ಯೋ ಇವನೆಲ್ಲ ಹೋಗ್ತಾ ಇದ್ದ ಯುದ್ಧ ಬೇಡ ಅಂತ ಭೀಷ್ಮನ ಹತ್ರ ಹೋಗಿ ರಾಜ್ಯ ಬೇಡ ನನಗೆ ಅಂತ ಬರ್ಕೊಡೋಕ್ ಹೋಗ್ತಾ ಇದ್ದಾನೋ ಏ ಅವಾಂತರವೋ ಅಂತ ಭೀಮಸೇನ ಅವನು ಬೆನ್ನ ಹಿಂದೆಯೇ ಹೋದ ಹಾಗೇನಾದ್ರು ಮಾತಾಡೋ ಪಕ್ಷದಲ್ಲಿ ಬಾಯಿ ಮುಚ್ಚಿ ಬಂದ್ಬಿಡೋಣ ಅಂತ ಇವನು ಭೀಷ್ಮನಿಗೆ ನಮಸ್ಕಾರವನ್ನು ಮಾಡಿ ಮಾಸ್ಟರ್ ಸ್ಟ್ರೋಕ್ ಒಂದು ಮಾಡಿದ ತಾತ ನೀವು ನಮ್ಮ ಮೇಲೆ ಕೈ ಎತ್ತಿ ಬಿಲ್ಲೆತ್ತಿ ಬರುವುದಾದ್ರೆ ನಾವು ಕಾಡಿಗೆ ಹೋಗೋದೆಲ್ಲ ಸು ಅಪ್ಪಣೆ ಕೊಡಿ ಅಂತ ಕೇಳಿದಾಗೆ ಅಯ್ಯೋ ಅಂದ ಭೀಷ್ಮ ಸಂಕಟದಿಂದ ಇಲ್ಲಪ್ಪ ಈ ಧರ್ಮ ಸಂಕಟ ಏನ್ ಮಾಡಲಿ ಶರೀರ ಆ ಕಡೆ ಇದೆ ಆತ್ಮ ನಿಮ್ಮ ಕಡೆ ಇದೆ ಸ್ಪಿರಿಚುವಲಿ ಐ ಬ್ಲೆಸ್ ಯು ಫಿಸಿಕಲಿ ಐ ಆಮ್ ಹಿಯರ್ ಅಂದ ಒಡೆದು ಮನಸ್ಸು ಒಡೆಯಿತು ಆ ಮನಸ್ಸು ಒಡೆಯುವ ಕೆಲಸವನ್ನು ಮಾಡಿದ ಸಕಾಲದಲ್ಲಿ ಬಾ ನಾ ಕೆಳಗೆ ಬೀಳೋದಕ್ಕೆ ಉಪಾಯ ಹೇಳ್ಕೊಡ್ತೇನೆ ಅಂತ ಭೀಷ್ಮನೇ ಹೇಳಿದ ದ್ರೋಣನ ಕೈಯಲ್ಲಿ ಅದೇ ಆಯಿತು ಶಲ್ಲಿನ ಹತ್ರ ಹೋದ ಅಲ್ಲೇನು ಕೆಲಸ ಆದರೆ ಮಾಮ ನೀನು ಕೈ ಕೊಟ್ಟುಬಿಟ್ಟೆ ಆ ಕಡೆ ನಿಂತುಬಿಟ್ಟೆಲ್ಲ ಏನು ಮಾಡಲಿ ನಾನೇನೋ ಮಾಡಲಿ ಅವನ ಆತಿಥ್ಯ ಮಾಡಿದ್ದಾನಲ್ಲ ಅವನ ಅನ್ನ ತಿಂದುಬಿಟ್ಟಿದ್ದೇನಪ್ಪ ಏನು ಮಾಡಲಿ ಒಂದು ಉಪಕಾರ ಮಾಡಬೇಕು ವರ ಕೊಟ್ಟಿದ್ದೇನೆ ಉಪಕಾರ ಮಾಡಬೇಕು ಏನು ಉಪಕಾರ ಮಾಡಲು ಆ ಕಡೆ ನಿಂತ್ಕೊಂಡು ನಾನು ಅವನು ಹೇಳ್ದ ಕರ್ಣಾಕರ್ಣಿಕೆಯಾಗಿ ಒಂದು ಸಮಾಚಾರವಿದೆ ಭೀಷ್ಮ ಬೇಗ ಹೋಗ್ತಾನೆ ಎಷ್ಟು ದಿವಸ ಅಂತ ಗೊತ್ತಿಲ್ಲ ಯಾಕೆ ಅವನ ಮನಸ್ಸು ಒಡೆದು ಹೋಗಿದೆ ದ್ರೋಣನು ಹೀಗೆ ಹೋಗ್ತಾನೆ ಕರ್ಣನಂತೂ ಸರಿಯೇ ಆದರೆ ಕರ್ಣ ಸೈನ್ಯಾಧಿಪತಿ ಆಗುವ ಪ್ರಸಂಗ ಬಂದರೆ ಈಗೆಲ್ಲ ವದಂತಿ ಇದೆ ಸೈನ್ಯದಲ್ಲಿ ನೀನವನಿಗೆ ಸಾರಥಿ ಆಗಬೇಕು ಅಂತ ಒಂದು ಮಾತು ಹೇಳಿ ಕಳಿಸಿ ಅವನು ಅದನ್ನು ಬೇಡ ಬೇಡ ಒಪ್ಪಿಕೋ ಒಪ್ಪಿಕೊಂಡು ಒಂದೇ ರಥದಲ್ಲಿ ಕೂತ್ಕೊಂಡು ಅವನ ತೇಜೋವಧ ಎಷ್ಟು ಮಾಡೋಕ್ಕಾಗತ್ತೋ ಅಷ್ಟು ಮಾಡು ಅವನನ್ನು ಅದೇ ನನಗೆ ಉಪಕಾರ ಇದು ಕೇಳ್ಕೊಂಬರ್ತಾನೆ ಧರ್ಮರಾಜ ಅಂಥ ದಡ್ಡನಿಗೂ ರಾಜಕಾರಣದ ಒಂದು ತಂತ್ರ ಅರ್ಥವಾಯ್ತಲ್ಲ ನಾವು ತುಂಬಾ ಸಂತೋಷವಾಗುತ್ತೆ ಮಾಸ್ಟರ್ ಸ್ಟ್ರೋಕ್ ಇದು ಇದು ಹೇಳ್ತೇವೆ ಎಷ್ಟೋ ಯುದ್ಧಗಳನ್ನ ನೀವು ಯು ಕ್ಯಾನ್ ಸಾಲ್ವ್ ಇಟ್ ಡಿಪ್ಲೊಮ್ಯಾಟಿಕಲಿ ತಲೆ ಒಂದು ಉಪಯೋಗ ಇದ್ರೆ ಈ ಯಂತ್ರಗಳನ್ನು ರಿಪೇರಿ ಮಾಡಿದ ಹಾಗೆ ನೀವು ಅಮೆರಿಕಾನ್ ಟೈಟ್ ಮಾಡಿದ್ರೆ ಪಾಕಿಸ್ತಾನ ತಮಿಳಲ್ಲಿ ಬರೆದ್ರೆ ಬಾಕಿಸ್ತಾನ ಆಗ್ತದೆ ಬಾಕಿ ಬರಬೇಕು ನಮಗದು ಮುನಿಗಳು ಹುಟ್ಟಿದ ಜಾಗ ಅದು ಆ ಬಾಕಿ ತಗೋಬೇಕಾದ್ರೆ ಜಸ್ಟ್ ಕೀಪ್ ಅಮೆರಿಕ ಸ್ಯಾಟಿಸ್ ಇದನ್ನು ಮಾಡಿದ್ರೆ ಐಸನ್ ಹೋವ ಅಮೆರಿಕ ಪ್ರೆಸಿಡೆಂಟ್ ಆಗಿದ್ದ ಹಿ ಆಫರ್ಡ್ ಎ ಟ್ರೀಟಿ ಟ್ರೀಟಿ ವಿತ್ ಹೋಮ್ ಅಂದ ಫಾರ್ ವಾಟ್ ಅಂತ ಕೇಳಿದಾನೆ ಅವರು ದುರಹಂಕಾರದಿಂದ ರಾಜಗೋಪಾಲಾಚಾರ್ಯ ಹೇಳಿದರು ನಮಗೆ ಮಿಲಿಟರಿ ದುರ್ಬಲವಾಗಿದೆ ವಿ ಮಸ್ಟ್ ಟೇಕ್ ದಿ ಅಮೆರಿಕನ್ ಅಂಬ್ರೆಲಾ ಅವರ ಛತ್ರಿ ಕೆಳಗಡೆ ನಾವಿರಬೇಕು ನಾವು ಪ್ರಬಲರಾಗೋ ತನಕ ಅದು ಮಾಡಿದರೆ ಅವರು ಇಲ್ಲಿ ಏಷ್ಯಾ ಖಂಡದಲ್ಲಿ ಚೈನಾ ವಿರುದ್ಧ ಹೇಳೋದಕ್ಕೊಂದು ಕೊಂಚ ಬೇಕಾಗಿತ್ತು ಪಾಕಿಸ್ತಾನ ಹಿಡಿಯೋದ್ರ ಬದಲು ನಮಗೆ ಅನುಕೂಲ ಮಾಡ್ತಿದ್ರು ನಮ್ಮವ್ರ ಮುಂದೆ ಬಚಾವಾಗಬಹುದಾಗಿತ್ತು ಅದು ಬೇರೆ ವಿಷಯ ಅದು ಮುಗಿದೋಯ್ತು ಈಗ ಆಪರ್ಚುನಿಟೀಸ್ ಒನ್ ಸ್ಲಾಟ್ ನೆವರ್ ಕಮ್ ಅಗೈನ್ ಯಾತಿಗೆ ಹೇಳಿದೆವು ಅವರು ಪಾಕಿಸ್ತಾನ ಹೇಳಿದ್ರು ಹೇಳುವಂತ ನಾವೇ ಕೊಟ್ಟವು ಅವ್ರ ಕಡೆ ತಳ್ಳಿದವು ಮೂರ್ಖತನದಿಂದ ಒಂದರ ಮೇಲೊಂದರ ಮೇಲೊಂದರ ಮೇಲೆ ಸಮಸ್ಯೆ ಮಾಡ್ಕೋತ್ಲಾ ಬಂದವು ಇದು ಡಿಪ್ಲೊಮ್ಯಾಟಿಕಲಿ ಟುಡೇ ಇವತ್ತು ಹೇಳ್ತೇನೆ ವಿ ಆರ್ ಎಂಟೈರ್ಲಿ ಫ್ರೆಂಡ್ಲೆಸ್ ಇನ್ ದಿ ಹೋಲ್ ವರ್ಲ್ಡ್ ಅದನ್ನ ತೊಗಾಡಿಯ ಹೇಳ್ತಾರೆ ಪ್ರಫುಲ್ ತೊಗಾಡಿಯ ಭಾರತ ದೇಶ ಸೂತ್ರ ವಿ ಹ್ಯಾವ್ ಮೇಡ್ ಎನಿಮೀಸ್ ಆನ್ ಅವರು ಒಂದು ದುಡ್ಡು ಕೊಟ್ಟು ಶತ್ರು ಮಾಡ್ಕೊಂಡಿದ್ದೆ ಈ ಕಡೆ ಶ್ರೀಲಂಕಾದಿಂದ ಹಿಡಿದು ಆ ಕಡೆ ಪಾಕಿಸ್ತಾನ ನೇಪಾಳಕ್ಕೂ ವಿರೋಧವಾಯಿತು ನೇಪಾಳ ಹೋಯಿತು ಕಮ್ಯುನಿಸ್ಟ್ ಕೈಗೆ ಹೋಯಿತು ಈಗ ಭೂತಾನ ಹೋಗ್ತದೆ ನಾಳೆ ಸಿಕ್ಕಿಂ ಹೋಗ್ತದೆ ತ್ರಿಪುರ ಅಸ್ಸಾಂ ಒಂದೊಂದೇ ಒಂದೊಂದೇ ಸುತ್ತ ಶತ್ರುಗಳನ್ನು ಮಾಡ್ಕೊಳ್ತಾ ಇದ್ದೇವೆ ಥ್ಯಾಂಕ್ಸ್ ಟು ನೆಹರೂಸ್ ಪಾಲಿಸೀಸ್ ಮೂರ್ಖರು ನಂಬಿಕೊಂಡು ಅದಕ್ಕೆ ಹೇಳ್ತೇವೆ ಅಂದರೆ ಡಿಪ್ಲೊಮ್ಯಾಟಿಕಲಿ ವಿ ಕ್ಯಾನ್ ಸಾಲ್ವ್ ಮೆನಿ ಪ್ರಾಬ್ಲಮ್ಸ್ ಅಂಡ್ ಅವಾಯ್ಡ್ ವಾರ್ಸ್ ಅದನ್ನು ಮಾಡಬೇಕಾಯಿತು ಅದನ್ನು ಧರ್ಮರಾಜ ಸ್ವಲ್ಪ ಮಟ್ಟಿಗೆ ಮಾಡಿದ ಇದಾದ ಮೇಲೆ ಈಗ ಸಂಜಯಾನ ಪರ್ವಕ್ಕೆ ಬರ್ತಿದ್ದೇವೆ ಧೃತರಾಷ್ಟ್ರ ಯೋಚನೆ ಮಾಡಿದ ಇದು ಇಪ್ಪತ್ತ ಎರಡನೇ ಅಧ್ಯಾಯ ಸಂಜಯ ಧೃತರಾಷ್ಟ್ರ ರಥ ನಡೆಸುವವನು ಸೂತ ಜಾತಿಯಲ್ಲಿ ವೇದವ್ಯಾಸರ ಆಪ್ತ ಶಿಷ್ಯ ಸಕಲ ಶಾಸ್ತ್ರಗಳನ್ನು ವೇದ ಮೊದಲುಗೊಂಡು ಚೆನ್ನಾಗಿ ಕಲಿತ ಮಹಾಪಂಡಿತ ಅದಕ್ಕಾಗಿಯೇ ಸಂಜಯನಿಗೆ ವೇದವ್ಯಾಸರು ಯುದ್ಧ ಭೂಮಿಯಲ್ಲಿ ಕಣ್ಣಿಗೆ ಕಾಣಿಸುವ ಸಂಗತಿಗಳನ್ನು ಕಣ್ಣಿಗೆ ಕಾಣಿಸದೆ ಒಂದೊಂದು ವ್ಯಕ್ತಿಯ ಹೃದಯದಲ್ಲಿ ನಡೆಯುವ ವಿಚಾರಗಳ ಭಾವನೆಗಳನ್ನು ಅರಿಯುವ ಶಕ್ತಿಯನ್ನು ಕೊಟ್ಟು ಅವನಿಗೆ ಆಶೀರ್ವಾದ ಮಾಡಿದರು ನೀನು ಕುರುಡನಿಗೆ ಕೂದ ಜಾಗದಲ್ಲಿ ಅದನ್ನೆಲ್ಲ ಹೇಳು ಧೃತರಾಷ್ಟ್ರ ಮನಸ್ಸಲ್ಲೇನಾಯಿತು ಕರ್ಣನ ಮನಸ್ಸಲ್ಲೇನಾಯಿತು ಕಣ್ಣಿ ಕಂಡದ್ದು ರನ್ನಿಂಗ್ ಕಾಮೆಂಟ್ರಿ ಹೇಳ್ತಾರಲ್ಲ ಇದು ಕಣ್ಣಿ ಕಾಣಿಸಿದ್ದಷ್ಟೇ ಹೇಳ್ತಾರೆ ಅದಕ್ಕೆ ಮೀರಿದ ಕಾಮೆಂಟ್ರಿ ಸಂಜಯನಿಗೆ ದಿವ್ಯ ದರ್ಶನವನ್ನು ಕೊಟ್ಟ ನಿನಗೆ ಕೊಡ್ತೇನೆ ಅಂತ ಧೃತರಾಷ್ಟ್ರನಿಗೆ ಅದು ಬೇಡ ಅಂದ ಅವನಾದ್ರಿಂದ ಮಹಾಪಂಡಿತ ಮಹಾಯೋಗ್ಯ ಸೂತ ಅಂತ ನಿಕೃಷ್ಟ ಜಾತಿ ತಿಳ್ಕೋಬೇಡಿ ಅವನನ್ನು ಕರೆದು ಹೇಳ್ತಾನೆ ಧೃತರಾಷ್ಟ್ರ ಪ್ರಾಪ್ತಾನಾಹು ಸಂಜಯ ಪಾಂಡುಪುತ್ರಾನ್ ಉಪಪ್ಲವ್ಯೇ ತಾನ್ ವಿಧಾನೀ ಹಿಮತ್ವಾ ಉಪಪ್ಲವ್ಯಕ್ಕೆ ಬಂದ್ಬಿಟ್ಟಿದ್ದಾರಂತೆ ಪಾಂಡವರು ಅಜ್ಞಾತವಾಸ ಮುಗಿಸಿ ಹೋಗಿ ತಿಳ್ಕೊಂಬ ಅಜಾತ ಶತ್ರುಂಚ ದೃಷ್ಟ್ಯ ದೃಷ್ಟ್ಯಾ ನಶ್ಯಸ್ಥಾನ್ ಉಪಸ್ಥಿತ ಸ್ವಂ ಸ್ಥಾನಂ ಉಪಸ್ಥಿತಸ್ತ್ವಂ ಹೇ ಧರ್ಮರಾಜ ದೈವವಶದಿಂದ ನೀನಿನ್ನೂ ಬದುಕಿದ್ದೀಯೇ ಇತ್ಯಾದಿ ಕೆಲವು ಮಾತುಗಳನ್ನು ಹೇಳಬೇಕು ವೇದಾಂತವನ್ನು ಹೇಳಬೇಕು ಅವರು ಯುದ್ಧ ಮಾಡಿರಬಾರದು ಮತ್ತೆ ಕಾಡಿಗೆ ಹೋಗಿರಬೇಕು ನಮಗನುಕೂಲವಾಗಿರಬೇಕು ಇಂತಿಂತಾಂಶಗಳನ್ನು ಹೇಳು ಇಂತಿಂತಾಂಶಗಳನ್ನು ಹೇಳು ಎಂಬುದಾಗಿ ಎಷ್ಟು ಕ್ರಿಕೆಟ್ ಮೇಲೆ ಧೃತರಾಷ್ಟ್ರ ಚಿತ್ರ ಕೊಡ್ತಾರೆ ವೇದವ್ಯಾಸರು ಅಪ್ಪ ನಮಗೆ ತಡ್ಕೊಳ್ಳೋಕ್ಕಾಗೋದಿಲ್ಲ ಅವನ ಕಣ್ಣು ಬೇರೆ ಇದ್ರೆ ಏನು ಗತಿ ಆಗ್ತಿತ್ತು ಗೊತ್ತಿಲ್ಲ ಕಣ್ಣಿಲ್ಲದೆ ಎಷ್ಟೆಲ್ಲ ಕೆಲಸ ಮಾಡಿದವನು ನೀನು ಹೋಗಿ ಪಾಂಡವರಿಗೆ ನನ್ನ ಆಪ್ತ ಸಮಾಲೋಚನೆಯನ್ನು ತಿಳಿಸಬೇಕು ಒಳ್ಳೆಯದು ಅಂತ ಅವನು ಬಂದ ಅವನು ಬಂದು ಏನು ಹೇಳಿದ ಎರಡು ಮೂರು ಅಧ್ಯಾಯದಲ್ಲಿ ಕೊಟ್ಟಿದ್ದಾರೆ ತುಂಬ ಮುಖ್ಯವಾದ ವಿಷಯಗಳನ್ನು ಮುಂದಕ್ಕೆ ಇನ್ನೊಂದು ಕಡೆಯಲ್ಲಿ ಹೇಳಿದ್ದಾರೆ ಸಂಜಯ ಹೇಳಿದ್ದು ಈ ನ್ಯಾರೇಷನ್ ಹೇಗೆ ಮಾಡಿದ್ದಾರೆ ಸಂಜಯ ಹೋದ ಆ ಸಭೆಯಲ್ಲಿ ಹೇಳಿದ ವಾಪಸ್ ಬಂದ ವಾಪಸ್ ಬಂದು ಅಲ್ಲೇನು ನಡೀತೋ ಅಂತ ಬೆಜ್ಜಿ ಬೆದಕಿ ಬೆದಕಿ ಬೆದಕಿ ಕೇಳ್ತಾನೆ ನಾ ಹೇಳಿದೆ ಅಲ್ಲಿ ಧೃತರಾಷ್ಟ್ರ ಧರ್ಮರಾಜ ಹಾಕಿ ಕೂತಿದ್ದ ಅರ್ಜುನ ಹಾಕಿ ಕೂತಿದ್ದ ನೀ ಮಾತನಾಡುವಾಗ ಭೀಮಸೇನ ಮುಖದಲ್ಲಿ ಏನು ನಡೀತಾ ಇತ್ತು ನಕುಲು ಸಹದೇವರ ಮನಸ್ಸಲ್ಲೇನಿತ್ತು ದ್ರೌಪದಿ ಏನು ಹೇಳ್ತಾ ಇದ್ಲು ಅವಳಲ್ಲಿ ನಿಂತಿದ್ಲು ಇದು ಒಂದೇ ದಿವಸಕ್ಕೆ ಹೇಳಿ ಮುಗಿಸೋಕ್ಕಾಗೋದಿಲ್ಲ ನರೇಶನ್ನು ಮತ್ತೆ ಮತ್ತೆ ಮತ್ತೆ ಬೆದಕಿ ಬೆದಕಿ ಬೆದಕಿ ಕೇಳ್ತಾನೆ ಇವನು ಮುಖ್ಯವಾದ ಅಂಶಗಳನ್ನು ಕೆಲವನ್ನು ಬೇಕಂತ ಬಚ್ಚಿಟ್ಟಿದ್ದ ಕೊನೆಗೆ ಅದನ್ನು ಹೇಳ್ತಾನೆ ಅದು ಮತ್ತೆಲ್ಲೋ ಬರುತ್ತೆ ಎಲ್ಲ ಕೂಡಿಸ್ಕೋಬೇಕು ಸಂಜೆಯ ನಮ್ಮ ಮೈಸೂರು ಕನ್ನಡ ಭಾಷೆಯಲ್ಲಿ ಹೇಳೋದಾದ್ರೆ ಪಾಕಡ ಒಳ್ಳೆ ಪಾಕಡ ನಂಬರ್ ಒನ್ ಎಲ್ಲಿ ಎಷ್ಟು ಹೇಳಬೇಕಷ್ಟೇ ಹೇಳೋನು ಈಗ ಸ್ವಲ್ಪ ಓದಿ ಹೇಳ್ತೇನೆ ಇದು ಸಂಜಯನ ಇದರಲ್ಲಿ ನಿಮಗೆ ಆಶ್ಚರ್ಯವಾಗುವ ಅಂಶ ಏನು ಅಂದರೆ ಈ ಸಂದೇಶದಲ್ಲಿ ಅನೇಕ ಮಾತುಗಳು ಏನು ಬರ್ತವೆ ಇದೇ ಮಾತುಗಳನ್ನು ಅರ್ಜುನ ಭಗವದ್ಗೀತೆಯ ಮೊದಲನೇ ಅಧ್ಯಾಯದಲ್ಲಿ ತನ್ನ ಪೂರ್ವ ಪಕ್ಷದಲ್ಲಿ ಬಳಸಿಕೊಳ್ತಾನೆ ಸಂಜಯ ಹೇಳಿದ ಮಾತು ಧೃತರಾಷ್ಟ್ರ ಹೇಳಿ ಕಳಿಸಿದ ಮಾತು ಎಷ್ಟು ಆಳಕ್ಕೆ ಸೈಕಿ ಅರ್ಜುನನ ಮನಸ್ಸಿಗೆ ನೆಟ್ಟಿದ್ದವು ಅಂದರೆ ಅವನು ಹೇಳಿದ ಕೂಡಲೇ ಒಂದು ಉತ್ತರವನ್ನು ಕೊಟ್ಟ ಆನ್ ಸೆಕೆಂಡ್ ಥಿಂಕಿಂಗ್ ನಿಧಾನವಾಗಿ ಯೋಚನೆ ಮಾಡಿದ ಮೇಲೆ ಹೌದಲ್ಲ ಧೃತರಾಷ್ಟ್ರ ಹೇಳಿದ್ದೆ ಸರಿ ಅಂತ ಮನಸ್ಸು ಕೆಟ್ಟು ಹೋಯಿತು ಅರ್ಜುನನಿಗೆ ಅಷ್ಟು ಪ್ರಭಾವಶಾಲಿಯಾದ ಸಂದೇಶ ಈಗ ಅದರ ಅಂಶಗಳನ್ನು ಒಂದಷ್ಟು ಬಾಯಲ್ಲಿ ಮೊದಲು ಹೇಳಿಬಿಡ್ತೇನೆ ಸಂದೇಶ ಒಂದು ಸಂದೇಶ ಎರಡು ಸಂದೇಶ ಮೂರು ಮೂರು ಅಧ್ಯಾಯದಲ್ಲಿದೆ ಇದು ಮೊದಲು ಏನು ಹೆಡ್ಲೈನ್ಸ್ ಇದ್ದ ಹಾಗೆ ಆಮೇಲೆ ವಿವರಿಸ್ತೇನೆ ಒಂದೊಂದಾಗಿ ಮೊದಲನೇದು ಧೃತರಾಷ್ಟ್ರ ಹೇಳ್ತಿದ್ದಾನೆ ಅಂತ ತಿಳ್ಕೋಬೇಕು ನಾನಲ್ಲ ಇದು ಧರ್ಮಪುತ್ರ ನೀವು ದೈವದಿಂದ ಬದುಕಿ ಬಂದರಿ ಮನುಷ್ಯ ಪ್ರಯತ್ನಗಳಿಂದೆಲ್ಲ ಗೆದ್ದು ಅಂದರೆ ನಾವು ನಿಮ್ಮನ್ನು ಕೊಲ್ಲೋ ಪ್ರಯತ್ನ ಪಟ್ಟು ನೀವು ಸಾಯಲಿಲ್ಲ ನಿಮ್ಮನ್ನು ಕೃಷ್ಣ ಉಳಿಸಿದ ನೋಡಿ ಅವಳಿಗೆ ಕೊಂಕು ಮಾತು ದೈವ ಯತ್ನದಿಂದ ನೀವು ಬದುಕಿದಿರಿ ಎರಡನೇದು ನೀವೇ ತುಂಬ ಒಳ್ಳೆಯವರು ನನ್ನ ಮಕ್ಕಳೆಲ್ಲ ತುಂಬ ಕೆಟ್ಟವರು ಅಯೋಗ್ಯರು ಧೂರ್ತರು ನನ್ನ ಮಾತನ್ನು ಏನೂ ಕೇಳೋದಿಲ್ಲ ನೀವು ಮಾತ್ರ ಕೇಳ್ತೀರಿ ಅರ್ಥ ಆಯ್ತು ನಿಮಗೆ ಇದು ಅವರಪ್ಪನ ಕಂಟೇನೋಯ್ತು ಪಾಂಡವರು ಅಷ್ಟು ಹೊಗಳ್ದ ಅದಕ್ಕೇನು ದುಡ್ಡಿಲ್ಲ ಕಾಸಿಲ್ಲ ಟ್ಯಾಕ್ಸ್ ಇಲ್ಲ ತನ್ನ ಮಕ್ಕಳನ್ನು ಬೈದ ಒಬ್ಬರು ಹತ್ರ ಇಲ್ಲ ಸುಮ್ನೆರೋ ನಿಮ್ಗೆ ಅನುಕೂಲಕ್ಕೆ ಹೇಳ್ತಿದ್ದೇನೆ ಆಮೇಲೆ ಹೇಳಿದ ನೀವೆಷ್ಟಾದರೂ ಸಹಿಷ್ಣುಗಳು ಧರ್ಮರಾಜ ನೀನು ನಿನ್ನ ತಮ್ಮಂದರು ಅಷ್ಟು ಜನ ವಿತೌಟ್ ಎಕ್ಸೆಪ್ಷನ್ ನೀವು ಹುಟ್ಟಿದ್ದೆಲ್ಲ ಕಾಡಿನಲ್ಲಿ ಹದಿನಾಲ್ಕು ವರ್ಷ ನೀನಂತೂ ಕಾಡಲ್ಲೇ ಬೆಳೆದೆ ಏನೋ ನನ್ನ ಮಕ್ಕಳು ಒಂದಷ್ಟು ಚೇಷ್ಟೆಗೆ ಇಷ್ಟ ಮಾಡಿದ್ರು ಅಂತ ಮತ್ತೆ ನೀವು ಅರಿಗಿನ ಮನೆಯಿಂದಲೂ ಪಾರಾಗಿ ಮತ್ತೆ ಕಾಡಿನಲ್ಲೇ ಇದ್ರಿ ಮತ್ತೆ ಭಿಕ್ಷೆಯನ್ನೆತ್ತಿದ್ರಿ ಯಕ್ಷಕಪುರದಲ್ಲಿ ಜಗತ್ ಪ್ರಸಿದ್ಧವಾಯಿತು ಆಮೇಲೆ ಮತ್ತೆ ಲೇಟೆಸ್ಟ್ ಹನ್ನೆರಡು ವರ್ಷ ವನವಾಸ ಮಾಡಿದ್ದೀರಿ ಅಜ್ಞಾತವಾಸ ಮಾಡಿದ್ದೀರಿ ನಿಮಗೆ ಕಾಡು ಒಗ್ಗಿ ಹೋಗಿದೆ ನನ್ನ ಮಕ್ಕಳಿಗೆ ಕಾಡು ಗೊತ್ತಿಲ್ಲ ಅರ್ಥ ಆಯ್ತಲ್ಲ ನಿಮಗೆ ದಯವಿಟ್ಟು ನೀವು ಕಾಡಿಗೆ ಹೋಗ್ಬಿಡಿ ಒಳ್ಳೆ ಹೊತ್ತಿಗೆ ಭಟ್ರು ಬಂದರು ಇವತ್ತು ಬರ್ತೇನೆ ಅಂತಿದ್ರು ಯಾಕೋ ಬರಲಿಲ್ಲ ಅಂತ ಕೋಪ ಆಯ್ತು ನನಗೆ ಅದಕ್ಕೆ ಮೇಲೆ ಹೇಳ್ತಾನೆ ಸಜ್ಜನರು ಎಷ್ಟಾದರೂ ನೀತಿಯನ್ನು ಬಿಡುವುದಿಲ್ಲ ಧರ್ಮರಾಜ ದುಷ್ಟರು ನೀತಿ ಕೆಟ್ಟವರು ನೀತಿ ಬಿಟ್ಟರೆ ಅದು ಕೋಪ ಮಾಡ್ಕೋಬೇಕು ಅವರ ಸ್ವಭಾವ ನೀತಿ ಕೆಡುವುದು ಒಬ್ಬ ಭಿಕ್ಷಕ ಹೇಳಿದಂತೆ ನಿತ್ಯ ಭಿಕ್ಷೆ ಕೊಡದೇ ಮಹಾರಾಯಿತಿ ಭಿಕ್ಷೆ ಕೊಡಲಿಲ್ಲ ಕೊಡ್ತಾ ಇದ್ದವಳಿಗೆ ಒಂದು ಕೆಟ್ಟ ಶಬ್ದ ಬೈದು ಇವತ್ತಾತ ಕೊಡಲಿಲ್ಲ ಅವನು ಅಂತ ಕೇಳಿದ್ನಂತೆ ಅದು ಬಾಯಲ್ಲಿ ಹೇಳಬಾರ್ದು ನಿಮಗೆಲ್ಲ ಗೊತ್ತಿದೆ ಅದು ಕೊಡದೇ ಇದ್ದವಳು ಪುಣ್ಯಾತಿಗಿತ್ತಿ ಕೊಟ್ಟವಳು ಭಿಕ್ಷೆ ಕೊಡ್ತಿದ್ದವಳು ಅದೇನೋ ಒಂದು ಮಕಾರದಲ್ಲೋ ಬಕಾರದಲ್ಲೋ ಬೈದ ಅವಳನ್ನ ಅವಳು ಯಾತ ಕೊಡಲಿಲ್ಲ ಇವತ್ತು ಅಂತ ಕೇಳಿದ ಹಾಗೆ ನನ್ನವರು ರಾಜ್ಯ ನಿಮಗೆ ನ್ಯಾಯವಾಗಿ ಕೊಡಬೇಕು ಯಾರಿಲ್ಲ ಅಂತಾರೆ ಕೊಡಬೇಕಾದ ಶ್ರೇಯಸ್ಸು ನಾ ಹೇಳ್ತೇನೆ ನನ್ನ ಮಾತು ಅವ್ರು ಕೇಳೋದಿಲ್ಲ ಅವತ್ತು ಹೇಳಿಲ್ವೇ ಸಭೆಯಲ್ಲಿ ನಾನು ಹದಿಮೂರು ವರ್ಷಕ್ಕೆ ಮುಂಚೆ ಅವ್ರು ಕೇಳೋದಿಲ್ಲ ನೀವು ಪಾಂಡವರು ತುಂಬ ಶೂರರಿದ್ದೀರಿ ಅರ್ಜುನನ ಸಮ ಯಾರಿದ್ದಾರೆ ಕೈಲಿ ಗಾಂಡಿವ ಹಿಡಿದರೆ ಭೀಮನ ಗದೆಗೆ ಅವನ ಸಮ ಅವನ ಗದಾಧರ ಯಮಡರ ಪರಾಕ್ರಮ ಅಸಾಧ್ಯವಾಗಿದೆ ಒಂದೊಂದು ದಿಕ್ಕನ್ನು ಒಬ್ಬರಿಗೆ ಎದುಗೊಂಡು ಮುಂದಿದ್ದಾರೆ ಈಗ ನಿಮ್ಮ ಸೈನ್ಯಕ್ಕೆ ಮುಖಂಡ ಯಾರು ಧೃಷ್ಟದ್ಯುಮ್ನ ಆ ಅವನ ಬಗ್ಗೆ ನಂಗೆ ಗೊತ್ತಿಲ್ಲವೆ ಅಯೋ ನಿಜ ಅಗ್ನಿಪುತ್ರ ಅವನು ದ್ರೋಣನ್ ಕೊಲ್ಲುವುದಕ್ಕೆ ಹೊಟ್ಟಿದ್ದಾನೆ ನಿಮ್ಮ ಸೇನೆಯೇನು ಸಾಮಾನ್ಯವೇ ಏಳಕ್ಷೋಹಿಣಿ ಕಡಿಮೆ ಅಂತ ನಾನೇನು ತಿಳ್ಕೊಂಡಿಲ್ಲ ಆ ಸಾತ್ಯಕ್ಕೆ ಸಾಮಾನ್ಯವೇ ಕೃಷ್ಣನ ಸೈನ್ಯ ಎಲ್ಲ ನಮ್ಮ ಕಡೆ ಕೊಟ್ಟರು ಅವನೊಬ್ಬನೇ ಸೈನ್ಯಕ್ಕೆ ಸಾಟಿಯಾಗಿ ಪ್ರತಿ ಇನ್ನೊಂದು ಕಡೆ ನಿಂತಿದ್ದಾನೆ ಇದೆಲ್ಲಕ್ಕಿಂತ ಮೇಲೆ ಹೇಳ್ತೇನೆ ಕೃಷ್ಣ ಒಬ್ಬನೇ ಸಾಕು ನಿಮ್ಮ ಕಡೆ ಇರುವವನು ನಮ್ಮ ಎಲ್ಲ ತಂತ್ರಗಳನ್ನು ತಲೆಕೆಳಕು ಮಾಡಿ ನಿಮ್ಮನ್ನು ಪಾರು ಮಾಡಿದವನು ಇನ್ನೂ ಆ ಕಡೆ ನಿಂತಿದ್ದಾನೆ ಅಂದರೆ ನಿಮ್ಮ ಕಡೆ ಧರ್ಮ ಇದೆ ನಮ್ಮ ಹುಡುಗರು ಅಧರ್ಮಿಗಳು ಮೋಸಗಾರರು ವಂಚಕರು ಹೇಳು ಹೇಳು ಹೇಳು ನನ್ನ ಮಾತು ಕೇಳೋದಿಲ್ಲ ಆದ್ದರಿಂದ ನೀನೆಷ್ಟಿದ್ರೂ ಸಹನೆ ಉಳ್ಳವನು ಅಜಾತ ಶತ್ರು ಲೋಕದಲ್ಲಿ ನೀನು ಯಾರನ್ನೂ ಶತ್ರುಭಾವದಿಂದ ನೋಡಿಲ್ಲ ಉಳಿದವರೆಲ್ಲ ನೀನು ಶತ್ರುಭಾವದಿಂದ ನೋಡಿರಬಹುದು ನೀನು ಯಾರನ್ನೂ ಶತ್ರುಭಾವದಿಂದ ನೋಡಲಿಲ್ಲ ನಿನಗೆ ಮಾಡೋ ಪ್ರಾರ್ಥನೆ ಏನು ಅಂದರೆ ನನ್ನ ಮಕ್ಕಳ ಪ್ರಾಣವನ್ನು ಉಳಿಸು ಅಲ್ಲಿ ಹಾಕಿದ ಬಾಂಬನ್ನು ಎರಡನೇದು ಇದು ಭಗವದ್ಗೀತೆಯ ಆರಂಭದಲ್ಲಿ ಬರತಕ್ಕಂಥ ಮಾತುಗಳಿಗೆ ಅರ್ಜುನ ಮಾತುಗಳಿಗೆ ಪೋಷಣೆ ಧರ್ಮಪುತ್ರ ಈಗ ಸ್ವಲ್ಪ ಎಥಿಕ್ಸ್ ಕೇಳ್ತೇನೆ ಆಮೇಲೆ ವೇದಾಂತ ಕೇಳ್ತೇನೆ ಸಾಮಾನ್ಯ ಧರ್ಮ ಆಯಿತು ಸ್ವಜರರನ್ನು ಕೊಲ್ಲುವುದು ಸರಿಯೇ ಯೋಚನೆ ಮಾಡಯ್ಯ ನನ್ನ ಮಕ್ಕಳೆಷ್ಟಾದರೂ ನಿನಗೆ ಸ್ವಜನರಲ್ಲವೇ ವಾಕ್ಯನೇ ಓದ್ ತೋರಿಸ್ತೇನೆ ನೋಡಿ ಈಗ ಎಷ್ಟು ಹಿಡಿಯುತ್ತೋ ಭಯ ನನಗೆ ಶಮಂ ರಾಜ ಧೃತರಾಷ್ಟ್ರೋ ಅಭಿನಂದತಿ ಅಯೋ ಜಗತಿ ತ್ವರಮಾಣೋ ರಥಮ್ಮೆ ಸಭ್ರಾತೃಪುತ್ರ ಸ್ವಜನಸ್ಯ ರಾಜ್ಞ ನೋಡಿ ಸ್ವಜನ ಬಂತು ಸ್ವಜನಂ ಹಿ ಕಥಂ ಹತ್ವಾ ಸ್ವಜನಸ್ಯ ಅವಮಾದವ ಯದ್ಯಪ್ಯೇಚೇನ ಪಶ್ಯಂತಿ ಲೋಭೋಪಹತಚೇತಸ ಈ ಸ್ವಜನ ಸ್ವಜನ ಸ್ವಜನ ಆ ಶಬ್ದ ಅರ್ಜುನ ವಿಷಾದ ಯೋಗದ ಎಷ್ಟರ ಎಷ್ಟರ ಬರುತ್ತೆ ಅಷ್ಟು ಸಲ ಜಾತಾ ಕುಲೇಹಿ ಆನುಶಂಸಾವಧಾನ್ಯಾಹ ಎಂಥ ಕುಲದಲ್ಲಿ ಹುಟ್ಟಿದ್ದೀರಿ ಕೇಳಿದವರಿಗೆ ದಾನ ಕೊಡುವವರು ಈಗ ನೀವು ಯುದ್ಧ ಮಾಡಿದರೆ ಕುಲಹಾಳಾಗಿ ಹೋಗುತ್ತೆ ಸರ್ವಕ್ಷಯೋ ದೃಶ್ಯತೆ ಯತ್ರ ಕೃಷ್ಣ ಪಾಪೋದಯ ನಿರಯ ಇದೇ ಮಾತುಗಳನ್ನೇ ನೀವು ಭಿಕ್ಷೆಯತ್ತಿ ಎನ್ನುವ ಮಾತು ಮೊದಲುಗೊಂಡು ಆ ಗುರುಗಳನ್ನು ಕೊಲ್ಲುವುದಕ್ಕಿಂತ ಗುರುನ ಹತ್ವಾ ಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತುಂ ಭೈಕ್ಷಮಪಿ ಹಲೋಕೆ ಅದು ಇವನು ಮಾತು ಧೃತರಾಷ್ಟ್ರನ ಮಾತು ಅನೇಕರಿಗೆ ಗೊತ್ತಿಲ್ಲ ಭಗವದ್ಗೀತೆ ಪ್ರವಚನಗಳು ಅನೇಕರು ಮಾಡ್ತಾರೆ ಉಳಿದ ಅಧ್ಯಾಯಗಳನ್ನು ಹೇಳ್ತಾರೆ ಅರ್ಜುನ ವಿಷಾದ ಯೋಗವನ್ನು ಯಾರು ಪ್ರವಚನ ಮಾಡೋದಿಲ್ಲ ಐದು ದಿವಸ ಅದನ್ನೇ ಪ್ರವಚನ ಮಾಡಿದೆ ನಾನು ಗೋಖಲೆ ಇನ್ಸ್ಟಿಟ್ಯೂಟಲ್ಲಿ ಹೋದ ವರ್ಷ ಇಪ್ಪತ್ತೆರಡು ದಿವಸ ಭಗವದ್ಗೀತೆ ಹೇಳಿದಾಗ ಅರ್ಜುನ ವಿಷಾದ ಯೋಗವನ್ನೇ ಐದು ದಿವಸ ಪ್ರವಚನ ಮಾಡಿದೆ ಯಾಕೆಂದ್ರೆ ಅಲ್ಲಿಯೇ ಮೂಲ ಪಕ್ಷ ಇರೋದು ಆ ಪ್ರಶ್ನೆ ತಿಳ್ಕೊಳ್ಳದೆ ಇದ್ರೆ ನಿಮಗೆ ಆ ಕೃಷ್ಣ ಹೇಳಿದ್ದೆಲ್ಲ ಅಪಾರ್ಥವಾಗತ್ತೆ ಬರೀ ಸನ್ಯಾಸವನ್ನು ಹೇಳಿ ಅರ್ಜುನನಿಗೆ ಕಾಷಾಯ ತೊಡಿಸಿ ನೀ ಎಲ್ಲರೂ ಹೋಗ್ಬಿಡು ಕರ್ಮ ಸನ್ಯಾಸ ನೈಷ್ಕರ್ಮ ಹೇಳುವುದು ಭಗವದ್ಗೀತೆಗೆ ಅಪಾರ್ಥ ಅದಲ್ಲ ಯುದ್ಧ ಬೇಡ ಅಂತ ಅವನು ಮೊದಲೇ ಹೇಳ್ತಾ ಇದ್ದಾನೆ ಅವನಿಗೆ ಸನ್ಯಾಸನೇ ಮತ್ತೆ ಹೇಳಿದ ಕೃಷ್ಣ ಅಂತ ಮಾಡುವುದು ಭಗವದ್ಗೀತೆಯ ಹಿನ್ನೆಲೆಯಾದ ಸಮಸ್ತ ಮಹಾಭಾರತವನ್ನು ಓದದೇ ಇದ್ದವರು ಮಾಡತಕ್ಕಂತಹ ಅಪಾರ್ಥ ಕೃಷ್ಣ ಅದನ್ನು ಸಹ ಮಾಡಲಾರ ಮೆಸೇಜ್ ಆಫ್ ದಿ ಗೀತಾ ಹ್ಯಾಸ್ ಟು ಬಿ ಇಂಟರ್ಪ್ರಿಟೆಡ್ ಎಗೇನ್ಸ್ಟ್ ದಿ ಎಂಟೈರ್ ಬ್ಯಾಕ್ಗ್ರೌಂಡ್ ಆಫ್ ದಿ ಮಹಾಭಾರತ ಅದನ್ನು ಮರೆತು ಈ ಕರ್ಮ ಯೋಗ ಕೃಷ್ಣ ಯಾವ ಅಧ್ಯಾಯಕ್ಕೂ ಹೆಸರು ಕೊಟ್ಟಿಲ್ಲ ಭಗವದ್ಗೀತೆಯಲ್ಲಿ ಯಾರೋ ನಡುವೆ ಬಂದವರು ಕರ್ಮ ಯೋಗ ಮೋಕ್ಷ ಸನ್ಯಾಸ ಯೋಗ ಏನೇನೋ ಹೆಸರುಗಳನ್ನು ಹಾಕಿದ್ದಾರೆ ನಿಮ್ಮ ಕೈಲಿರೋ ಪುಸ್ತಕಗಳಲ್ಲಿ ಆ ಟೈಟಲ್ಸ್ ಅಲ್ಲ ಅದು ಒಂದು ಮೂಲದ್ದಲ್ಲ ನೋಡಿ ದಯವಿಟ್ಟು ಅಪಾರ್ಥಗಳೆಲ್ಲ ಬಿಟ್ಬಿಡಿ ಅದು ವೇದವ್ಯಾಸರು ಮಾಡಿದ್ದಲ್ಲ ಅದು ಓಡಿ ಹೋಗುವ ಭಗವದ್ಗೀತೆ ಅಲ್ಲ ನೀ ಇರು ಯಹಿ ವಚೈರ್ಜುತ ಸರ್ಗ ಯೇಷಾಂ ಸಾಮ್ಯ ಚ್ಯುತಂ ಮನಸ್ಸು ಸಾಮ್ಯದಲ್ಲಿ ಯಾವನಿಗಿರ್ತದೆಯೋ ಸಮತ್ವದಲ್ಲಿ ಇಹ ಇವ ಜೊತೆ ಇಲ್ಲಿಯೇ ಗೆದ್ದ ಅವನು ಸೃಷ್ಟಿಯನ್ನು ಗೆದ್ದ ಯೋಗದಲ್ಲಿ ಸಮತ್ವಂ ಯೋಗ ಉಚ್ಚತೆ ಎಂಥೆಂಥ ಮಾತುಗಳನ್ನು ಆಡಿದ್ದಾನೆ ಭಗವದ್ಗೀತೆ ಬದುಕೋದಕ್ಕೂ ಬೇಕು ಭಗವದ್ಗೀತೆ ಸಾಯುವುದಕ್ಕೆ ಭಗವದ್ಗೀತೆ ಅದಕ್ಕೆ ಬೇಕು ಅಂತುಂಡು ಹಗ್ಗ ಸಾಕು ಹಗ್ಗವು ಒಂದೇ ಭಗವದ್ಗೀತೆ ಒಂದೇ ನೋಡ್ತಾರೆ ಬುದ್ಧಿ ಯೋಚನೆ ಮಾಡಿ ಬದುಕೋದಕ್ಕೆ ಬೇಕು ಮ್ಯಾನ್ಯುಯಲ್ ಫಾರ್ ಪ್ರಾಕ್ಟಿಕಲ್ ಗೈಡೆನ್ಸ್ ಜೀವನದಲ್ಲಿ ಆದ್ದರಿಂದ ಈ ಎರಡನೇ ಸಂದೇಶ ಇದೆಲ್ಲ ತುಂಬಾ ಆಪತ್ಕರವಾದದ್ದು ನನ್ನ ಮಕ್ಕಳೇನೋ ಬುದ್ಧಿವಂತರಲ್ಲದೆ ನಿಮ್ಮನ್ನು ಯುದ್ಧಕ್ಕೆ ಬಾ ಅಂತ ಸವಾಲು ಕೊಟ್ರೆ ಧರ್ಮರಾಜ ಎಲ್ಲಿ ಹೋಯ್ತೋ ಬುದ್ಧಿ ಬುದ್ಧಿ ಇಲ್ಲದ ಮೂರ್ಖರನ್ನು ನೀನು ಕೊಂದ್ರೆ ಅವರೆಷ್ಟಾದ್ರೂ ನಿನ್ನ ಜ್ಞಾತಿಗಳಲ್ವೇನಪ್ಪ ದೊಡ್ಡಪ್ಪನ ಮಕ್ಕಳಲ್ವೇ ಸ್ವಜರನ್ನು ಕೊಲ್ಲೋದ್ರಲ್ಲಿ ನೀವು ಇದರಲ್ಲಿ ಕುಲನಾಶ ಆಗುತ್ತಲ್ಲ ಯೋಚನೆ ಮಾಡು ಕುಲನಾಶವಾದರೆ ಸ್ತ್ರೀಯರೆಲ್ಲ ಚಿಕ್ಕ ವಯಸ್ಸಿನವರು ವಿಧವೆಯರಾದರೆ ದಾರಿ ಬಿಟ್ಟು ಹೋಗ್ತಾರೆ ಅವರು ದಾರಿ ಬಿಟ್ಟು ಹೋದರೆ ಮುಂದೆ ತರ್ಪಣ ಮಾಡುವರು ಯಾರೋ ತಂದೆ ತಾಯಂದರಿಗೆ ಯಾರಿಗೋ ಹುಟ್ಟಿದ ಮಗು ಅಪ್ಪನಲ್ಲದೆ ಇದ್ದವನಿಗೆ ಪಿಂಡ ಹಾಕಿದ್ರೆ ಹೋಗಿ ಸೇರುತ್ತೆ ಇದೆಲ್ಲ ಮಾತು ಧೃತರಾಷ್ಟ್ರನ ಮಾತು ಅರ್ಜುನನ ಮಾತಲ್ಲ ಭಗವದ್ಗೀತೆಯಲ್ಲಿ ಯುದ್ಧವೆಂಬುದು ಸರ್ವಕ್ಷಯ ಯದ್ವಾ ಜಯೇಮ ಯಜವಾನೋ ಜಯೇಯುಹು ಭಗವದ್ಗೀತೆ ಅರ್ಜುನ ಅದನ್ನು ಧೃತರಾಷ್ಟ್ರ ಹೇಳ್ತಾನೆ ಯುದ್ಧದಲ್ಲಿ ನೀನೇ ಗೆಲ್ತಿ ಅಂತೇನು ಗ್ಯಾರಂಟಿಯಿಂದ ಧೃತರಾಷ್ಟ್ರ ಇವನು ಗ್ಯಾರಂಟಿ ಇದೆಯಾ ಏ ಹನ್ನೊಂದು ಲಕ್ಷ ಇದೆ ನಮ್ಮ ಕಡೆ ಭೀಷ್ಮ ಇದ್ದಾನೆ ಪರಶುರಾಮನನ್ನು ಸೋಲಿಸಿದವನು ಶಿಷ್ಯರನ್ನೆಲ್ಲ ತಯಾರು ಮಾಡಿದ್ದು ದ್ರೋಣ ಇದ್ದಾನೆ ಅಪ್ಪ ಅವರಿಬ್ಬರು ಮುದುಕರಿದ್ದಾರೆ ಒಂದು ಹೆಜ್ಜೆ ಆಗಲೇ ಅವರು ಸಮಾಧಿಯಲ್ಲಿ ಇಟ್ಟಿದ್ದಾರೆ ಒನ್ ಫುಟ್ ಇದ್ದ ಗ್ರೇವ್ ಮನಸ್ಸು ಒಡೆದು ಹೋಗಿದೆ ಅವರ ಗೆಲ್ಲುವುದು ಅದಲ್ಲ ಧರ್ಮ ಇದ್ದ ಕಡೆ ಗೆಲುವು ಅದು ಗೊತ್ತಿಲ್ಲ ಅವನಿಗೆ ದ್ರೋಣರು ಭೀಷ್ಮರು ಸಾಮಾನ್ಯವೇ ಭೇದೋಪಾಯ ಮಾಡ್ತಾನೆ ಅವರು ಅನ್ಯಾಯ ಮಾಡಿದ್ರೆ ನೀವ್ಯಾಕೆ ಅನ್ಯಾಯ ಮಾಡಬೇಕು ಒಳ್ಳೆ ಚೆನ್ನಾಗಿದೆ ಇದು ಕನ್ಫ್ಯೂಷಿಯಸ್ ಅಂತ ಒಬ್ಬ ಚೈನೀಸ್ ಬುದ್ಧಿವಂತ ಕೇಳಿದ್ದೆಲ್ಲ ಹೆಸರು ಕನ್ಫ್ಯೂಷಿಯಸ್ ಅಂದ್ರೆ ಯಾರು ಕನ್ಫ್ಯೂಸ್ ಆದವನಲ್ಲ ಮಹಾಬುದ್ಧಿವಂತ ಕಿಂಗ್ ಕನೂಟ್ ಅಂತ ಅವ್ರ ಭಾಷೆಯಲ್ಲಿ ಅವನು ದೊರೆಯಾಗಿದ್ದವನು ಟಿಬೆಟ್ ದೇಶದ ದೊರೆ ಅವನೊಂದು ಮಾತನ್ನು ಹೇಳ್ತಾನೆ ನಾ ಪುಸ್ತಕಗಳಲ್ಲಿ ಬರೆದಿದ್ದೇನೆ ಅದನ್ನ ಕೌಟಿಲ್ಯ ರೆಲೆವೆನ್ಸ್ ಆಫ್ ಕೌಟಿಲ್ಯ ಫಾರ್ ಟುಡೇ ಇಂಗ್ಲಿಷ್ ಪುಸ್ತಕದಲ್ಲಿ ಬರೆದಿದ್ದೇನೆ ನೋಡಿ ಅವನು ಹೇಳ್ತಾನೆ ಇಫ್ ಯು ರಿಟರ್ನ್ ಗುಡ್ ಫಾರ್ ವಿಲ್ ಗಾಂಧಿ ಮಾತು ಅನ್ಯಾಯ ಮಾಡಿದವನಿಗೂ ಒಳ್ಳೇದನ್ನು ಮಾಡು ಅಂತ ಗಾಂಧಿ ಹೇಳಿದರಲ್ಲ ಅವರು ಇಪ್ಪತ್ತನೇ ಶತಮಾನದಲ್ಲಿ ಕನ್ಫ್ಯೂಷನ್ ಹೇಳಿದ ಕ್ರಿಸ್ತಪೂರ್ವ ಆರನೇ ಶತಮಾನದಲ್ಲಿ ಇಫ್ ಯು ರಿಟರ್ನ್ ಗುಡ್ ಫಾರ್ ಈವಿಲ್ ವಾಟ್ ವಿಲ್ ಯು ರಿಟರ್ನ್ ಫಾರ್ ಗುಡ್ ಇಟ್ ಈಸ್ ಬೆಟರ್ ಟು ರಿಟರ್ನ್ ಈವಿಲ್ ಫಾರ್ ಈವಿಲ್ ಅಂಡ್ ಗುಡ್ ಫಾರ್ ಗುಡ್ ಇದು ಕನ್ಫ್ಯೂಷನ್ ಮಾತು ಹಾಕಿ ತಪ್ಪ ಅಂತ ಮಾತು ಅನ್ಯಾಯ ಮಾಡಿದವನಿಗೂ ನೀವು ಒಳ್ಳೇದನ್ನೇ ಮಾಡಿದ್ರೆ ಒಳ್ಳೇದನ್ನು ಮಾಡಿದವನಿಗೆ ಏನು ಕೊಡ್ತೀರಿ ನೀವು ಎರಡನ್ನ ಈಕ್ವೇಟ್ ಮಾಡಿದಾಗಾಯ್ತು ಅನ್ಯಾಯ ಮಾಡಿದ ಒಳ್ಳೇದು ಮಾಡಿದವನು ಧರ್ಮರಾಜನ ಇದ್ದ ದೋಷ ಅದು ನಾವು ಕನ್ಫ್ಯೂಷಸ್ನು ಓದೋದಿಲ್ಲ ಯಾರನ್ನೂ ಸಾಕ್ರಟೀಸ್ ಓದೋದಿಲ್ಲ ಪ್ಲೇಟೋ ಓದೋದಿಲ್ಲ ಜಗತ್ತಿನ ಎಲ್ಲ ದೊಡ್ಡ ವಿದ್ವಾಂಸರ ಜ್ಞಾನಿಗಳ ಮತವನ್ನು ಸಂಗ್ರಹಿಸಬೇಕು ಮಹಾಭಾರತವನ್ನು ಸೇರಿಸಿಕೊಳ್ಳಬೇಕು ಅಯ್ಯ ಮಹಾಭಾರತ ಓದೋದಿಲ್ಲ ಈ ದೇಶದಲ್ಲಿ ಬಹಳ ದೊಡ್ಡ ವಿದ್ವಾಂಸರು ಉಭಯ ವೇದಾಂತ ಸಭೆ ವಿದ್ವಾಂಸರು ಒಬ್ಬರು ಇಲ್ಲಿ ನರಸಿಂಹದೇವರು ಗುಡಿಯಲ್ಲಿ ರಥೋತ್ಸವ ಆಗ್ತಿತ್ತು ಬೆಳಿಗ್ಗೆ ಹೋಗಿದ್ದೆ ಕರ್ಕೊಂಡು ಹೋಗಿದ್ರು ಅಲ್ಲಿ ಇನ್ನೇನು ರಥ ಎಳಿಬೇಕು ಅವ್ರ ಹತ್ತಿರದಲ್ಲಿ ಬಂದು ಆಚಾರ್ಯರು ಅಲ್ಲಿ ಸಭೆಗೆ ನಿಂತು ಇಲ್ಲಿ ಬಂದು ಅವರು ಪ್ರವಚನ ಅಲ್ಲ ಪ್ರಾಯಶಃ ಇಲ್ಲಿ ಯಾರೋ ಹೋಗಿ ಅವ್ರ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಸ್ನೇಹಿತರು ಅವರೆಲ್ಲ ಹೇಳಿರಬೇಕು ಅವರು ನನ್ನ ಪ್ರಶ್ನೆ ಕೇಳ್ತಾರೆ ಬೆಳಿಗ್ಗೆ ಇಷ್ಟೆಲ್ಲ ವಿಷ್ಣು ಸಹಸ್ರನಾಮ ಹೇಳಿ ಅನುಶಾಸನ ಪರ್ವದ ಶಾಂತಿ ಪರ್ವದ ನೀತಿ ಬೋಧಗಳಿಂದೆಲ್ಲ ಹೇಳಿದ ಭೀಷ್ಮನಿಗೆ ಕೃಷ್ಣನ ವಿರುದ್ಧ ನಿಂತು ಯುದ್ಧ ಮಾಡುವುದು ತಪ್ಪಂತ ಯಾತಕ್ಕನಿಸಲಿಲ್ಲ ನಾ ಹೇಳಿದೆ ನೀವು ನನಗಿಂತ ದೊಡ್ಡವರು ನೀವು ಉತ್ತರ ಹೇಳಬೇಕು ಇದಕ್ಕೆ ನೀವು ಮಹಾಭಾರತ ಓದಿದ್ದೀರಾ ಹುಡುಗ ನಂಬಿ ದೊಡ್ಡವರು ಪಾಪ ಅವರಿಗೆ ನನ್ನಲ್ಲಿ ತುಂಬ ವಿಶ್ವಾಸ ನನಗೆ ಅವರಲ್ಲಿ ತುಂಬ ಗೌರವ ಬಹಳ ಮುಗ್ಧರು ಓದ್ಕೊಂಡಿದ್ದಾರೆ ಪಾಪ ಅಂತ ಇವಡಿ ಅವರಿಗೆ ಆ ಪ್ರಶ್ನೆ ಬಂದು ನಿಮ್ಮೆಷ್ಟು ಜನರ ಹೃದಯದಲ್ಲಿ ಬಂದಿರಬಹುದು ಇವರು ಏನು ಭೀಷ್ಮನನ್ನು ಬೈತಾರಲ್ಲ ಪದೇ ಪದೇ ಆಚಾರ್ಯರು ಭೀಷ್ಮ ಬೈಯೋದಲ್ಲ ಮಾನ ಕಳಿತೇನೆ ನಾನು ಅಂದ್ರೆ ವಿಷ್ಣು ಸಹಸ್ರನಾಮ ಹೇಳೋ ದೊಡ್ಡದಲ್ಲ ಅದರಂತ ನಡೀಬೇಕು ನೀವು ಬರೀ ಗಿಣಿಪಾಠ ಪಾಠ ಮಾಡಿ ಪಂಡಿತರಾಗಿದ್ದರೇನು ಪ್ರಯೋಜನ ಅದನ್ನು ನಡಿಬೇಕು ನಡೀಲಿಲ್ಲ ಕೃಷ್ಣನೆದುರಿಗೆ ಯುದ್ಧ ಮಾಡುವುದು ತಪ್ಪು ಅಂತ ಯಾತಕ್ಕೆ ಅನ್ನಿಸ್ಲಿಲ್ಲ ನಾ ಹೇಳಿದೆ ನಿಮ್ಮ ಭಗವದ್ಗೀತೆ ಓದಿದ್ದೀರಾ ಓದಿದ್ದೇವ ಸ್ವಾಮಿ ಯದಾ ಯದಾ ಈ ಧರ್ಮಸ್ಯ ನಿರ್ಭವತಿ ಭಾರತ ಬುದ್ಧಿವಂತರ ತಲೆಯಲ್ಲಿ ಬುದ್ಧಿಗೆ ಯಾವಾಗ ಮಂಕು ಬರುತ್ತದೆಯೋ ಆಗ ನಾನು ಇಳಿದು ಬರ್ತೇನೆ ಅಂತ ಕೃಷ್ಣ ಹೇಳಿದ್ನಲ್ಲ ಭೀಷ್ಮನ್ ತಲೆಗೆ ಮಂಕು ಬಂದಿದ್ದರಿಂದಲೇ ಬಂದ ಕೃಷ್ಣ ಭೀಷ್ಮನ್ ತಲೆಗೆ ಮಂಕು ಬರದೇ ಇದ್ರೆ ದ್ರೌಪದಿ ಅಪಮಾನವನ್ನು ನೋಡ್ತಾ ಕೂತಿದ್ದ ಎದ್ದೂ ಹೋಗಲಿಲ್ಲ ಮಹಾರಾಯ ತಪ್ಪು ಅಂತಲೂ ಹೇಳಿಲ್ಲ ಕೌರವರು ಅನುಕೂಲವಾದ ಹೇಳಿದ ಕೃಷ್ಣ ಅಭಿಪ್ರಾಯ ಪೆಳ್ಳೆಲೋಕಾಚಾರ್ಯದ ಎರಡು ಚೂರ್ಣಿಕೆಯನ್ನು ಹೇಳಿದೆ ಈ ಎಲ್ಲಿ ಬರುತ್ತೆ ಅಂತ ನನ್ನೇ ಕೇಳಿದ್ರು ಅವರು ಶ್ರೀ ವಚನಭೂಷಣದಲ್ಲಿದೆ ಓದಿ ನೋಡಿ ವಿರುಚ ತಲೆ കാണുമാട്ടാതവൻ വെറും ಕಾಟ ವಾಕ್ಯ ಅದು ಈ ವಾಕ್ಯ ಹೇಗಿದೆ ಪಳ್ಳಿಲೋಕಾಚಾರ್ಯ ರಸಪೂರ್ಣ ಸೂಕ್ತಿ ಬಿಚ್ಚದ ಮುಡಿಯನ್ನೇ ಕಣ್ಣಿಂದ ಕಾಣಲಾರೆ ತಂಗಿ ಅಂತ ಹೇಳಿದ ಕೃಷ್ಣ ಅವಳ ಕೊರಳಲ್ಲಿ ಮಾಂಗಲ್ಯ ಇಲ್ಲದೆ ಇರುವುದನ್ನು ಕಾಣೋಕೆ ಇಷ್ಟಪಡ್ತಾನೆಯೇ ಅವಳಿಗೋಸ್ಕರವಾಗಿ ಪಾಂಡವರನ್ನ ಕ್ಷಮೆ ಮಾಡಿದ ಅವಳ ಅಪಮಾನವನ್ನಿವರು ಕಣ್ಣಿಂದ ನೋಡುತ್ತಾ ಇದ್ದ ಅಭಿಪ್ರಾಯ ಎಷ್ಟು ಅಕ್ಷಮ್ಯ ಅಪರಾಧಂ ಬೆಳೀತಾರ ಅಲ್ಲಿಂದ ಅಲ್ಲೇ ಕೃಷ್ಣ ಅವರನ್ನು ನಿಗ್ರಹ ಮಾಡಬೇಕಾಗಿತ್ತು ಪಾಂಡವರನ್ನ ಪಾಂಡವರನ್ನೇ ಕೊಲ್ಲಬೇಕಾಗಿತ್ತು ಇದು ನನ್ನ ಮಾತಲ್ಲ ಬಿಳ್ಳೆಲೋಕಾಚಾರ್ಯರ ಮಾತು ದ್ರೌಪದಿಗೆ ಅಪಮಾನವಾಗ್ತಿದ್ದನ್ನು ಕಣ್ಣಿಂದ ನೋಡ್ತಾ ಕೂತಿದ್ರು ಇವರು ಇವರನ್ನು ಕೊಲ್ಲಬೇಕಾಗಿತ್ತು ಅಂದಮೇಲೆ ಭೀಷ್ಮನನ್ನೇ ಮಾಡಬೇಕಾಗಿತ್ತು ಹನ್ನೆರಡು ವರ್ಷ ಅವಕಾಶ ಕೊಟ್ಟ ಕೃಷ್ಣ ಹದಿಮೂರನೇ ವರ್ಷ ಮುಗಿಯಿತು ರಾಯಭಾರದ ಪ್ರಸಂಗ ಬಂತು ತಿದ್ದುಕೊಳ್ಳಿಲ್ಲ ಭೀಷ್ಮ ಮನೆ ಬಾಗಿಲು ಹಣ್ಣು ಕಾಯಿ ಇಟ್ಕೊಂಡು ದೇವರು ಉತ್ಸವ ಬಂದಾಗ ನಮ್ಮಲ್ಲಿ ಹಿಂಗೆ ಆಸಲ ಹಣ್ಣು ನಮ್ಮನೇಲಿ ಆತಿಥ್ಯ ಸ್ವೀಕಾರ ಮಾಡಬೇಕು ಮೊಹಂ ಕೊಡ ಮಲ್ಪೋವಿ ಬಿಟ್ಟ ಮುಖ ಕೊಡಲಿಲ್ಲ ಕೃಷ್ಣ ಹೋಗಂದ ದ್ರೋಣನ ಮನೆ ಭೀಷ್ಮದ್ರೋಣ ಭೀಷ್ಮ ದ್ರೋಣ ಅವರೆಲ್ಲ ಬಿಟ್ಟು ವಿದುರನ ಮನೆಯಲ್ಲಿ ಶೂದ್ರನ ಮನೆಯಲ್ಲಿ ಹೋಗಿ ಊಟವನ್ನು ಮಾಡಿದ ನೀನು ನನ್ನ ವಿರೋಧಿ ಇದ್ದೆ ಅಂತ ಅಲ್ಲಿಯೇ ತೋರಿಸ್ಕೊಟ್ಟಿದ್ದಾನೆ ಮೂರ್ಖನಿಗೆ ಭೀಷ್ಮನಿಗೆ ಅರ್ಥವಾಗಲಿಲ್ಲ ಆದ್ದರಿಂದಲೇ ಪ್ರತ್ಯಕ್ಷ ಸಂಧಾನಕ್ಕೆ ಮುಂದೆ ಕೃಷ್ಣ ಹೋಗುವಾಗ ಯಾತಕ್ಕೆ ಹೋಗ್ತಾ ಇದ್ದೀಯೇ ಇದೇನು ಆಗೋದಿಲ್ಲ ಅಂತ ಧರ್ಮರಾಜ ಕೇಳಿದ್ರೆ ಯಾಕೋ ಬಂದೆ ಅಂತ ವಿದುರ ಕೇಳಿದರೆ ಇಲ್ಲ ಯಾರ್ಯಾರ ಮನಸ್ಸು ಸಂದೇಹದಲ್ಲಿದೆ ಆ ಮನಸ್ಸನ್ನು ಪೂರ್ತಿ ಒಡೆಯೋದಕ್ಕೆ ಬಂದಿದ್ದೇನೆ ಹೇಳ್ತಾನೆ ಕೃಷ್ಣ ಮಾತು ನಾಳೆ ಕೃಷ್ಣ ರಾಯಭಾರ ಪ್ರಸಂಗ ದಯವಿಟ್ಟು ಯಾರೂ ತಪ್ಪಿಸ್ಕೊಳ್ಬೇಡಿ ಕುಮಾರವ್ಯಾಸ ಎರಡು ಮೂರು ಕಡೆ ಎಡವಿದ್ದಾನೆ ಒಂದು ದಿವಸ ಪೂರ್ತಿ ಕೃಷ್ಣ ರಾಯಭಾರ ಎಂಟು ಅಧ್ಯಾಯ ಬಹಳ ಸುಂದರವಾದದ್ದು ಆ ಕರ್ಣನನ್ನು ಹೇಗೆ ಭೇದೋಪಾಯ ಮಾಡ್ತಾನೆ ಚತುರ್ವಿಧೋಪಾಯಗಳು ನೋಡಬೇಕು ಆದ್ದರಿಂದ ಇಲ್ಲಿ ದ್ರೋಣರು ಸಾಮಾನ್ಯವೇ ಕೌರವರಂತೆ ಪಾಂಡವರು ಯಾಕೆ ಅನ್ಯಾಯವನ್ನು ಮಾಡಬೇಕು ಆಮೇಲೆ ಇದು ಕಣಿಕರ ನೀತಿ ನನ್ನ ಮಕ್ಕಳ ಪರವಾಗಿ ಇದು ಕೊನೆ ಮಾತು ಹೇಳ್ತಾನೆ ಧೃತರಾಷ್ಟ್ರ ಕೊನೆ ಮಾತು ಅಂದ್ರೆ ಎರಡನೇ ಸಂದೇಶದ ಮಾತು ಮೂರು ಸಂದೇಶ ಇದೆ ನನ್ನ ಮಕ್ಕಳ ಪರವಾಗಿ ಹೆಪ ಧರ್ಮರಾಜ ನಾನೇ ನಿನ್ನ ಕಾಲನ್ನು ಮುಟ್ಟಿ ನಮಸ್ಕಾರ ಮಾಡಿ ಶರಣಾಗತಿ ಮಾಡ್ತೇನೆ ನನ್ನ ಮಕ್ಕಳನ್ನು ಬಿಟ್ಟುಬಿಡು ಅವರನ್ನು ಕೊಲ್ಲಬೇಡ ಕಾಡಿಗೆ ಹೋಗಿಬಿಡು ಇದು ಶರಣಾಗತಿ ದೇವರಲ್ಲಿ ಶರಣಾಗತಿ ಏನು ಸ್ವಾಮಿ ಕೃಷ್ಣ ದೇವಸ್ಥಾನ ಖಾಲಿ ಮಾಡು ಯಾಕೆ ಮಲ್ಟಿ ಸ್ಟೋರಿ ಫ್ಲಾಟ್ಸ್ ಕಟ್ಟಬೇಕು ನಾನು ಇಷ್ಟು ದೊಡ್ಡ ಜಾಗದಲ್ಲಿ ಮಲ್ಲೇಶ್ವರದ ಎಲ್ಲಿ ನೋಡಿದ್ರು ಫ್ಲಾಟು ಫ್ಲಾಟು ಫ್ಲಾಟು ಭಕ್ತರೆಲ್ಲ ಬಿಟ್ಟು ಹೋಗ್ತಿದ್ದಾರೆ ಯಾರ್ಯಾರೋ ಬಂದು ಸೇರ್ತಾ ಇದ್ದಾರೆ ಇನ್ ಕೆಲವು ವರ್ಷ ಆದಮೇಲೆ ಪ್ರವಚನ ಕೇಳೋಕೆ ಆಡಿಯನ್ಸ್ ಇರೋದಿಲ್ಲ ಇಲ್ಲಿ ಕೃಷ್ಣ ಏಕಾಂತವಾಗಿ ಬಿಡ್ತಾನೆ ಆ ಜಾಗದಲ್ಲಿ ನಮ್ಗೆ ಈಗಲೇ ಭಯವಾಗ್ತಾ ಇದೆ ಏನು ಮಾಡೋದು ಒಬ್ರು ಶೇಠ್ಜಿ ಬಂದು ಕೃಷ್ಣನಿಗೆ ಶರಣಾಗತಿ ಮಾಡ್ತಾರೆ ಸಿಂಧಿಯೋ ಪಂಜಾಬಿಯೋ ಗುಜರಾತಿಯೋ ಸ್ವಾಮಿ ಜಾಗ ಖಾಲಿ ಮಾಡು ಶರಣಾಗತಿ ಮಾಡಿದ್ದೇನೆ ನಿನ್ನ ಸಣ್ಣದಾಗ ಒಂದು ಬಂಗಾರದ ಪಂಜರ ಕಟ್ಕೊಡ್ತೇನೆ ಯಾಕೆ ಅಂದ್ರೆ ಇದು ಮಲ್ಟಿ ಸ್ಟೋರಿ ಫ್ಲ್ಯಾಟ್ ಮಾಡಿದರೆ ನನಗೆ ತುಂಬಾ ದುಡ್ಡು ಬರುತ್ತೆ ದಯವಿಟ್ಟು ಖಾಲಿ ಮಾಡಿ ಶರಣಾಗತಿಯೋ ಇದು ವಾಕ್ಯ ಹಾಗಿದೆಯಲ್ಲ ಮತ್ತೆ ಮೇಲೆ ನೋಡಿದ್ರೆ ಆಕಾರ ಆಕಾರ ಬೇರೆ ಆಚಾರ ಬೇರೆ ಆದ್ದರಿಂದ ಶರಣಾಗತಿ ಮೂರನೇದು ಧರ್ಮರಾಜ ಇನ್ನೊಂದು ಮಾತು ಹೇಳ್ತೇನೆ ನೀನು ಭಿಕ್ಷೆ ಎತ್ತಿದರೆ ನೀನೇನು ಹೋಯಿತು ಅಂತ ಕೇಳಿದ ಅಪ್ಪ ಈ ವಾಕ್ಯ ಓದುವುದಕ್ಕೆ ಮುಂದೆ ನನ್ನ ಕೈಲಾಗೋದಿಲ್ಲ ನೀವು ತಡೆಯಲಾರ್ರಿ ಮುಂದೆ ಕಥೆ ಬಹಳ ಇದೆ ನೀನು ಭಿಕ್ಷೆ ಯಾಕೆ ಎತ್ತಬಾರದು ಏ ಕ್ಷತ್ರಿಯ ಭಿಕ್ಷೆಯನ್ನು ಜೀವನ ಮಾಡಬಾರದು ಕ್ಷತ್ರಿಯರು ಆಳ್ಬೇಕು ಬ್ರಾಹ್ಮಣರು ಭಿಕ್ಷೆ ಎತ್ತಬಹುದು ಸನ್ಯಾಸಿ ಆದರೆ ಗೃಹಸ್ಥ ಆಗಿದ್ರೆ ಉಂಚವೃತ್ತಿ ಮಾಡಬಹುದು ಉಂಚವೃತ್ತಿ ಅಂದರೆ ಬೇಯಿಸದೇ ಇದ್ದ ಪದಾರ್ಥಗಳನ್ನು ಶ್ರೋತ್ರಿಯ ಬ್ರಾಹ್ಮಣರ ಕುಟುಂಬಗಳಲ್ಲಿ ಐದು ಕುಟುಂಬಗಳಲ್ಲಿ ತಗೊಂಡು ಬರುವುದು ವೇದಾಂತೇಶ್ವರು ಮಾಡ್ತಿದ್ದರು ಉಂಚವೃತ್ತಿ ಬೀದಿಯಲ್ಲಿ ಸ್ತೋತ್ರ ಹೇಳುವುದು ವೇದ ಮಂತ್ರ ಹೇಳುವುದು ನಿಮಗೆ ಗೊತ್ತಿದ್ದ ಐವರು ಶ್ರೋತ್ರಿಯ ಬ್ರಾಹ್ಮಣರು ಒಂದು ಐದೇ ಮನೆಯಲ್ಲಿ ದಿವಸ ತೆಗೆಯೋದಲ್ಲ ಭಿಕ್ಷೆ ಇಲ್ಲೇ ಇದ್ದಾರಲ್ಲ ಪಾತ್ ಬೈಕೋತಾರೆ ದಿವಸ ಬೇರೆ ಬೇರೆ ಬದಲಿ ಮಾಡ್ತಾ ಐದು ಮನೆಯಲ್ಲಿ ಏನಾದ್ರು ಸ್ತೋತ್ರ ಹೇಳಬೇಕು ಅವರೊಂದೊಂದು ಮುಷ್ಟಿ ಅಕ್ಕಿ ಹಾಕಿದರೆ ಅದರಿಂದ ಏನು ಬರುತ್ತೆ ಅದು ಮನೆ ತೊಗೊಂಬಂದು ಅದನ್ನೆಲ್ಲ ಶುದ್ಧ ಮಾಡಿ ಅದು ದೇವರು ನೈವೇದ್ಯ ಮಾಡಿ ಅದರಿಂದ ಏನು ಕೊಡ್ತಾರೆ ಅದರಲ್ಲೇ ಇದು ಗೃಹಸ್ಥನಾದವನಿಗೆ ವಂಶವೃತ್ತಿ ಆ ವಂಶವೃತ್ತಿಯಲ್ಲಿ ವೇದಾಂತೇಶಕರನ್ನು ಬಿಟ್ಟರೆ ಈಚೆಗೆ ಸುಮಾರು ಒಂದು ಎಂಬತ್ತು ತೊಂಬತ್ತು ವರ್ಷಗಳಲ್ಲಿ ಅದೇ ಕೆಲಸ ಮಾಡುತ್ತಿದ್ದವರು ನಮ್ಮ ಗುರುಗಳು ಅಹೋಬಿಲು ಮಠದ ಇಂಜುಮೇಡು ಸ್ವಾಮಿಗಳು ನಲವತ್ತೆರಡನೇ ಪಟ್ಟದ ಗುರುಗಳು ಇವತ್ತು ನನ್ನ ಬಾಯಲ್ಲಿ ಎರಡು ಮಾತು ಬರೋದಿದ್ರೆ ಆ ಸ್ವಾಮಿಗಳ ಕೃಪೆ ಅದನ್ನು ಬ್ರಾಹ್ಮಣ ಒಂದು ವೇಳೆ ಭಿಕ್ಷೆ ಎತ್ತಬಹುದು ಸನ್ಯಾಸಿಯಾಗಿದ್ದರೆ ಕ್ಷತ್ರಿಯ ಮಾತ್ರ ಭಿಕ್ಷೆ ಎತ್ತತಕ್ಕದ್ದಲ್ಲ ಅಂತ ನೀನು ಹೇಳೋದಾದ್ರೆ ಧರ್ಮರಾಜ ಹಾಗಿದ್ರೆ ಏಕಚಕ್ರದಲ್ಲಿ ಭಿಕ್ಷೆ ಎತ್ತಿದ್ರಲ್ಲ ನೀವು ಐವರು ಪಾಂಡವರು ಅದು ಆಪತ್ಕಾಲ ಸ್ವಾಮಿ ಇದು ಆಪತ್ಕಾಲ ನಿನಗೆ ಯಾಕೆ ನಾವಾಗಿ ಉಂಟು ಮಾಡುವುದು ಅರ್ಧ ನೀವಾಗಿ ಮಾಡಿಕೊಂಡಿದ್ದೀನಿ ಅರ್ಧ ಆದ್ರಿಂದ ದಯವಿಟ್ಟು ಈಗಲೂ ಭಿಕ್ಷೆ ತೋದ್ವಾಸಿ ಕಾಮವೆಂಬುದು ತುಂಬ ಕೆಟ್ಟದ್ದು ಶುರು ಮಾಡಿದ ದೊಡ್ಡ ವೇದಾಂತ ಧರ್ಮಾರ್ಥಕ ಮೋಕ್ಷಗಳಲ್ಲಿ ಮೋಕ್ಷ ತುಂಬ ಶ್ರೇಷ್ಠವಾದದ್ದು ನೀವೆಲ್ಲ ಮೋಕ್ಷಕ್ಕೆ ಹೋಗೋದು ಬಹಳ ಒಳ್ಳೆಯದು ನಮ್ಮ ಮಕ್ಕಳು ಒಳ್ಳೆಯದು ನಿಮ್ಮ ಪುರುಷಾರ್ಥ ಎಲ್ಲ ಈಡೇರಲಿಲ್ಲವೆ ಧರ್ಮರಾಜ ಕಾಡಲ್ಲಿ ಎಷ್ಟೊಂದು ಧರ್ಮಶ್ರವಣ ಮಾಡಿದ್ಯೋ ನೀನು ಅರ್ಥವನ್ನು ಸಾಕಷ್ಟು ಸಂಪಾದನೆ ಮಾಡಿ ರಾಜಸೋ ಯಾಗ ಮಾಡಿ ಚಕ್ರವರ್ತಿ ನೆನೆಸ್ಕೊಂಡು ತಲೆ ಮೇಲೆ ಕಿರೀಟ ಇಟ್ಕೊಂಡು ಮೇರೆದು ಅದು ಅನುಭವಿಸಿ ಆಯಿತು ಅರ್ಥವಾಯಿತು ಕಾಮವಾಯಿತು ಒಳ್ಳೆ ಹೆಂಡತಿ ಸಿಕ್ಕಿದ್ದಾಳೆ ನಿಮಗೆ ಇನ್ನು ಮೋಕ್ಷ ಒಂದೇ ಬಾಕಿ ದಯವಿಟ್ಟು ಮೋಕ್ಷಕ್ಕೆ ಹೋಗಿ ಇದು ಕುರುಡ ಕೊಡೋ ಮೆಸೇಜು ಪುಣ್ಯ ಪಾಪ ಯಾವ ಯಾವತ್ತೂ ಮನುಷ್ಯನ ಬೆನ್ನ ಹಿಂದೆಯೇ ಬರ್ತಪ್ಪ ಪರಲೋಕಕ್ಕೆ ಹೋದರೂ ಇವನಿಗೆ ಮಾತ್ರ ಬರೋದಿಲ್ಲ ಧೃತರಾಷ್ಟ್ರನಿಗೆ ಉಳಿದವರು ಮಾತ್ರ ಬೆನ್ನ ಹಿಂದೆಯೇ ಬರ್ತದೆ ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದ ಆ ವಾಕ್ಯದ ಛಾಯೆ ಇಲ್ಲೇ ಇದೆ ಈಗ ಯಾಕೆ ಯುದ್ಧ ಮಾಡ್ತೀರಿ ಈಗ ಈ ಬೆದರಿಸೋದಕ್ಕೆ ಬರ್ತಾನೆ ಭೇದೋಪಾಯ ಧರ್ಮರಾಜ ಈಗ ನೀವು ಹದಿಮೂರು ವರ್ಷ ಕಳೆದು ಯುದ್ಧ ಮಾಡಿ ನಮಗೆ ಕೊಡಬೇಕಾದ ರಾಜ್ಯ ಕೊಡಿ ಅಂತ ಇವತ್ತು ನೀವು ಕೇಳ್ತಾ ಇದ್ದೀಯಲ್ಲ ನೀನು ಯುದ್ಧವೇ ಬೇಕಾಗಿದ್ರೆ ಹದಿಮೂರು ವರ್ಷಕ್ಕೆ ಮುಂಚೆನೆ ಮಾಡ್ಬೋದಾಗಿತ್ತಲ್ಲ ನಿನ್ನ ಹೆಂಡತಿ ಮಾನಕ್ಕೆ ನಮ್ಮ ಮಕ್ಕಳ ಕೈ ಹಾಕಿದ್ದಾಗ ಅವತ್ತೇ ಯುದ್ಧ ಮಾಡ್ಬೋದಾಗಿತ್ತಲ್ಲ ಅವತ್ತ್ಯಾಕೆ ಮಾಡಲಿಲ್ಲ ಅವತ್ತು ಮಾಡದೇ ಯುದ್ಧವನ್ನು ಇವತ್ತು ಮಾಡ್ತಾ ಇದ್ದೀಯ ನೀನು ಇದು ಸಕಾಲ ಯೋಚನೆ ಮಾಡಿ ನೋಡು ಟೈಮ್ ಹೋಯ್ತು ಆಪರ್ಚುನಿಟಿ ಹೋಯಿತು ಹೊರಗಳಲ್ಲಿ ನಿನ್ನ ಕಡೆ ಇದ್ರು ಬಿಟ್ಬಿಟ್ಟಿದ್ದೀಯೇ ಕೋಪವನ್ನು ಬಿಡು ಶಾಂತಿ ಇರಲಿ ನಿಮ್ಮವರು ಸಾಯ್ತಾರೆ ನಮ್ಮವರು ಸಾಯ್ತಾರೆ ಏಷಾಮರ್ಥೇಕಾಂಕ್ಷತನ್ನು ರಾಜ್ಯಂ ಭೋಗ ಸುಖ ತೈಮೇ ವಸ್ಥಿತ ಯುದ್ಧೇ ಅವಳು ಒಂದೇ ಎರಡನೇ ಅಧ್ಯಾಯದ ಅರ್ಧದಲ್ಲಿ ಅಂದರೆ ಅರ್ಜುನ ಯೋಗದಲ್ಲಿರುವ ಎಲ್ಲ ಅಂಶಗಳನ್ನು ಇಲ್ಲಿ ಧೃತರಾಷ್ಟ್ರನೇ ಮೊದಲೇ ಬಾಣ ಬಿಟ್ಟಿದ್ದಾನೆ ಈ ರೀತಿ ಕಾಮೆಂಟ್ರಿ ನೀವು ಕೇಳಿರ್ಲಿಕ್ಕಿಲ್ಲ ನಾನು ಮತ್ತೆ ಮತ್ತೆ ಹೇಳ್ತೇನೆ ಎಲ್ಲ ಕಡೆ ಭಗವದ್ಗೀತೆಗೆ ಉತ್ತಮೋತ್ತಮ ಕಾಮೆಂಟ್ರಿ ಯಾವುದು ಒಂದು ಸಂಪೂರ್ಣ ಮಹಾಭಾರತ ಕೃಷ್ಣನ ವಾಕ್ಯಗಳು ಎಲ್ಲಿಂದ ಎಲ್ಲಿಗೂ ತಾಳೆ ಹಿಡಿಬೇಕು ಒಂದಕ್ಕೊಂದಕ್ಕೆ ವಿರೋಧವಾಗಿ ಎಲ್ಲಿ ಹೇಳ್ತಕ್ಕದ್ದಲ್ಲ ಭಾಗವತ ನೋಡಿ ಹರಿವಂಶ ನೋಡಿ ಭಗವಾನ್ ವಾಚ ಎಲ್ಲೆಲ್ಲಿ ಬರ್ತದೆಯೋ ಅದೆಲ್ಲಕ್ಕೂ ಭಗವದ್ಗೀತೆಗೆ ಟ್ಯಾಲಿ ಮಾಡಿ ಹಿಡಿದರೆ ಅದು ಸರಿಯಾದ ಅರ್ಥ ಇಲ್ಲದಿದ್ರೆ ಅಪಾರ್ಥ ಎಂಬುದಾಗಿ ಹೇಳಬೇಕು ಒಂದೆರಡು ಮಾತು ಬೇಕು ಅಂದ್ರೆ ಓದ್ ತೋರಿಸ್ತೇನೆ ಓದ್ ತೋರಿಸ್ಲ ಎರಡು ಮೂರು ಮಾತು ಸೋಹಂ ಜಯೇ ಚೈವ ಪರಾಜಯೇತ ಸಂನಾಧಿ ಗಚ್ಚಾಮಿ ಕಿಂಚಿತ್ ನಿನ್ನ ಮಕ್ಕಳು ಗೆದ್ರು ಒಂದೇ ನಮ್ಮ ಮಕ್ಕಳು ಗೆದ್ರು ಒಂದೇ ಕಾಣೋ ಧರ್ಮರಾಜ ಯಾರು ಸತ್ರು ಯಾರು ಸತ್ರು ನಾನೇ ದುಃಖ ಪಡೋನು ಕಾಣಪ್ಪ ಕಾಣಿ ಕೊನೆಗೆ ಎಂದ ಅವನಿಗೆ ಅದೇ ನಿಶ್ಚಯವಾಯಿತು ಅವನು ಪಾಂಡವರು ಸತ್ತು ತಾನು ದುಃಖ ಪಡಬೇಕು ಅಂತಿದ್ದ ಕಂದನ್ವಯ ತೆಲ್ನರು ಪೆನ್ನ ನಿನ್ನೆ ಮಾಲೆ ತಿರುಪಾವಿಲ್ ಹೇಳ್ತೇವೆ ಕಂಸ ಕೃಷ್ಣನನ್ನು ಕೊಲ್ಲಿಸಿ ಅಯ್ಯೋ ನಮ್ಮ ಸೋದರಳಿಯ ಹೋಗ್ಬಿಟ್ಟಲ್ಲ ಅಂತ ಅಳಬೇಕು ಅಂತಿದ್ದ ಕೃಷ್ಣ ಅದನ್ನು ಉಲ್ಟಾ ಮಾಡಿ ಅವನನ್ನು ಕೊಂದು ಅಯ್ಯೋ ನಮ್ಮ ಸೋದರ ಮಾವ ಹೋದ ಅಂತ ಮಾಡಿದನಲ್ಲ ಕಂಜನ್ ವಯತ್ತಿಲ್ ನೆಡು ಮಹಾಲೆ ಉನ್ನೈ ಅರುತ್ತಿತ್ತು ಬಂದೋ ಹಂ ಪರಸರದಿಯ ಅಹಿಲ್ ತಿರುತ್ತಕ್ಕ ಶಲ್ವಮಂ ಶೇಭಕಂವ್ಯ ಹಂ ಪಾಡಿ ಬರುತ್ತಮಂತಿ ಎಂದು ಈ ತಿರುಪಾವೆ ಪೂರ್ತಿ ಭಗವದ್ಗೀತೆ ಉಪನ್ಯಾಸ ಮಾಡ್ಬೋದು ಒಂದು ಪದ್ಯ ಹೇಳುವುದು ಭಗವದ್ಗೀತೆ ಹೇಳುವುದು ಅದು ಹೇಳಿದ್ರೆ ಈ ಕರ್ನಾಟಕದಲ್ಲಿರುವ ಶ್ರೀ ವೈಷ್ಣವರು ಅಲ್ಲದೆ ಇದ್ದವರಿಗೆ ಇದೇನೋ ತಮಿಳೆಲ್ಲ ಹಿಂಗಾರು ಹೇಳ್ಕೊಳ್ತಾರೆ ಅನ್ನುವ ಭ್ರಾಂತಿ ಹೋಗ್ತದೆ ಎಲ್ಲರಿಗೂ ದಗ್ತದೆ ಅದು ಯೂನಿವರ್ಸಲ್ ಮೆಸೇಜ್ ಅದು ಸೋಹಂ ಜಯೇ ಚೈವ ಪರಾಜಯೇ ತ ಅನಿಶ್ರೇಯ ಗಚ್ಚಾಮಿ ಕಿಂಚಿತ್ ಕಥಂ ಹಿ ಇವ ದೌಷ್ಕುಲೇಯ ನಿರ್ಧರ್ಮಾರ್ಥಂ ಕರ್ಮ ಕುರ್ಜುಶ್ಚ ಪಾರ್ಥ ಏನು ಧರ್ಮಾರ್ಥಕ ಮೋಕ್ಷ ಪುರುಷಾರ್ಥ ಇಲ್ಲದೆ ಇರೋ ಯುದ್ಧವನ್ನು ಯಾತಕ್ಕೆ ಮಾಡ್ತೀರಿ ಯುದ್ಧದಿಂದ ಮೋಕ್ಷ ಬರುತ್ತೆ ಯುದ್ಧದಲ್ಲಿ ಅರ್ಥಪ್ರಾಪ್ತಿ ಇದೆಯೇ ಎಲ್ಲ ಅನಿಶ್ಚಯ ಕೃತಾಂಜಲಿ ಇವ ಶರಣಂ ಪ್ರಪದ್ಯೆ ಕೈ ಮುಗಿದು ತಲೆ ಮೇಲೆ ಇಟ್ಕೊಂಡು ಕೇಳ್ತೇನೆ ಕಥಂ ಸಸ್ಯ ಸ್ಯಾತ್ ಕುರು ಸಂಜಯಾನ ಎರಡೂ ವಂಶಗಳ ಕ್ಷೇಮ ಯಾವುದೋ ಅದನ್ನು ಮಾಡಬೇಕು ನಶ್ಯೇವಮೇವಂ ವಚನ ವಾಸುದೇವ ಧನಂಜಯೋವಜಾತ ಕಿಂಚಿತ್ ನ ಕುರಿಯಾತ್ ನನ್ನ ಮಾತನ್ನು ಹೋಗಿ ಹೇಳೋ ಸಂಜಯ ಇದಕ್ಕೆ ಖಂಡಿತವಾಗಿ ಅರ್ಜುನ ಮತ್ತು ಕೃಷ್ಣ ಒಪ್ಪುತ್ತಾರೆ ವೇದಾಂತ ಇರೋ ಜಾತಿಗೆ ಮನುಷ್ಯನ ಬುದ್ಧಿಯನ್ನು ಕೆಡಿಸುವುದಕ್ಕೆ ಅಥವಾ ಎರಡನೇ ಕೆಲಸ ನಿದ್ದೆ ತರಿಸುವುದಕ್ಕೆ ಮುಂದೆ ಅದನ್ನೇ ಮಾಡ್ತಾನೆ ಸರಸ್ಸುಜಾತನ ಕರೆಸಿ ಅಯ್ಯೋ ಯುದ್ಧ ನಿಶ್ಚಯವಾಯಿತು ಕೃಷ್ಣ ಆ ಕಡೆ ಇದ್ದಾನೆ ನನ್ನ ಮಕ್ಕಳೆಲ್ಲ ಹೋಗ್ಬಿಡ್ತಾರೆ ನಿದ್ದೆ ಬರ್ತಾ ಇಲ್ವಲ್ಲ ವಿದ್ರ ಏನಾದರೂ ಹೇಳೋ ಆಗಿನ ಕಾಲದಲ್ಲಿ ವಿ ಇದ್ದರೆ ಟಿವಿ ನೋಡ್ತಿದ್ದ ಅವ್ನು ಕಣ್ಣಿಲ್ಲ ಕಣ್ಣಿದ್ರು ಟಿವಿ ಇಲ್ಲ ಟಿವಿ ಇದ್ರೆ ಕಣ್ಣಿಲ್ಲ ಇವನು ನೀತಿ ಲೋಕ ನೀತಿ ಎಲ್ಲ ಹೇಳ್ತಾನೆ ಇದು ಮುಂದೆ ಓದಿದ್ರೆ ಅಪಹಾಸ್ಯವಾಗುತ್ತೆ ಆಚರಣೆಗೆ ತರದೇ ಇದ್ದವನಿಗೆ ನೀಚ ಉಪದೇಶ ಆಮೇಲೆ ವೇದ ಅಂತ ಹೇಳು ನಿದ್ದೆ ಅಷ್ಟು ಹೇಳಿಯೂ ನಿದ್ದೆ ಬರಲಿಲ್ಲ ಗುಳಿಗೆ ಆ ಗುಳಿಗೆ ತಗೊಂಡು ನಿದ್ದೆ ಬರಲಿಲ್ಲ ಹಾಗಿದ್ರೆ ವೇದಾಂತವನ್ನು ಕೇಳಬೇಕು ನಾ ಹೇಳೋದಿಲ್ಲ ಸನು ಸುಜಾತನ ಕರೆಸ್ತಾನೆ ಎಂಥೆಂಥ ಮಾತನ್ನಾಡ್ತಾರೆ ನಮಗಾಗಿ ನಿಮಗಾಗಿ ಧೃತರಾಷ್ಟ್ರನ ತಲೆ ಒಂದು ವಾಕ್ಯ ಹೊತ್ತೋದಿಲ್ಲ ಹೀಗೆ ಹೋಗುತ್ತ ಒಂದಕ್ಕೊಂದಕ್ಕೆ ಮಾತು ಭಿಕ್ಷೆಯತ್ತಿಯಿಂದ ಪಾಂಡವರನ್ನ ಒಂದು ವೇಳೆ ಧರ್ಮರಾಜ ಭಿಕ್ಷೆ ಎಲ್ಲೆತ್ತಬೇಕು ಅಂತ ಗೊತ್ತಿಲ್ಲವಾದರೆ ಅದಕ್ಕೆ ಹೇಳ್ತಾನೆ ಧೃತರಾಷ್ಟ್ರ ಭೈಕ್ಷಚರ್ಯಾಂ ಅಂಧಕ ವೃಷ್ಣಿ ರಾಜ್ಯೇ ಶ್ರೇಯೋ ತು ಯುದ್ಧೇನ ರಾಜ್ಯಂ ಇಪ್ಪತ್ತೇಳನೇ ಅಧ್ಯಾಯ ಭೈಕ್ಷಚರ್ಯಾಂ ಅಂಧಕ ವೃಷ್ಣಿ ರಾಜ್ಯೇ ಹೇ ಧರ್ಮರಾಜ ನೀ ಭಿಕ್ಷೆ ಎತ್ತು ನಮ್ಮೂರಲ್ಲಿ ಬೇಡ ನನಗೆ ಶಿವಮಾರಿ ಹಾಕ್ತಾರೆ ನಿಮ್ಮ ಕೃಷ್ಣನ ಎಲ್ಲ ದ್ವಾರಕೆ ಅಂಧಕ ವೃಷ್ಣಿ ರಾಜ್ಯ ಅಲ್ಲಿ ಭಿಕ್ಷೆ ಎತ್ತು ಗೂಢವಾಗಿ ಇವರು ಯಾರಪ್ಪ ಅಂತ ಕೇಳಿದ್ರೆ ಯಾರೋ ದಿಕ್ಕಿಲ್ ತಬ್ಲಿಗಳು ಅಂತ ಹೇಳ್ಕೋಬಹುದೆ ಹೊರತು ಧೃತರಾಷ್ಟ್ರನ ಕಡೆಯವರು ನನ್ನ ಕೇರ್ ಆಫ್ ಅಡ್ರೆಸ್ ಕೊಡಬೇಡ ನನಗೆ ಶಿಮಾರಿ ಹಾಕ್ತಾರೆ ಎಷ್ಟು ದುಷ್ಟ ಇವನು ಕಮಲಾಪುರ್ ಅಂತ ಒಬ್ಬರು ಡಾಕ್ಟರ್ ಧಾರವಾಡದಲ್ಲಿ ಇದೆಲ್ಲ ಓದುವಾಗ ಆಚಾರ್ಯರೇ ನಾ ದುರ್ಯೋಧನ ಕೆಟ್ಟವನು ತಿಳ್ಕೊಂಡಿದ್ದೆ ಆದ್ರೆ ಅಪ್ಪನಂತಿದ್ದಾನಲ್ಲ ಧೃತರಾಷ್ಟ್ರ ಅಪ್ಪನಂತೆ ಅಲ್ಲ ಅಪ್ಪನೇಂದೆ ನಾನು ಮೂಲಂ ರಾಜ ಧೃತರಾಷ್ಟ್ರೋ ಮನೀಷಿ ಅವನೇ ಅಲ್ವ ಮೂಲ ನೋಡಿ ಅವನು ಮಕ್ಕಳು ಸಾವಿಗೆ ಅವನೇ ಕಾರಣ ಯಾವನೇ ತಂದೆ ಮಕ್ಕಳು ಸಾಯಲಿ ಅಂತ ಯೋಚನೆ ಮಾಡ್ತಾನೆಯೇ ಮಕ್ಕಳಿಗೆ ಹಿತವನ್ನು ಹೇಳಬೇಕಾದ ಅವನು ತಂದೆಯೇ ಮಕ್ಕಳಿಗೆ ದುಷ್ಟ ಪ್ರೋತ್ಸಾಹವನ್ನು ಕೊಟ್ಟು ಇದು ನಾವು ಓದ್ದೇ ಇದ್ರೆ ಅನೇಕರು ಗೊತ್ತೇ ಆಗೋದಿಲ್ಲ ಹೀಗೆಲ್ಲ ಹೋಗಿ ಹೇಳು ಅಂತ ಹೇಳಿದ ಈಗ ಸಂಜಯ ಬಂದಿದ್ದಾನೆ ಅದೇ ಮಾತುಗಳನ್ನು ಒಪ್ಪಿಸಿದ ನಾನು ಹೇಳಿಬಿಟ್ಟಿದ್ದೇನೆ ಸಾರಾಂಶ ಮತ್ತೆ ಹೇಳೋದು ಬೇಡ ಆ ಸಂಜಯವನ್ನು ವಾಚನ ಮಾಡುವಾಗ ಈ ಸಂದೇಶವನ್ನು ಕೃಷ್ಣನ ಜೊತೆಯಲ್ಲಿ ಐವರು ಪಾಂಡವರು ಕೂತಿದ್ರು ದೃಪದ ಇದ್ದ ವಿರಾಟ ಇದ್ದ ದೃಪದನ ಮಂತ್ರಿ ಇದ್ದ ದೃಪದನ ಮಕ್ಕಳಿದ್ದರು ಶಿಖಂಡಿ ಮತ್ತು ದೃಷ್ಟದ್ಯುಮ್ನ ಆಪ್ತವಾದ ಸಭೆ ಅದು ಪಾಂಡವರಿಗೇನು ದೊಡ್ಡ ಒಡ್ಡೋಲಗ ಐತೆ ಅವ್ರಿಗೇನು ಸಿಂಹಾಸನ ಐತೆ ರಾಜ್ಯ ಐತೆ ಏನಿತ್ತು ಪಾಪ ಉಪಪ್ಲವ್ಯ ಒಂದು ಹಳ್ಳಿ ಕೂತ್ಕೊಳ್ಳೋಕೊಂದು ಜಮಖಾನೂ ಇರಲಿಲ್ಲ ಅವರಲ್ಲಿ ಒಂದು ಆಶ್ರಮ ಎಲ್ಲೋ ಕೂರಿಸಿದ್ರು ಆಯಿತು ವಾಚನ ಮಾಡಿದ ಮೇಲೆ ನೀನೇನು ಹೇಳ್ತೀಯ ನೀನೇನು ಹೇಳ್ತೀಯ ಅಂತ ಒಬ್ಬೊಬ್ಬರನ್ನು ಕೇಳಿದ್ರು ಧರ್ಮರಾಜ ಹೇಳಿದ ಈ ಮೋಸಕ್ಕೆಲ್ಲ ಬಲಿಯಾಗೋದಿಲ್ಲ ಆಯಿತು ಈಗ ಯುದ್ಧವೇ ಮಾಡುವುದು ಅಂತ ಹೇಳು ಅಂತ ಹಾಂ ಫಾರ್ ಒನ್ ಈ ಸೈಡ್ ಇಟ್ ಯುದ್ಧವೇ ಮಾಡೋದು ಅಂತ ಇದು ಬಹಳ ಎದೆ ಧಸಕ್ಕನ್ನೋ ಪ್ರಹ್ಲಾದ ಒಪ್ಪಿದ ಭೀಮನನ್ನು ಕೇಳಿದ ಹದಿಮೂರು ವರ್ಷ ಬೋರ್ಲಾಗಿ ಮಲಗಿದ್ದೇನೆ ಹೊಟ್ಟೆ ಸಂಕಟ ನಾನು ಹೀಗೆ ಮಲಗೋದ ನಾನು ನಾನು ಗದೆ ಕೈಯಲ್ಲಿದ್ದೆ ಹೋಗಿ ಹೇಳವನಿಗೆ ಪ್ರತಿಜ್ಞೆ ಕುಮಾರ ಕುಮಾರವ್ಯಾಸ ಹೇಳ್ತಾನೆ ಐದು ಹಳ್ಳಿಗಳನ್ನು ಕೊಟ್ಟರು ಸಾಕು ಅಂತ ಕೃಷ್ಣ ಸಂದೇಶ ಮುಂದೆ ಹೇಳಿದ್ರೆ ಐದು ಊರುಗಳೆಲ್ಲ ಯಮಗೆ ಎರಡು ಊರುಗಳೇ ಸಾಕು ಊರು ಅಂದ್ರೆ ತೊಡೆ ಎರಡು ತೊಡೆಯೇ ಸಾಕು ಆ ಊರು ಶಬ್ದ ಮೇಲೆ ಫನ್ ಮಾಡ್ತಾನೆ ಕುಮಾರವ್ಯಾಸ ಏನ್ ಬರ್ತಿದ್ದಾರೆ ಎರಡು ಊರು ಐದು ಊರಲ್ಲ ಎರಡು ಸಾಕು ನನಗೆ ಎಂದ ಜಜ್ಜುತ್ತೇನೆ ಪ್ರತಿಜ್ಞೆ ಆ ದುಶ್ಯಾಸನ ರಕ್ತ ಕುಡಿಬೇಕು ಅವಳ ರಕ್ತದಲ್ಲಿ ಆ ದ್ರೌಪದಿ ತಲೆಯನ್ನು ತೋಯಿಸಿ ಎಣ್ಣೆ ಹಾಕಿ ದುಶ್ಯಾಸನ ಹಲ್ಲುಗಳನ್ನು ಉದುರಿಸಿ ಆ ದಂತಪಂಕ್ತಿಯಲ್ಲಿ ಬಾಚಣಿಗೆ ಅಂತ ಬಾಚಬೇಕು ಅವನ ಕರುಳನ್ನು ಮುಡಿಸಬೇಕು ಅಲ್ಲಿ ತನಕ ಬಿಡೋದಿಲ್ಲ ಅಂತ ಹೇಳು ನಿನ್ನ ಅಭಿಪ್ರಾಯವೇನು ಅರ್ಜುನ ಕರ್ಣನ್ ತೆಗೆಯೋ ತನಕ ನಾ ಬಿಡೋದಿಲ್ಲ ಅಹಂ ಹಂತ ಹೇಳಿದ್ದಾನೆ ಪ್ರತಿಜ್ಞೆ ನಕುಲು ಸಹದೇವರು ಶಕುನಿಯನ್ನು ಕೊಲ್ಲಬೇಕು ಅಂದ್ರೊಬ್ರು ಇನ್ನೊಬ್ಬ ಇನ್ನೊಂದನ್ನು ಹೇಳಿದ ಇದೆಲ್ಲ ಆದಮೇಲೆ ಸಂಜಯ ಅದನ್ನು ಕೇಳಿಕೊಂಡು ಅವನಿಗೆ ಗೊತ್ತಿತ್ತು ಇದು ಕೇಳಿ ಉದ್ವೇಗ ಪಡೋದಕ್ಕೇನೂ ಇಲ್ಲ ಪಾಂಡವ ಹಿತೈಷಿ ಧರ್ಮಪಕ್ಷಪಾತಿ ಆಗ ಕೃಷ್ಣನನ್ನು ಕೇಳಿದ ಪ್ರಭು ಅವರೆಲ್ಲರ ಪ್ರಾಣ ನೀನು ಅಥವಾ ಅವರು ನಿನ್ನ ಪ್ರಾಣಗಳು ಮಮ ಪ್ರಾಣ ಹಿ ಪಾಂಡವಾಹ ನಾಳೆ ಬರುತ್ತೆ ವಾಕ್ಯ ಒಂದು ವೇಳೆ ಭೀಮನೋ ದುರ್ಯೋ ಭೀಮನೋ ಧರ್ಮರಾಜನೋ ತಮ್ಮ ತಮ್ಮ ಈಗ ಹೇಳಿದ ಅಭಿಪ್ರಾಯಗಳಲ್ಲಿ ಅವರು ನಿಲ್ಲದೆ ಹೋದರೂ ನಿನ್ನ ಅಭಿಪ್ರಾಯಕ್ಕಂತೂ ಬೆಲೆ ಕೊಡುವವರು ನೀ ಹೇಳಿದಂತೆ ನಡೆಯುವವರು ನಿನ್ನ ಅಭಿಪ್ರಾಯವೇನು ಅಂತ ಕೇಳಿದ ಕೃಷ್ಣ ವಾಸ್ ನಾಟ್ ಎ ಡೈರೆಕ್ಟ್ ಕ್ವಾಲಿಟಿ ಟು ಯುವಾರ್ ಯೋಚನೆ ಮಾಡಿ ಉತ್ತಮ ರಾಯಭಾರಿ ನೀ ಕೃಷ್ಣನನ್ನು ಪುಸಲಾವಣೆ ಮಾಡ್ಕೊಂಬ ಅಂತ ಹೇಳಿರಲಿಲ್ಲ ಧೃತರಾಷ್ಟ್ರ ಆದ್ರೆ ಅವನಿಗೆ ಗೊತ್ತು ಕೀಲಿ ಕೈ ಇರುವುದು ಇಲ್ಲಿ ಮೈನ್ ಸ್ವಿಚ್ ಅಲ್ಲಿದೆ ಕೃಷ್ಣನಲ್ಲಿ ಮೈನ್ ಸ್ವಿಚ್ ಮೈನ್ ಸ್ವಿಚ್ ಆಫ್ ಮಾಡಿಬಿಟ್ಟು ನೀವು ರೂಮ್ನಲ್ಲಿ ಅಲ್ಲಿ ಇಲ್ಲಿ ಸ್ವಿಚ್ ಹಾಕಿದ್ರೆ ಪ್ರಯೋಜನ ಆದ್ರಿಂದ ಕೃಷ್ಣ ನೀನೇ ಹೇಳ್ತೀಯೇ ಅಂತ ಕೇಳಿದಾಗಿ ಅಪ್ಪ ಅನರ್ಘವಾದ ಮಾತುಗಳನ್ನಾಡ್ತಾನೆ ಕೃಷ್ಣ ಒಂದಕ್ಕಿಂತ ಒಂದು ಶ್ರೇಷ್ಠವಾದ ಮಾತುಗಳು ಆ ಕೃಷ್ಣನ ಮಾತು ಬಂದಾಗಲೆಲ್ಲ ಒಂದೊಂದು ಪೀಠಿಗೆ ಹಾಕ್ತಾರೆ ಮಹಾಭಾರತದಲ್ಲಿ ವೇದವ್ಯಾಸರು ಅದನ್ನೆಲ್ಲ ಓದಿ ಓದ್ ತೋರಿಸ್ಬೇಕು ಒಂದೊಂದೇ ವಾಕ್ಯವನ್ನು ನಿಮಗೆ ಅದು ಪ್ರಸಂಗ ಬಂದಾಗ ಮುಂದೆ ಹೇಳ್ಕೊಳ್ತೇನೆ ಕೃಷ್ಣ ಹೇಳಿದ ಅದನ್ನು ಸಂಬರಿ ಮಾಡಿ ಹೇಳ್ಬೋದು ಬೇಗ ಎರಡು ಮಾತಿನಲ್ಲಿ ಅದು ಸ್ವಲ್ಪ ಓದ್ ತೋರಿಸ್ತೇನೆ ಅವಿನಾಶಂ ಸಂಜಯ ಪಾಂಡವಾನಾಂ ಇಚ್ಛಾಮ್ಯಹಂ ಭೂತಿ ಮೇಷಾಂ ಪ್ರಿಯಂಚ ತಥಾ ರಾಜ್ಞೋ ಧೃತರಾಷ್ಟ್ರಸ್ಯ ಸೂತ ಸಮಾಶಂಸೆ ಬಹುಪುತ್ರಸ್ಯ ವೃದ್ಧಿಂ ಇದು ಇಪ್ಪತ್ತೊಂಬತ್ತನೇ ಅಧ್ಯಾಯ ಅವಿನಾಶಂ ಸಂಜಯ ಪಾಂಡವಾನಾಮಿಚ್ಛಾಮಿ ಪಾಂಡವರು ಸಾಯಬಾರದು ಅಂತ ನನ್ನ ಆಸೆ ಮೊದಲನೇ ಆರ್ಡರ್ ಆಫ್ ರೆಫರೆನ್ಸ್ ನೋಡಿ ಭೂತಿಮೇಷಾಂ ಇಚ್ಛಾಮಿಹೇ ನಿತ್ಯಂ ಇವರು ಮೇಲ್ಮೇಲೆ ಅಭಿವೃದ್ಧಿ ಆಗಬೇಕು ಅಂತಲೇ ಆಯುಷ್ಯ ಪೂರ್ತಿ ಪಾಂಡವರಿಗಾಗಿ ಮುಡಿಪಿಟ್ಟಿದ್ದೇನೆ ನಾನು ಪೂತನೇನು ಕೊಂಡದ್ದು ಯಾರಿಗೆ ಶಕಣ್ಣನ ಕೊಂಡದ್ದು ಯಾರಿಗೆ ಬಕಾಸನ್ನು ಕೊಂದದ್ದು ಯಾರಿಗೆ ಕಂಸನ್ ಸಾಯಿಸೋದಕ್ಕೆ ಕಂಸನ್ ಯಾತಕ್ಕೆ ಕೊಂದೆ ಧೃತ ಅವನ ಜರಾಸಂಧನ ಬೇರು ಕಡಿಯುವುದಕ್ಕೆ ಜರಾಸಂಧನ ಯಾತಕ್ಕೆ ಧರ್ಮರಾಜನ ಪಟ್ಟಾಭಿಷೇಕ ಮಾಡೋದಕ್ಕೆ ಒಂದು ಆರ್ಡರ್ ಇದೆ ಇದೆಲ್ಲದರಲ್ಲಿ ಹುಟ್ಟಿದ ಗಳಿಗೆಯಿಂದ ಹಿಡಿದು ಧರ್ಮರಾಜ್ಯ ಸ್ಥಾಪನೆಗೋಸ್ಕರವಾಗಿ ಪಾಂಡವರ ಶ್ರೇಯಸ್ಸಿಗೆ ಬದುಕಿದ್ದೇನೆ ಆದರೆ ಕೌರವರು ಶತ್ರುಗಳಲ್ಲ ರಾಜ್ಞೋ ಧೃತರಾಷ್ಟ್ರಸ್ಯ ಸೋತ ಸಮಾಶಂಸೆ ಬಹುಪುತ್ರಸ್ಯ ವೃದ್ಧಿಂ ಇಷ್ಟೊಂದು ಮಕ್ಕಳು ಬೇಕಾಗಿತ್ತೆ ಅವನಿಗೆ ತರ್ಪಣ ಮಾಡೋಕ್ಕೊಬ್ಬರು ಸಾಕಾಗಿತ್ತಲ್ಲ ಆದರೆ ಒಬ್ಬರು ಜಲ್ವಲ್ಲ ಬಹುಪುತ್ರಸ್ಯ ವೃದ್ಧಿಂ ಅವನು ಸಮೃದ್ಧಿಯಾಗಲಿ ಅವನೂ ಚೆನ್ನಾಗಿರಲಿ ಅಂತಲೇ ನಾನು ಆಶೆ ಮಾಡ್ತೇನೆ ಕಾಮೋಹಿಮೇ ಸಂಜಯ ನಿತ್ಯಮೇವ ನಾನ್ಯದ್ಬ್ರೂಯಾಂ ತಾನ್ ಪ್ರತಿಶಾಮ್ಯತೇತಿ ನಾನು ಪದೇ ಪದೇ ಹೇಳುವುದಿಷ್ಟೇ ಶಾಂತಿ ಎಂಬುದು ಬಹಳ ಶ್ರೇಷ್ಠ ಶಾಂತಿಯನ್ನು ಮಾಡಿಕೊಳ್ಳಬೇಕು ಶಾಂತಿ ಪ್ರಸ್ತಾಪ ನಿಮ್ಮ ಕಡೆಯಿಂದ ಬರಬೇಕು ನಮ್ಮ ಕಡೆಯಿಂದ ಬರೋದಲ್ಲ ನಿಮ್ಮ ಕಡೆಯಿಂದ ಬರಬೇಕು ಪೀಸ್ ಈಸ್ ನಾಟ್ ದಿ ಆಬ್ಸೆನ್ಸ್ ಆಫ್ ವಾರ್ ಯುದ್ಧ ಇದ್ರೆ ಶಾಂತಿ ಅಂತ ಹೇಳಿ ಬರೋದಿಲ್ಲ ಶಾಂತಿ ಸ್ಥಾಪನೆಗೆ ಯುದ್ಧವೂ ಕಾರಣ ಆಗಬಹುದು ಯುದ್ಧ ಯಾತಕ್ಕೆ ಬಂತು ಕತೆ ಹೇಳ್ತೇನೆ ಕೇಳ ಮೇಲೆ ಶಮೋಹಿ ನೂನಂ ಶಾಂತಿ ಸ್ಥಾಪನೆಗೆ ನನಗಿಂತ ಶ್ರಮಪಟ್ಟು ಈ ಕಾಲದಲ್ಲಿ ಕೆಲಸ ಮಾಡಿದವರಿಲ್ಲವೋ ಸಂಜಯ ಹೋಗಿ ಹೇಳು ನಿಮ್ಮ ಆ ಕುರುಡದೊರೆಗೆ ಶಾಂತಿ ಎಂಬುದು ಸುದುಷ್ಕರ ಮಾಡೋದು ಅತ್ಯಂತ ಕಷ್ಟವಾದದ್ದು ಯಾತಕ್ಕೆ ಇದು ಯೂನಿಲ್ಯಾಟ್ರಲ್ ಪಾರ್ಟಿ ಅಲ್ಲ ಈಗ ರಸ್ತೆಯಲ್ಲಿ ನೀವು ಹೋಗ್ತೀರಿ ಕಾರ್ ತಗೊಂಡು ಹೋಗ್ತೀರಿ ಬೈಸ್ಕಲ್ ತಗೊಂಡು ಹೋಗ್ತೀರಿ ಸ್ಕೂಟರ್ ತಗೊಂಡು ಹೋಗ್ತೀರಿ <clears throat> ನಮಗೂ ಜೀವ ಬಾಯಿಗೆ ಬರುತ್ತೆ ಮಗು ಹುಷಾರಾಗಿ ನಡೆಸಪ್ಪ ಹುಷಾರಾಗಿ ನಡೆಸಪ್ಪ ಸುಖವಾಗಿ ಹೋಗು ಆದ್ರೆ ಮಗ ಹೇಳ್ತಾನೆ ಮಗಳು ಹೇಳ್ತಾಳೆ ನಿಮ್ಮ ಮೊಮ್ಮಕ್ಕಳು ಹೇಳ್ತಾರೆ ನಾನು ಸರಿಯಾಗಿ ರಸ್ತೆಯಲ್ಲಿ ನಡೆಸಿದ್ರೆ ಸಾಲದು ದಿ ಅದರ್ ಮ್ಯಾನ್ ಮಸ್ಟ್ ಆಲ್ಸೋ ಬಿ ವೆರಿ ಕೇರ್ಫುಲ್ ನೋಡಿ ಯೋಚನೆ ಮಾಡ್ತೀರಲ್ಲ ನಾಟ್ ಜಸ್ಟ್ ಟೂ ಪಾರ್ಟೀಸ್ ಹೌ ಮೆನಿ ಪಾರ್ಟೀಸ್ ಈ ಊರಿನ ಈಗ ಈ ಊರು ಕಂಡ್ರೆ ಯಾತಕ್ಕೆ ಹೆದರಿಕೆ ನನಗೆ ವಾಸ ಮಾಡಬಾರ್ದು ಅಂದರೆ ಪ್ರತಿಯೊಂದು ಸರ್ಕಲ್ ಸ್ಕ್ವೇರ್ನಲ್ಲಿ ಹೇಗೆ ನಿಂತಿರ್ತಾರೆ ಆ ಸ್ಕೂಟರಲ್ಲಿ ಇದ್ದು ಯುದ್ಧಕ್ಕೆ ಹೋಗೋ ಸೈನಿಕರಂತೆ ಎದುರುಗಡೆ ನಾಲ್ಕು ನಾಲ್ಕು ಬೀದಿ ಸೇರೋ ಜಾಗದಲ್ಲಿ ಹಾಕಿ ನಿಂತಿರ್ತಾರೆ ಅದು ಮೋಟ್ರ್ ಬಂದು ದಾಂಡಿಗರು ಒಂದೊಂದರ ಮೇಲೆ ಆ ಸಿಗ್ನಲ್ ಬೀಳೋಕೆ ಮುಂಚೆನೇ ಅದು ಹಳದಿ ಬಣ್ಣ ಅಂತ ಒಂದು ತಬ್ಲಿ ಬಣ್ಣ ಯಾಕಾರ ಮಾಡಿದ್ರೋ ಗೊತ್ತಿಲ್ಲ ಗ್ರೀನ್ ಸಿಗ್ನಲ್ ಬೀಳುವುದಕ್ಕೆ ಮುಂಚೆ ನುಗ್ಗಿಯೇ ಬಿಡ್ತಾರೆ ಹಾಗೆ ನುಗ್ಗಿ ನನ್ನ ಮಗಳಿಗೆ ಡಿಕ್ಕಿ ಹೊಡೆದು ಎರಡು ವರ್ಷದಿಂದ ಆಸ್ಪತ್ರೆಗೆ ಸೇರಿಸಿ ಮಗು ಕಣ್ಣ ತೊಂದರೆಯಾಗಿ ಬಹಳ ಕಷ್ಟಪಡ್ಬೇಕಾಯ್ತು ನಾವು ವಿಧಾನಸಭೆಯಲ್ಲಿ ಇದ್ದವನೊಬ್ಬ ಆ ಸಿಗ್ನಲ್ ಪೂರ್ತಿ ಬಿದ್ದೆ ಎಲ್ಲ ಹೊಡೆದೇ ಬಿಟ್ಟ ಗಾಡಿಯನ್ನು ಅದ ಜೀವನೇ ಹೋಗಿದ್ರೆ ಯಾರು ಹೊಣೆ ಯಾರು ಕೊಡ್ತಾರೆ ಯೋಚನೆ ಮಾಡಿ ನೀವು ಚೆನ್ನಾಗಿರೋದಲ್ಲ ಅದೇ ಅದರ್ ಮ್ಯಾನ್ ಮಸ್ಟ್ ಬಿ ಈಕ್ವಲಿ ಕೇರ್ಫುಲ್ ಶಾಂತಿ ಅನ್ನೋದಕ್ಕೆ ಎಷ್ಟೊಂದು ಮುಖಗಳಿರ್ತವೆ ನಾವು ಶಾಂತಿ ಬಯಸ್ತೇವೆ ನಿಮಗೆ ಶಾಂತಿ ಬೇಡದಿದ್ರೆ ಏನು ಮಾಡಲಿ ಶಾಂತಿ ಯಾರು ಬೇಡ ಅಂತಾರೆ ಅವರನ್ನು ಮೊದಲು ಬುಕ್ ಮಾಡಿ ಶಾಂತಿ ಗಳಿಸಬೇಕು ಶಾಂತಿ ಬೇಡ ಅನ್ನೋರು ಯಾರು ಧೃತರಾಷ್ಟ್ರನ ಮಕ್ಕಳು ಪಾಂಡವರಲ್ಲ ಐದು ನಿಮಿಷ ಲೋಪಸ್ತೇನವ್ರನ್ನ ಬೇಕಾದ್ರೆ ನಾನು ಸುದುಷ್ಕರ ತತ್ವ ಸಮೋಹಿನೂನಂ ಪ್ರದರ್ಶಿತ ಸಂಜಯ ಪಾಂಡವೇನ ಧರ್ಮರಾಜನಿಗಿಂತ ಶಾಂತಿ ಬಯಸೋರುಂಟೇನೋ ಲೋಕದಲ್ಲಿ ನೀನೇ ನೋಡಿದ್ದೀರಿ ಪರೀಕ್ಷೆ ಮಾಡಿದ್ದೀರಿ ಆರ್ಗಿನ ಮೇಲೆ ಸುಡೋಕೆ ನೋಡಿದ್ರಿ ಕೋಪ ಮಾಡಿಕೊಂಡೆ ಅವನ ಹೆಂಡತಿ ಮಾನ ತೆಗೆಯೋ ಪ್ರಯತ್ನ ಮಾಡಿದ್ರಿ ಕೋಪ ಮಾಡಿಕೊಂಡೆ ಕೋಪ ಮಾಡಿಕೊಂಡು ತಮ್ಮಂದರನ್ನು ಶಾಂತ ಮಾಡಿದ ಭಿಕ್ಷೆ ಎತ್ತಿದ ಸುತ್ತಾಡಿದ ಇವತ್ತು ಅವನನ್ನು ಅಂಜುಬುರುಕ ಅಂತ ತಿಳ್ಕೋಬೇಡಿ ಅವನು ಬೇಕಾದ ಹಕ್ಕಿನಿಂದ ಕೇಳ್ತಿದ್ದಾನೆ ಅವನಲ್ಲಿ ಧರ್ಮವಿದೆ ನತ್ವಂ ಧರ್ಮಂ ವಿಚರಂ ಸಂಜಯೇಯ ಮತ್ತಷ್ಟ ಜಾನಾಸಿ ಯುಧಿಷ್ಠರ ನನಗೆ ಧರ್ಮ ನೀ ಹೇಳೋದು ಬೇಕಾಗಿಲ್ಲ ಕೊರಡೋದರಿಯೇ ಧರ್ಮ ನೀ ಆಚರಣೆ ಮಾಡಿದ್ರೆ ಸಾಕಾಗಿದೆ ಅದು ಅಥವಾ ಕಸ್ಮಾತ್ ಸಂಜಯ ಪಾಂಡವಸ್ಯ ಉತ್ಸಾಹಿನ ಪೂರತೆ ಸ್ವಕರ್ಮ ಏನ್ಮ ಪಾಂಡವರು ಸ್ವಕರ್ಮ ಮಾಡ್ತಾ ಇದ್ದಾರೆ ನಮ್ಗೆ ಕೊಡಬೇಕಾದ್ರೂ ಕೊಡಿ ಕೊಡದೆ ಅಂದ್ರೆ ಹೇಗೆ ತಗೋಬೇಕು ನಮಗೆ ಗೊತ್ತಿದೆ ಅಂತ ಹೇಳ್ತಾರೆ ಯಾತಕ ಅವ್ರನ್ನ ಬೆದರಿಸಬೇಕು ಇಂಥ ಮಾತು ಧೃತರಾಷ್ಟ್ರ ಹೇಳಿದ ನನಗೆ ಅರ್ಥ ಆಗೋದಿಲ್ಲ ಅಂತ ತಿಳ್ಕೊಂಡಿದ್ದೀಯಾ ಲೋಕದಲ್ಲಿ ಯಾವುದೇ ಜಂತು ದೇವತೆಗಳೆಂದು ಹಿಡಿದು ಇರುವೆಯವರೆಗೆ ದುಡಿಮೆಯಲ್ಲಿಯೇ ಬದುಕಬೇಕು ಕರ್ಮಯೋಗ ಹೇಳ್ತಾನೆ ಭಗವಂತ ಇಲ್ಲಿ ಭಗವದ್ಗೀತೆ ಬೇರೆಯಲ್ಲ ಈ ಉದ್ಯೋಗ ಪರ್ವ ಬೇರೆಯಲ್ಲ ಕರ್ಮಯೋಗವನ್ನು ಹೇಳ್ತಾರೆ ಅಗ್ನಿ ವಾಯು ವರುಣ ಮಿತ್ರ ಅರಿಯಮ ಯಮ ಎಲ್ಲ ದೇವತೆಗಳು ಕರ್ಮಯೋಗದಲ್ಲಿದ್ದಾರೆ ಸೂರ್ಯನಿಗೆ ಯಾರು ಹೇಳ್ಕೊಟ್ಟಿದ್ರು ಕರ್ಮಯೋಗವನ್ನ ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್ ಹಮವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನು ಇಕ್ಷ್ವಾಕವೇ ಬ್ರವೀತ್ ಭಗವದ್ಗೀತೆ ಮೂರನೇ ಅಧ್ಯಾಯ ಸೂರ್ಯನಿಗೆ ಕರ್ಮಯೋಗವನ್ನು ಹೇಳಿಕೊಟ್ಟೆ ಉದಯಾಸ್ತಮಾನದ ವೇಳೆಯನ್ನು ಕಟ್ಟುನಿಟ್ಟಾಗಿ ಪಾಲಿಸ್ತಾನೆ ನಿಮ್ಮ ಟ್ರಾಫಿಕ್ ಸಿಗ್ನಲ್ ಬೀಳಲಿ ಬೀಳದೆ ಅಲ್ಲಿ ಮುಂಚೆ ಬೀಳಿ ಹಿಂಚೆ ಬೀಳಿ ಸೂರ್ಯ ಮಾತ್ರ ಕರೆಕ್ಟ್ ಟೈಮ್ ಉದಿಸ್ತಾನೆ ಪಂಚಾಂಗ ನೋಡಿ ಸೂರ್ಯಾಸ್ತಮಯ ಸೂರ್ಯೋದಯ ವೇಳೆ ಕರೆಕ್ಟಾಗಿ ಹಾಕಿರ್ತಾರೆ ಗ್ರಹಣದ ವೇಳೆಗಳು ಎಲ್ಲ ಧೂಮಕೇತುಗಳಿಗೂ ನಿಯಮ ಉಂಟು ರಾಹುಕೇತುಗಳಿಗೂ ನಿಯಮ ಉಂಟು ಅವರು ಅಪರ್ವದಲ್ಲಿ ಬರೋದಿಲ್ಲ ಅಮಾವಾಸ್ಯ ದಿವಸವೇ ಬರುತ್ತೆ ಸೂರ್ಯಗ್ರಹಣ ಹುಣ್ಣಿಮೆ ದಿವಸ ಬರುತ್ತೆ ಚಂದ್ರಗ್ರಹಣ ಧೃತರಾಷ್ಟ್ರ ನಿನ್ನ ಮಕ್ಕಳಿಗೆ ಮಾತ್ರ ನಿಯಮ ಇಲ್ಲವೇ ಆ ಕರ್ಮಯೋಗ ಎಷ್ಟು ವಿಸ್ತಾರವಾಗಿ ಹೇಳ್ತಾನೆ ಯಮೋ ರಾಜ ವೈಶ್ರವಣ ಕುಬೇರ ಗಂಧರ್ವ ಅಪ್ಸ ಯಕ್ಷಾ ಅಪ್ಸರಸಶ್ಚ ಸೂತ ಬ್ರಹ್ಮವಿದ್ಯಾಂ ಬ್ರಹ್ಮಚರ್ಯಂ ಕ್ರಿಯಾಂಚ ನಿಷೇವಮಾಣಾ ಋಷಯೋ ಅಮೂತ್ರ ಭಾಂತಿ ಋಷಿಗಳು ದೇವತೆಗಳು ಪ್ರತಿಯೊಬ್ಬರು ಕರ್ಮಯೋಗದಲ್ಲಿದ್ದಾರೆ ಆ ಕರ್ಮಯೋಗ ಹೇಳ್ತದೆ ಕ್ಷತ್ರಿಯನಿಗೆ ಇವನು ಭಿಕ್ಷೆ ಎತ್ತಬಾರದು ಕರ್ಮಯೋಗ ಅಂದ್ರೆ ಏನೋ ಮಾಡಿ ಹೊಟ್ಟೆ ಹೊರದುಕೊಳ್ಳೋದಲ್ಲ ಯಾವನು ಏನನ್ನು ಮಾಡಬೇಕೋ ಅದನ್ನೇ ಮಾಡಿ ಅದರ ಮೂಲಕವೇ ಸ್ವಕರ್ಮಣ ತಮಭ್ಯರ್ಚ ಸಿದ್ಧಿಂದತಿ ಮಾನವ ಸ್ವಕರ್ಮದಿಂದ ಬದುಕಬೇಕು ಅನ್ಯ ಕರ್ಮದಿಂದಲ್ಲ ಧೃತರಾಷ್ಟ್ರ ನಿನಗೆ ಪಟ್ಟಾಭಿಷೇಕವೇ ಆಗಿಲ್ಲ ರಾಜ್ಯ ಆಳೋದು ನಿನ್ನ ಕರ್ಮವೇ ನಿನ್ನ ಮಗನಿಗೆ ಪಟ್ಟಾಭಿಷೇಕ ಆಗಿಲ್ಲ ಅವನು ರಾಜ್ಯ ಆಳುವುದು ಅವನ ಕರ್ಮವೇ ಪಟ್ಟಾಭಿಷೇಕ ಆಗಿರೋ ಧರ್ಮರಾಜನಿಗೆ ಅವನು ಭಿಕ್ಷೆ ಎತ್ತುವುದು ಕರ್ಮಯೋಗವೇ ಯಾರಿಗೆ ಅಥಾರಿಟಿ ಯಾರಿಗಿಲ್ಲ ಹಾಗಿದ್ರೆ ಶಾಂತಿ ಶಾಂತಿ ಅಂತ ಕೇಳ್ತೀಯಲ್ಲ ಇದು ಮಹಾವಾಕ್ಯ ಆಡ್ತಾನೆ ಕೃಷ್ಣ ಇದು ಉತಾಹೋತ್ವಂ ಮನ್ಯಸೆ ಶಾಮ್ಯಮೇವ ಇದು ಇಪ್ಪತ್ತೊಂದನೇ ಶ್ಲೋಕ ಉತಾಹೋತ್ವಂ ಮನ್ಯಸೆ ಶಾಮ್ಯಮೇವ ಶಮೆಯೇ ಶಾಂತಿಯೇ ಶ್ರೇಷ್ಠ ಅಂತ ನೀವು ತಿಳ್ಕೊಳ್ಳೋದಾದ್ರೆ ಕೃಷ್ಣ ಹೇಳಿದು ತಲೆ ಹತ್ತಲಿಲ್ಲ ಕುರುಡನಿಗೆ ಅಂದ್ರೆ ಈ ಮಾತನ್ನು ಹೇಳು ರಾಜ್ಞಾಂ ಯುದ್ಧೇ ವರ್ತತೆ ಧರ್ಮತಂತ್ರಂ ಧರ್ಮದ ತಂತ್ರವೆಂಬುದು ಯುದ್ಧ ಮೂಲಕವಾಗಬಹುದು ಅಯುದ್ಧೇವ ವರ್ತತೆ ಧರ್ಮತಂತ್ರ ತಥೈವ ಮೇ ವಾಚಮಿಮ ಅಂಶೃಣೋಮಿ ಇಲ್ಲಿ ಧರ್ಮತಂತ್ರ ಯುದ್ಧಕ್ಕೆ ಗಂಟು ಹಾಕಿಬಿಟ್ಟ ಕೃಷ್ಣ ಇದು ಯಾವುದು ಗಾಂಧಿ ನೆಹರುವಿಗೆ ಅರ್ಥವಾಗದೇ ಇದ್ದ ಮಾತು ಕಾಂಗ್ರೆಸ್ನವರಿಗೆ ಇವತ್ತಿನವರೆಗೆ ಅರ್ಥ ಆಗದೆ ಇರುವಂತಹ ಮಾತು ನಮ್ಮ ಸಂಸ್ಕೃತಿಗೆ ಬಾಹಿರವಾದದ್ದು ಅವರು ನಡೆಸ್ಕೊಳ್ತಾ ಇದ್ದಾರೆ ಶಾಂತಿ ಎಂಬುದು ಯುದ್ಧದಿಂದಲೂ ಬಂದೀತು ಯುದ್ಧವಿಲ್ಲದೆಯೂ ಬಂದೀತು ಕೆಲವು ಸಲ ಯುದ್ಧದಿಂದಲೇ ಬರ್ತದೆ ಒಂದು ದುಷ್ಟ ಪ್ರಾಣಿ ಅಥವಾ ನೀವೇ ಬೆಳೆಸಿದ ಒಂದು ನಾಯಿ ಅಟ್ಟಿಸ್ಕೊಂಡ್ಬಂತು ಎಲ್ಲೋ ವಾಕಿಂಗ್ ಹೋಗ್ತಿದ್ದೆ ಒಂದು ಒಂದು ಸಲ ಯಾವುದೋ ಮೂಲೆಯಲ್ಲಿ ಒಂದು ತೊಟ್ಟಿ ಹತ್ರ ಒಂದು ದನ ಮೇಯ್ತಾ ಇತ್ತು ನಮ್ಮ ಸ್ನೇಹಿತರ ಜೊತೆಗಿದ್ರು ಅವರು ನನಗೆ ಗುಡ್ ಬೈ ಹೇಳಿ ಮನೆ ತನಕ ಬಿಟ್ಟು ಹೋಗೋದು ಪದ್ಧತಿ ತಲೆ ಸ್ವಲ್ಪ ಜೋಲಾಡುತ್ತೆ ಎಲ್ಲೋ ಬೀಳ್ತಾನೆ ಇವನು ಅಂತ ಅವತ್ತು ಬೇಡ ಕತ್ಲೆ ಆಗಿದೆ ಹೋಗಿ ಇಂದು ಬಿಟ್ಟೆ ಮುಂದಕ್ಕೆ ಎರಡು ಹೆಜ್ಜೆ ಇಟ್ಟಿದ್ದೀನಿ ಆ ಮೇಯ್ತಾ ತೊಟ್ಟಿಯಲ್ಲಿ ಕಾಲು ಚಾಚಿ ಮೇಯ್ತಾ ಇದ್ದು ಒಂದು ಗೋವು ನಾ ವಾಪಸ್ ಬರ್ತಿದ್ದು ನೋಡಿ ನನ್ನ ಕಡೆ ಕೊಂಬು ಹೀಗೆ ಅಂದ್ಕೊಂಡು ಓಡಿ ಬಂದ್ಬಿಡ್ತು ಅಂಥದ್ದು ಏನು ಮಾಡಿದ್ದೆ ಅಪರಾಧ ನಾನೇನು ಗೊತ್ತಿಲ್ಲ ಕೆಂಪು ಶಾಲು ಹೋದಿರಲಿಲ್ಲ ಮತ್ತೊಂದೆಲ್ಲ ಏನೂ ಇಲ್ಲ ದಟ್ಟಿ ಮುಂಡು ಸುತ್ತಿದ್ದೇನೆ ತಲೆಗೊಂಡು ಟೋಪಿ ಇತ್ತು ಕೈಯಲ್ಲಿ ಕೋಲಿತ್ತು ಶಕ್ತಿ ಬಿಟ್ಟು ಕಿರಿಸಿದ್ದೇನೆ ಕೋಲನ್ನು ಹೀಗೆ ಅಂದೆ ಹೋಗಿಬಿಡ್ತು ಯುದ್ಧವೆಂಬುದು ಹೀಗೆ ಎಷ್ಟೋ ಸಲ ಕೋಲ್ ತೋರಿಸಿದ್ರೆ ಬಂದೂಕು ತೋರಿಸಿದ್ರೆ ಈಗ ಐ ಎ ಎಫ್ ನಮ್ಮ ರಾಷ್ಟ್ರದ ವಿಮಾನದ ವಿಭಾಗ ಎಷ್ಟೊಂದು ಮಾಡಿದ್ದಾರೆ ಈ ಪ್ರಯೋಗಗಳೆಲ್ಲ ನೀವು ನೋಡಿದರೆ ಪಾಕಿಸ್ತಾನದವರು ನಿಜವಾಗಿ ಬುದ್ಧಿವಂತರಿದ್ದು ಇದ್ದು ಭೂಮಿ ಉಳಿಸ್ಕೋಬೇಕು ಅಂತಿದ್ರೆ ಪಾ ಇವ್ರ ತಂಟೆಗೆ ಹೋಗಬಾರದು ಅವರು ಕಾಶ್ಮೀರದ ಭಾಗ ಏನು ನಾವು ಆಕ್ರಮಿಸಿದ್ದೇವೆ ಬಿಟ್ಬಿಡಬೇಕು ನಮಗೆ ಕೊಟ್ಟಿದ್ದು ಸಾಕು ಈವನ್ ಟುಡೇ ಅದಕ್ಕೆ ಅವರು ಒಪ್ಪಿಕೊಂಡ್ರೆ ಪಾಕಿಸ್ತಾನದವರು ಶಾಂತಿಯಿಂದ ಇರಲಿಕ್ಕೆ ನಮ್ಮ ಭಾರತ ದೇಶದವರು ಬಿಡ್ತಾರೆ ಅವರಿಗೆ ಅದರಲ್ಲಿ ವಿಶ್ವಾಸವಿಲ್ಲ ಯಾಕೆ ಅವ್ರ ಭೂಮಿ ನಾವು ಕದ್ದಿದ್ದೇವೆ ಅವ್ರು ಹೇಗಯ್ಯ ಬಿಡ್ತಾರೆ ಪಾಕಿಸ್ತಾನ ಚೊಕಟ ಆಗೋ ತನಕ ಅವ್ರು ನಮ್ಮನ್ನು ಸಾಮನೆ ಮಾಡೋದಿಲ್ಲ ಅಪನಂಬಿಕೆಯಲ್ಲಿ ದುರ್ಯೋಧನ ಬುದ್ಧಿಯಲ್ಲಿ ಕೂತಿದ್ದಾರೆಯೇ ಹೊರತು ಎಷ್ಟೋ ಸಲ ಒಂದು ಕೋಲ್ ತೋಷೆ ದಂಡಂ ದಶಗುಣಂ ಭವೇತ್ ಹತ್ತನೇ ಗುಣವಂತೆ ಕೋಲು ಕೋಲ್ ಹತ್ತು ಕೋಲ್ ಹತ್ತು ಹತ್ತು ಕೆಲಸಕ್ಕೆ ಬರುತ್ತೆ ಊರುಗೋಲಾಗುತ್ತೆ ಬಟ್ಟೆ ಒಣಗಾಕೋಗಿ ಬರುತ್ತೆ ಮಲಗೋವಾಗ ಪಕ್ಕದಲ್ಲಿಟ್ಕೋಬಹುದು ನಾಯಿಗೆ ತೋರಿಸ್ಬೋದು ಹುಲಿ ತೋರಿಸ್ಬೋದು ದಂಡಂ ದಶಗುಣಂ ಭವೇತ್ ದಂಡ ಅಂದ್ರೆ ಕೋಲ್ ಅಷ್ಟೇ ಅಲ್ಲ ದಂಡೋಪಾಯ ಅಂತ ಅಲ್ಲಿ ಶಾಸ್ತ್ರದಲ್ಲಿ ಹೇಳಿದ ಮಾತು ರಾಜ್ಞರಿಗೆ ರಾಜರಿಗೆ ಧರ್ಮತ ಧರ್ಮಸ್ಥಾಪನೆ ಎಂಬುದು ಯುದ್ಧದ ಮೂಲಕವೂ ಆಗಬಹುದು ಯುದ್ಧವಿಲ್ಲದೆಯೂ ಆಗಬಹುದು ಇದನ್ನು ಹೇಳು ಕುರುಡದೊರೆಗೆ ಇವನು ಹೇಗಯ್ಯ ಭಿಕ್ಷೆ ಇರ್ತಾನೆ ಇವನು ದದ್ಯಾತ್ ದಾನಂತು ನತು ಯಾಚೇತ ಕಿಂಚಿತ್ ಇಪ್ಪತ್ನಾಲ್ಕನೇ ಶ್ಲೋಕ ಕ್ಷತ್ರಿಯನಿಗೆ ದಾನ ಕೊಡಬೇಕು ಅಂತ ಹೇಳಿದೆ ಯಾಗ ಮಾಡಬೇಕು ಅಂತ ಹೇಳಿದೆ ಕ್ಷತ್ರಿಯ ಯಾಗ ಮಾಡಿಸಬಾರದು ಕ್ಷತ್ರಿಯ ಭಿಕ್ಷೆ ಎತ್ತಬಾರದು ಧರ್ಮಶಾಸ್ತ್ರ ಕೇಳಿದ್ವೆ ನಿಮಗೆ ಕೊಡೋದರೆ ಅವನಿಗೆ ಹೇಳು ವೈಶ್ಯ ಆಗಿರಬೇಕು ಕ್ಷತ್ರಿಯ ಹೇಗಿರಬೇಕು ಬ್ರಾಹ್ಮಣ ಆಗಿರಬೇಕು ಅಲ್ಲಿಂದ ಆಚೆಗೆ ಅಮೋಘವಾದ ವಾಕ್ಯಾಡ್ತಾನೆ ಕೃಷ್ಣ ಯದಾಗೃಧ್ಯೇತ್ ಪರಭೂತೌ ಋಷಂಸೋ ವಿಧಿ ಪ್ರಕೋಪಾತ್ ಬಲಮಹ ದದಾನಃ ततो राज्ञामभवद्युद्धमेतते तत्र जातम् वर्म शस्त्रम् ಧನುಶ್ಚ ಯದಾ ಗೃಧ್ಯೇತು ಪರಭೂತೌ ನಿಶಂಸ ಒಬ್ಬ ಅಸೂಯಾಪರನಾದವನು ಇನ್ನೊಬ್ಬನ ಅಭಿವೃದ್ಧಿಯನ್ನು ಸಹಿಸಲಾರದೆ ತಾನು ಏನೂ ದುಡಿಯದೆಯೇ ದುಡಿದು ಸಂಪಾದನೆ ಮಾಡಿದವನ ಆಸ್ತಿಗೆ ಕೈ ಹಾಕಿ ನನಗಿರಲಿ ಅಂತ ಯಾವಾಗ ಶುರು ಮಾಡ್ತಾನೆಯೋ ಆವಾಗ ರಾಜರ ಕೈಯಲ್ಲಿ ಶಸ್ತ್ರಗಳು ಕಾಣಿಸಿಕೊಂಡವು ಧನುಸ್ಸು ಕಾಣಿಸಿಕೊಂಡವು ಅವರ ಎದೆಯಲ್ಲಿ ಕವಚ ಆವಾಗ ಉಂಟಾಯಿತು ಇದು ಮೊದಲನೇ ಬಿಲ್ಲು ಬಾಣ ಹುಟ್ಟಿದ್ದಲ್ಲಿ ಗೊತ್ತ ಜಗತ್ತಲ್ಲಿ ದ ಫಸ್ಟ್ ಬೋ ಅಂಡ್ ಆರೋ ಮೊದಲನೇ ಬಾಣ ಮೊದಲನೇ ಬಿಲ್ಲು ಹುಟ್ಟಿದ್ದಲ್ಲಿ ಜಗತ್ತಲ್ಲಿ ಗೊತ್ತೇ ನಿಮಗೆ ಕ್ಷೇಮ ಪಾನೀಯು ಭಾರತ ದೇಶದಲ್ಲಿ ಹುಟ್ಟಿದ್ದೀರಿ ಗೊತ್ತಿಲ್ಲ ಕುರುಕ್ಷೇತ್ರದಲ್ಲಿ ಎಲ್ಲಿದೆ ಅದು ವೇದ ಮಂತ್ರದಲ್ಲಿದೆ ಎಲ್ಲಿ ಬರುತ್ತೆ ಇದು ದೇವಾ ವೈ ಸತ್ರಮ ಸತ ವೃದ್ಧಿ ಪರಿಮಿತಂ ಯಶಸ್ಕಾಮಾಃ ಹೇ ಬ್ರವನ್ ಎನ್ನ ಪ್ರಥಮಂ ಯಶ ರಿಚಾತ್ ಸರ್ವೇಷಾಂ ಅಸ್ತತ್ ಸಹ ಸದಿತಿ ಶೇಷಾ ಅಂಕುರು ಕ್ಷೇತ್ರಂ ವೇಜราಸೀತ ದೇವತಕಳು 12 ವರ್ಷ ಯಾಗ ಮಾಡಿದರೂ ಸತ್ರ ಯಾಗ ನಿಯಮ ಏನು ಅಂದ್ರೆ ಒಂದೇ ಯಜಮಾನ ಅಲ್ಲ ದಿವಸಕ್ಕೆ ಒಬ್ಬರೇ ಯಜಮಾನರು ಶಾಡಾ ಮಾಡುವಾಗ ನಾ ಕೈಕಾಲು ತೊಳ್ಕೋಬೇಕು ಕೂತ್ಕೊಳ್ಳಿದ್ದು ಪುರೋಹಿತನ ಕೋರ್ಸು ಆಗಿಲ್ಲ ಯಜಮಾನನೇ ಮಾಡಬೇಕು ಕೊನೆಯ ತನಕ ಆಗಲಿ ಬಿಡಲಿ ಮದುವೆ ಮಾಡುವಾಗ ನಾ ಹೋಗಿ ಬರ್ತೇನೆ ಕೋರ್ಟಲ್ಲಿ ವಾರೆಂಟ್ ಇದೆ ಕನ್ಯಾದಾನ ನೀವು ಮಾಡಿ ಇನ್ನೊಬ್ಬರು ಕೂರಿಸೋ ಆಗಿಲ್ಲ ಈ ಶುಭ ಶೋಭನಗಳಲ್ಲಿ ತಂದೆ ಯಾವನು ಕರ್ತಾನೋ ಕರ್ತ ಬದಲಾಗೋ ಹಾಗಿಲ್ಲ ಈ ಸತ್ರಯಾಗದಲ್ಲಿ ಮಾತ್ರ ದಿನಕ್ಕೊಬ್ಬರು ಕೂತ್ಕೋಬಹುದು ಆ ಜಾಗದಲ್ಲಿ ದೇವತೆಗಳು ಯಶಸ್ಕಾಮ ಹೃದ್ಯ ಪರಿಮಿತಂ ಯಶಸ್ಸುಂಟಾಗಬೇಕು ನಮಗೆ ಶಸ್ತ್ರಗಳು ಬೇಕು ಹಸುರು ನಿಗ್ರಹ ಮಾಡೋದಕ್ಕೆ ಅಂತ ಯಾಗ ಮಾಡಿದರು ಇದು ನಡೀತು ನಡೀತು ಹತ್ತು ವರ್ಷ ಆಯಿತು ಹನ್ನೊಂದನೇ ವರ್ಷದಲ್ಲಿ ಒಂದು ದಿವಸ ಯಜಮಾನ್ನ ಕೂತ್ಕೊಳ್ಳೋ ಸರದಿ ರುದ್ರದೇವನಿಗೆ ಉಂಟಾಯಿತು ಎಲ್ಲಿ ಮಾಡಿದರು ತೇಷಾಂ ಕುರುಕ್ಷೇತ್ರಂ ವೇದಿರಾಸೀತ್ ಕುರುಕ್ಷೇತ್ರವನ್ನು ವೇದಿಕೆ ಮಾಡಿಕೊಂಡರು ತಸ್ಯೈ ಕಾಂಡವೋ ದಕ್ಷಿಣಾರ್ಧ ಆಸೀತ್ ದಕ್ಷಿಣ ಚಕ್ರಬಂದಿ ಹೇಳ್ತಾರೆ ದಕ್ಷಿಣಕ್ಕೆ ಕಾಂಡವನ ತೋರ್ಘ್ನಮುತ್ತರಾರ್ಧ ಉತ್ತರ ಭಾಗದಲ್ಲಿ ತೋರ್ಘ್ನ ಅಂತ ಒಂದು ಕಾಡು ಪರಿಣ ಜಗನಾರ್ಧ ಇನ್ನೊಂದು ಕಡೆಯ ಪರಿಣತೆ ಮರವ ಉತ್ಕರ ಇನ್ನೊಂದು ಕಡೆಯಲ್ಲಿ ಮರುಭೂಮಿ ಥಾರ್ ಮರುಭೂಮಿ ರಾಜಸ್ಥಾನ ಈ ನಾಲ್ಕು ಚಕ್ರಬಂದಿ ನಡುವೆ ಆ ಕ್ಷೇತ್ರದಲ್ಲಿ ತೇಷ ಮಖಂ ವೈಷ್ಣವಂ ಯಶ ಅರ್ಚತೆ ಯಾಗ ಮಾಡ್ತಿದ್ದಾರೆ ಯಶಸ್ಸು ಉಂಟಾಗಲಿ ಅಂತ ಅವತ್ತು ದೇವತೆಗಳ ಅದೃಷ್ಟ ಯಾಗ ಪೂರ್ತಿ ಇನ್ನೇ ಇನ್ನೆಷ್ಟು ವರ್ಷ ಎಷ್ಟು ದಿವಸ ಹನ್ನೆರಡು ವರ್ಷದಲ್ಲಿ ಇನ್ನೂ ಎಳೆಯುತ್ತೆ ಅಂತ ತಿಳ್ಕೊಂಡಿದ್ದವರಿಗೆ ಅವತ್ತು ಭಗವಂತ ವಿಷ್ಣು ಒಲೆದು ಬಿಟ್ಟ ಯಶಸ್ಸು ಉಂಟಾಯಿತು ದೇವತೆಗಳು ಒಪ್ಪಂದ ಮಾಡಿಕೊಂಡಿದ್ರು ಒಬ್ಬನಿಗೆ ಅವತ್ತು ಯಜಮಾನನಿಗೆ ಯಶಸ್ಸು ಉಂಟಾದರೂ ಎಲ್ಲ ದೇವತೆಗಳು ಹಂಚಿಕೊಳ್ಳಬೇಕು ಅಂತ ಈಗೇನಾಯಿತು ರುದ್ರನಿಗೆ ಫಲಪ್ರಾಪ್ತಿಯಾಯಿತು ತೇನಾಪ ಆಕ್ರಾಮತೆ ಅವನ ಕೈಯಲ್ಲಿ ಸವ್ಯ ಧನುರಜಾಯತ ಎಡಗೈಯಲ್ಲಿ ಬಿಲ್ಲು ದಕ್ಷಿಣ ದಿಶವಹ ಬಲಗೈಯಲ್ಲಿ ಬಾಣಗಳು ಉಂಟಾದವು ಆಗ ರುದ್ರದೇವತೆ ಯೋಚನೆ ಮಾಡಿತು ಇಲ್ಲಿದ್ರೆ ಹಂಚ್ಕೋಬೇಕಾಗತ್ತೆ ಎಲ್ಲರ ಜೊತೆಯಲ್ಲಿ ಓಡಿ ಹೋಗಿಬಿಟ್ಟ ಅವನು ಕತೆ ಆವಾಗ ತಸ್ಯ ಅನ್ವಾಗ ಅದು ಉಳಿದವರು ಏನು ಮಾಡಿದ್ರು ಅವನು ಬೆನ್ನಟ್ಟುಕೊಂಡು ಹೋದ್ರು ಹಂಚ್ಕೋಬೇಕಾಗಿತ್ತು ನೀನು ಓಡಿದ್ದೀಯಲ್ಲ ಅಂತ ಹೇಳಿ ಅವನನ್ನು ಹಿಡಿದ್ರು ಅವನು ಹತ್ತ ಹತ್ತದ್ರಿಂದ ರುದ್ರ ರೋದನಾದ ರುದ್ರ ಅಂತ ಹೆಸರಾಯಿತು ಆಮೇಲೆ ಅದನ್ನೆಲ್ಲ ಸಮವಾಗಿ ಹಂಚಿಕೊಂಡ್ರು ಅಲ್ಲಿಂದ ಆಚೆಗೆ ಜಗಳ ಮಾಡಬಾರದು ಅಂತ ತೀರ್ಮಾನವಾಯಿತು ಆದರೆ ಅಷ್ಟು ಸುಲಭವಾಗಿ ಜಗಳ ಪರಿಹರಿಲಿಲ್ಲ ದೇವತೆಗಳಲ್ಲಿ ವಿಭಜನೆಯಾಗಿ ಹೋಯಿತು ಪಾರ್ಟಿ ಒಡೆದು ಹೋಯಿತು ರುದ್ರಗಣ ಮರುದ್ಗಣ ದೇವಗಣ ಪಿತೃಗಣ ಗಣಗಳಾಗಿ ಯಾರ್ಯಾರು ಮೈಯಲ್ಲಿ ಹೇಗೆ ಹೇಗೆ ರಕ್ತ ಬಂತು ಎಂತೆಂಥ ಬಟ್ಟೆ ಹೇಗಿತ್ತು ತೈತಿರ್ಯಾರಣಿಗಳು ಮೊದಲನೇ ಪ್ರಶ್ನೆ ವರ್ಣನೆ ಮಾಡಿದ್ದಾರೆ ದರ್ ವಾಸ್ ಅ ಟೈಮ್ ವೆನ್ ಈವನ್ ಗಾಡ್ಸ್ ಪಾರ್ಲ್ಡ್ ಬಿಜೆಪಿ ಆಗಿ ಯಾರಲ್ಲಿ ಆಸೆ ಇಟ್ಕೊಂಡಿದ್ದು ಅವರೇ ಜಗಳ ಮಾಡಿದ್ರೆ ಮಾಡಬೇಕು ಜಗಳ ಮಾಡಿದ್ರೆ ಹಾಳಾಗ್ತಾರೆ ಆಮೇಲೆ ಅವರಲ್ಲಿ ಐಕಮತ್ಯ ಉಂಟಾಯಿತು ರುದ್ರನಿಗೆ ಹೇಳಿದ್ರು ನೀ ಸೇನಾಪತಿಯಪ್ಪ ಅಂತ ಎಲಿವೇಟ್ ಮಾಡಿ ಪೊಸಿಷನ್ ಕೊಟ್ಟ ಮೇಲೆ ಹಾಗಿದ್ರೆ ನನ್ನ ಕೈಯಲ್ಲಿ ಶಾಶ್ವತವಾಗಿ ಇರಬೇಕು ಬಾಣ ಇರಬೇಕು ಅಂತ ಹೇಳಿದ್ರಿಂದ ಅವನು ಪಿನಾಕಪಾಣಿಯಾದ ದೇವಸೇನಾನಿಯಾದ ಉಳಿದವರು ತಮ್ಮ ತಮ್ಮ ಬೇಕಾದ ಆಯುಧಗಳನ್ನು ಮಾಡಿಕೊಂಡ್ರು ಹೇಳ್ತೇವೆ ಅದನ್ನು ಮೊದಲನೇ ಬಿಲ್ಲು ಈ ದೇಶದಲ್ಲಿ ಉಂಟಾಗಿದ್ದು ಜಗತ್ತಲ್ಲಿ ಮೊದಲನೇ ಬಿಲ್ಲು ಬಾಣ ಉಂಟಾದದ್ದು ಕುರುಕ್ಷೇತ್ರದಲ್ಲಿ ಅಲ್ಲಿಂದ ಆಚೆಗೆ ಏನಾಯಿತು ಇದ್ದು ಹೇಳ್ತಾ ಕೇಳ್ತಾ ಕುರುಕ್ಷೇತ್ರದಲ್ಲಿ ನಡೀತಾ ಇದೆ ನಮ್ಮ ತರ್ಕ ಎಲ್ಲಿಗೆ ಬಂದಿದೆ ಅಂದರೆ ಎಲ್ಲಿ ಜಗಳವಾದರೂ ಏನಪ್ಪ ಕುರುಕ್ಷೇತ್ರ ಅಂತ ಕೇಳುವ ಮಟ್ಟಿಗೆ ಮನೆ ಮನೆಯಲ್ಲಿ ಕುರುಕ್ಷೇತ್ರ ರಾಜಕಾರಣದಲ್ಲಿ ಕುರುಕ್ಷೇತ್ರ ಬೀದಿ ಬೀದಿಯಲ್ಲಿ ಕುರುಕ್ಷೇತ್ರ ಕಾವೇರಿಯಲ್ಲಿ ಕುರುಕ್ಷೇತ್ರ ನದಿಯಲ್ಲಿ ಅಗ್ನಿಯಲ್ಲಿ ಪಂಚಭೂತಗಳಲ್ಲಿ ಕುರುಕ್ಷೇತ್ರ ಈ ಕುರುಕ್ಷೇತ್ರ ಚರಿತ್ರೆ ಸಾಮಾನ್ಯ ಚರಿತ್ರೆ ಇಲ್ಲ ವೇದೋಕ್ತವಾದದ್ದು ಅಂದ್ರೆ ಹಾಗೆ ಮಾಡಬೇಕು ಅಂತ ಹೇಳಲಿಲ್ಲ ಆ ಉಪನಿಷತ್ ಹೇಳುತ್ತೆ ಮಾಗೃದ ಕಸ್ಯ ಸಿದ್ಧನಂ ಈಶಾವಾಸ್ಯವಿದಂ ಸರ್ವಂ ದೇವರಿಲ್ದೇ ಜಾಗ ಯಾವುದೂ ಇಲ್ಲ ನಿನಗೇನು ಕೊಟ್ಟಿದ್ದಾನೆ ಕ್ಷೇತ್ರ ಇಟ್ಕೋ ಇನ್ನೊಬ್ಬರ ಪದಾರ್ಥಕ್ಕೆ ಆಸೆ ಪಡಬೇಡ ಇಷ್ಟು ಎಲ್ಲರೂ ಮಾಡಿದ್ರೆ ಯುದ್ಧ ಯಾಕೆ ಬರುತ್ತೆ ಮಾಡಿಲ್ಲ ಜನ ಇನ್ನೊಬ್ಬಂದು ನಂದಂತೂ ನನಗಾಯಿತು ಇನ್ನೊಬ್ಬಂದು ನನಗಿರಲಿ ಒಂದು ಮರದಲ್ಲಿ ಐದು ತೆಂಗಿನಕಾಯಿ ಇತ್ತು ನಮ್ಮ ಹೇಳ್ತಿದ್ರೆ ಕಥೆಯನ್ನ ಒಂದು ಮರದಲ್ಲಿ ಐದೇ ತೆಂಗಿನಕಾಯಿ ಇತ್ತು ಯಾವನೋ ಪಡ್ಡಿದ ಮೇಲೆ ಹತ್ತೋಕೆ ಅವಕಾಶ ಅವನಿಗೆ ಗೊತ್ತಿಲ್ಲ ಪಾಪ ಒಬ್ಬನ ಕರೆದ ಆ ಐದು ತೆಂಗಿನಕಾಯಿ ಕೇಳಿ ಇಳಿಸು ನನಗೇನು ಕೊಡ್ತೀರಿ ಇಂದ ನಿನಗೊಂದು ತೆಂಗಿನಕಾಯಿ ಕೊಡ್ತೀನಿ ಅವನೇನು ತಿಳ್ಕೊಂಡ ಒಂದು ಅವನು ಕೊಟ್ಟು ನಾಲ್ಕು ನನಗೆ ಉಳಿಯುತ್ತೆ ಅಂತ ಐದು ಇಳಿಸಿದ ಮೇಲೆ ಅವನು ಹೇಳ್ತಾನೆ ಹತ್ತಿದ್ದಕ್ಕೊಂದು ಇಳಿದಿದ್ದಕ್ಕೊಂದು ನೀವಾಗಿ ಕೊಟ್ಟದ್ದೊಂದು ನಾನಾಗಿ ತಗೊಂಡಿದ್ದು ಒಂದು ಇನ್ನು ಉಳಿದುದ್ದನ್ನು ತಗೊಂಡು ನೀವೇನು ಮಾಡ್ತೀರಿ ಅದನ್ನು ನನಗೆ ಕೊಡಿ ಮನುಷ್ಯರ ಬುದ್ಧಿ ಆಗಿದೆ ದುರ್ಬುದ್ಧಿ ನೋಡಿ ಯೋಚನೆ ಮಾಡಿ ಹೌದಲ್ವಾ ಊಟ ಬಡಿಸುವಾಗ ಮನುಷ್ಯನ ಬುದ್ಧಿ ಆಗಿರುತ್ತೆ ಪಕ್ಕದ ತಟ್ಟೆಗೆ ಏನು ಬಡಿಸಿದ್ರು ನೋಡ್ತಾರೆ ನಿಮಗೇನು ಬಡಿಸಿದ್ರು ಅದು ನೋಡ್ರಿ ಅವ್ರಿಗೆ ಎರಡು ಜಿಲೇಬಿ ಬಡಿಸಿದ್ದಾರಲ್ಲ ಅವ್ರಿಗೆ ಹಲ್ಲು ಗಟ್ಟಿ ಇದೆ ಸ್ವಾಮಿ ಪುಳಿಯೋಗರೆ ಬಡಿಸಿದ್ರು ಬರೀ ಕಡಲೆ ಬೀಜ ಎಲ್ಲ ಅವ್ರಿಗೇ ಬಂತಲ್ಲ ಅವ್ರಿಗೆ ಹಲ್ಲಿದೆ ನಿಮ್ಗೆ ಹಲ್ಲಿಲ್ವಲ್ಲ ಅಲ್ಲ ನಿಮಗೆ ಪುಳಿಯೋಗರಿಯೇ ಜೀರ್ಣ ಮಾಡ್ಕೊಳ್ಳೋ ಶಕ್ತಿ ಇಲ್ಲ ಯಾಕೆ ಅಕ್ಷತೆ ಮಾಡಿದಾಗ ಮಾಡಿರ್ತಾರೆ ಅದನ್ನ ಬೇಯಿಸದೆ ಇರೋ ರೀತಿಯಲ್ಲಿ ಕೆಲವು ಜಾಣರು ಹಾಗೆ ಮಾಡಿರ್ತಾರೆ ಪುಳಿಯೋಗರೆ ಅಂದ್ರೆ ಕೊಟ್ಟಿರಬೇಕು ಅವರು ದಕ್ಕಿರಬಾರದು ಕೊಟ್ಟಿದ್ರು ಬೇಡ ಅಂತ ಹೇಳಬೇಕು ಜೀರ್ಣ ಆಗೋದಿಲ್ಲ ಎಲ್ಲ ಪರಿಸ್ಥಿತಿಗಳಿರುತ್ತೆ ಮನುಷ್ಯ ಮನುಷ್ಯರಲ್ಲಿ ದುರಾಸೆ ಬಂದಾಗಲೇ ಶಸ್ತ್ರ ಉಂಟಾಯಿತು ಕೃಷ್ಣ ಹೇಳ್ತಾನೆ ಆದ್ದರಿಂದ ತಥೋ ಹಿ ತತ್ವ ಜಾತಂ ವರ್ಮಶಸ್ತ್ರಂ ಧನುಶ್ಚ ಇಂದ್ರೇಣೈತತ್ ದಸ್ಯುವಧಾಯ ಕರ್ಮ ಉತ್ಪಾದಿತಂ ವರ್ಮಶಸ್ತ್ರಂ ಧನುಶ್ಚ ಆಮೇಲೆ ಇಂದ್ರ ವಜ್ರಾಯುಧವನ್ನು ಮಾಡ್ಕೋಬೇಕಾಯಿತು ಎಂಥ ಶತ್ರು ಅವನು ವೃತ್ರಾಸುರ ಮೂರು ಲೋಕವನ್ನು ಆಕ್ರಮಿಸಿದವನು ಇಶು ಮಾತ್ರ ಇಷು ಮಾತ್ರಂ ವಿಶ್ವಂಗವರ್ಧತ ತೈತ್ರಿ ಸಂಹಿತೆಯಲ್ಲಿ ಹೇಳ್ತಾರೆ ಹುಟ್ಟಿದಾಗಲೇ ರಾಕ್ಷಸ ಶಕ್ತಿ ಒಂದು ಬಿಲ್ಲಿನಷ್ಟು ಪ್ರಮಾಣದಲ್ಲಿ ದೊಡ್ಡದಾಗಿ ದೊಡ್ಡದಾಗ್ತಾ ಲೋಕವನ್ನೆಲ್ಲ ಸುತ್ತುವರೆದು ಬಿಟ್ಟ ಸ್ವಾಹೇಂದ್ರ ಶತ್ರುರ್ವರ್ಧ ಸ್ವ ಇಂದ್ರನ ಕೊಲ್ಲುವ ಮಗನೇ ಅಂತ ಅಪ್ಪ ತ್ವಷ್ಟಾತ ಪುತ್ರೋ ವೀಂದ್ರ ಬರುತ್ತೆ ಅದು ಅವನಿಗೆ ಭಯವಾಯಿತು ಇಂದ್ರನನ್ನು ಕೇಳಿದ ಈ ಮಗನನ್ನು ಕೊಲ್ಲು ಅಂತ ತಾನೇ ಸೃಷ್ಟಿ ಮಾಡಿದ ಮಗನನ್ನ ಕೊಲ್ಲು ಅಂತ ಇಂದ್ರನಿಗೆ ಹೇಳಿದ್ರೆ ಅಯ್ಯೋ ಎನಕ್ಕೆ ಭಯ ಮಾಡದೆ ಭಗವಂತನ ಕುರ್ತಪಸ್ ಮಾಡಿದ ಅವನು ಬಂದು ವಜ್ರಾಯುಧವನ್ನು ತಗೊಂಬ ಹೋಗು ದದೀಚ ಮಹರ್ಷಿ ಬೆನ್ನುಮೂಳೆಯಿಂದ ಎತ್ತೋಕ್ಕಾಗಲಿಲ್ಲ ಅವನಿಗೆ ಆಗ ತಾನು ಅದರಲ್ಲಿ ಕೂತುಕೊಂಡು ಭೂಮಿಯಲ್ಲಿ ಒಂದಷ್ಟು ಮತ್ತೆ ಎತ್ತೋದು ಹಾಗೆ ಒಂದಂಶವನ್ನು ಕತ್ತರಿಸಿದ ಆಕಾಶದಲ್ಲಿ ದ್ವಿಲೋಕದಲ್ಲಿ ಮೂರು ಜಾಗದಲ್ಲಿ ವಜ್ರಾಯುಧದಲ್ಲಿ ಭಗವಂತ ಕೂತುಕೊಂಡು ಹೊತ್ತಿಗೆ ಇಂದನಿಗೆ ಆ ಆಯುಧ ಎತ್ತೋದಕ್ಕಾಯಿತು ತತ್ರಿಧಾತು ಅಸ್ತ್ರಿಧಾತು ತ್ವಂತ್ರಿಧಾತು ಮೂರು ಲೋಕದಲ್ಲಿ ಜಾಗ ಯಾತಕ್ಕಾಯಿತು ಕಥೆ ಹೇಳ್ತಾರೆ ವೇದದಲ್ಲಿ ವೇದ ಬಿಟ್ಟರೆ ಮಹಾಭಾರತಕ್ಕೆ ಅರ್ಥ ಹೇಳ್ತೀರಿ ನೀವು ಆದ್ರಿಂದ ಕೃಷ್ಣ ಹೇಳ್ತಾನೆ ವೇದ ವೇದ್ಯನಾದ ಪರಮಪುರುಷ ಹೇಳ್ತಾನೆ ಆಯುಧ ಬಂದದ್ದು ಯಾರಿಗೋಸ್ಕರವಾಗಿ ಈ ದುರ್ಯೋಧನಂತ ಅವರಿಗೋಸ್ಕರವಾಗಿಯೇ ಆದ್ರಿಂದ ಹೋಗಿ ಹೇಳು ಅವನಾಗಿ ರಾಜ್ಯ ಕೊಟ್ರೆ ಸರಿ ಪಾಂಡವರು ಧರ್ಮದಿಂದ ಬದುಕಬೇಕು ಸಕರ್ಮದಿಂದ ಇಲ್ಲದೆ ಇದ್ರೆ ಅವರು ಬಿಟ್ಟು ನಾ ಬಿಡೋದಿಲ್ಲ ಅಂತ ಹೇಳು ಎಂಥ ಮಾತನ್ನು ಹೇಳಿದಂತ ಸಂಜಯ ಬಂದು ರಿಪೋರ್ಟ್ ಮಾಡ್ತಾನೆ ಅಲಘೂಕೃತಂ ಅಗ್ರಸ್ತಂ ಅನಿರಸ್ತಂ ಅಸಂಕುಲಂ ತ್ರಾಸಿನೀಂ ಧಾರ್ತರಾಷ್ಟ್ರಾಣ ಮೃದುಪೂರ್ವಂ ಸುದಾರುಣಾಂ ಶಿಕ್ಷಾಕ್ಷರ ಸಮನ್ವಿತಾಂ ಇಷ್ಟಾರ್ಥಾಂ ಪಶ್ಚಾತ್ ಹೃದಯ ಹಾರಿಣೀಂ ರಾಮಾಯಣದಲ್ಲಿ ಹಾಗೆ ಆಂಜನೇಯ ಮಾತನಾಡಿದ್ದ ರಾಮನ ಮನಸ್ಸನ್ನು ಗೆದ್ದು ಬಿಡ್ತೋ ಇಲ್ಲಿ ಮನಸ್ಸನ್ನು ಗೆಲ್ಲುವುದಲ್ಲ ಮನಸ್ಸನ್ನು ಒಡೆಯಬೇಕಾಗಿತ್ತು ಕೌರವರಿಗೆ ಅಲಘೂಕೃತಂ ತುಂಬ ಬೇಗ ಕ್ವಿಕ್ ವೆರಿ ಫಾಸ್ಟ್ ಈ ಟ್ಯಾಪ್ ರೆಕಾರ್ಡ್ ಮೆಷಿನ್ ಬೇಗ ಓಡಿಸಿದ್ರಾಗುತ್ತೆ ನೋಡಿ ಫಾಸ್ಟ್ ಫಾರ್ವರ್ಡ್ ಮಾಡಿಬಿಟ್ರೆ ಅದೇನು ಹೇಳ್ತಿದ್ದಾರೆ ಅರ್ಥ ಆಗೋದಿಲ್ಲ ಕೃಷ್ಣ ಅಷ್ಟು ಬೇಗ ಮಾತಾಡಲಿಲ್ಲ ಯಾಕೆಂದ್ರೆ ಏನಂದ್ರೆ ಅಂತ ಇನ್ನೊಂದ್ಸಲ ಇವನೇನು ಹೇಳೋದು ಅಲ್ಲಿ ಹೋಗಿ ಇನ್ನೊಂದು ಹೇಳೋದಾಗಬಾರದು ಅಲಗೋಕೃತಂ ಅಗ್ರಸ್ತಂ ಕೆಲವರು ನುಂಗಿ ನುಂಗಿ ಮಾತನಾಡ್ತಾರೆ ನಾ ಹೇಳೋದೇನಂದ್ರೆ ಏನಪ್ಪ ಅಂದ್ರೆ ಇವತ್ತು ಏನಪ್ಪ ಅಂದ್ರೆ ಮುಂದೆ ಮಾತೇ ಬರೋದಿಲ್ಲ ಇಂಥವ್ರ ರಾಯಭಾರಿಗಳಾದ್ರೇನು ಗತಿ ಅದಗೂಕೃತಂ ಅಗ್ರಸ್ತಂ ಅನಿರಸ್ತಂ ಇನ್ನೊಬ್ರು ಕೌಂಟರ್ ಮಾಡೋಕೆ ಬಂದಿರಬಾರ್ದು ಆ ಮಾತನ್ನ ಫರ್ಮ್ಲಿ ಗ್ರಾಸ್ಪ್ ಆಗಬೇಕು ಕರೆಕ್ಟಾಗಿ ತಿಳಿದಿರಬೇಕು ಅಸಂಕುಲಂ ಕನ್ಫ್ಯೂಷನ್ ಇರಬಾರ್ದು ತ್ರಾಸಿನೀಂ ಧಾರ್ತ ಧೃತರಾಷ್ಟ್ರನ ಮಕ್ಕಳಿಗೆ ತ್ರಾಸ ಉಂಟಾಗಬೇಕು ಆದರೆ ಮೃದುಪೂರ್ವಂ ಮಾತು ಮಾತ್ರ ಮೃದುವಾಗಿರಬೇಕು ಸುದಾರುಣ ಬಾಣನಾಟ್ಯದಾಗಿರಬೇಕು ಶಿಕ್ಷಾಕ್ಷರ ಸಮನ್ವಿತ ವೇದಾಕ್ಷರಗಳನ್ನು ಉಚ್ಚಾರ ಮಾಡಿದಂತೆ ಶ್ರಾವ್ಯವಾಗಿರಬೇಕು ಇಷ್ಟಾರ್ಥ ಪಾಂಡವರು ಇಷ್ಟಾರ್ಥ ಆಗಿರಬೇಕು ಪಶ್ಚಾತ್ ಹೃದಯ ಹಾರಿಣಿ ಕೌರವರಿಗೂ ಒಂದು ವೇಳೆ ಕೃಷ್ಣ ಹೇಳಿ ಸರಿಯಾಗಿದೆಯಲ್ಲ ಮನಸ್ಸು ಸೋತರೂ ಸೋಲಬಹುದು ಆಗಿರಬೇಕು ಹಾಗೆ ಮಾತಾಡ್ತಾನೆ ಕೃಷ್ಣ ವಾಚಸ್ಪತಿಯಲ್ಲಿ ನೋಡಿ ಭಗವಂತನಿಗೆ ವಾಚಸ್ಪತಿ ಹಯಗ್ರೀವ ವಾಕ್ತತ್ವ ಉಂಟು ಹಯಗ್ರೀವ ಅಂತ ನೀವು ಹೇಳಿಬಿಟ್ರೆ ನಿಮ್ಮ ಬಾಯಲ್ಲಿ ಜನ್ನು ಕನ್ನ ಪ್ರವಾಹವತಿ ಗಂಗೆ ಅಂತ ನೀರು ಬರ್ತದೆ ವಾದರಾಜ ಸ್ವಾಮಿಗಳು ಹಯಗ್ರೀವ ಹಯಗ್ರೀವ ಹಯಗ್ರೀವೇತೆಯೋ ವದೇತ್ ಮೂರು ಸಲ ಹಯಗ್ರೀವ ಅಂತ ಆ ಹೆಸರು ಹೇಳಿಬಿಟ್ರೆ ನಿಮ್ಮ ಬಾಯಲ್ಲಿ ಗಂಗಾ ಪ್ರವಾಹದಂತ ಮಾತು ಬರ್ತದೆ ಅಂತಾರೆ ವಿಶ್ವಕರ್ಮ ಸೂಕ್ತ ವಾಚಸ್ಪತಿ ಸೂಕ್ತ ಎರಡು ಸೂಕ್ತ ಇದೆ ಯಜುರ್ವೇದದಲ್ಲಿ ಸ್ವಯಂ ಹಯಗ್ರೀವನೇ ಮಾತಾಡ್ತಾ ಇದ್ದಾನೆ ಸಭೆಯಲ್ಲಿ ಆ ಮಾತು ಯಾರು ಪ್ರತ್ಯುತ್ತರವನ್ನು ಕೊಡಬೇಕು ಇನ್ನು ಮುಂದೆ ಹೆಚ್ಚಿನ ಮಾತನಾಡಿದ್ದ ಶ್ರೀಕೃಷ್ಣ ಅದು ಎಲ್ಲಿ ಬರ್ತದೆ ಮತ್ತೊಂದು ಅಧ್ಯಾಯದಲ್ಲಿ ಬರ್ತದೆ ಅದು ಎಷ್ಟನೇ ಅಧ್ಯಾಯ ಅಂದರೆ ಐವತ್ತೊಂಬತ್ತನೇ ಅಧ್ಯಾಯದಲ್ಲಿದೆ ಆ ಮಾತು ಹದಿನೆಂಟರಿಂದ ಸುಮಾರು ಇಪ್ಪತ್ಮೂರನೇ ಇಪ್ಪತ್ನಾಲ್ಕನೇ ಶ್ಲೋಕದ ತನಕ ಅದನ್ನಿಲ್ಲೇ ಹೇಳಿಬಿಡ್ತೇನೆ ಇದನ್ನು ಮುಚ್ಚಿಟ್ಟಿದ್ದ ಸಂಜಯ ನೀ ಹೋದೆಲ್ಲೋ ಏನಾಯಿತೋ ಏನಾಯಿತೋ ಕೃಷ್ಣ ಅಂತೂ ಹೀಗೆ ಹೇಳಿಬಿಟ್ಟ ಯುದ್ಧವೇ ನಿಶ್ಚಯ ಅಂತ ಪಾಂಡವರು ಅದಕ್ಕೆ ಧ್ವನಿ ಕೂಡಿಸಿದ್ರು ಒಬ್ಬೊಬ್ಬರನ್ನೇ ಕೇಳಿದೇನೋ ಒಬ್ಬೊಬ್ಬರನ್ನೇ ಕೇಳಿದೆ ಕಲೆಕ್ಟಿವ್ ಆಗಿ ಕೇಳಿದೆ ಬ್ಯಾಲೆಟ್ ಹಾಕಿದೆ ಯಾವ ಲಟ್ಟು ಮಾಡಿದ್ರು ಇಲ್ಲ ಕೃಷ್ಣ ಎಲ್ಲ ಲಟ್ಟಿಸಿಬಿಟ್ಟ ಯುದ್ಧವೇ ನಿಶ್ಚಯ ಆಯಿತು ರಾಜ್ಯ ಕೊಟ್ಟರೆ ಸಮವಂತೆ ಇಲ್ಲದೆ ಸುಮ್ಮನೆ ಬಿಡೋದಿಲ್ವಂತೆ ನಿದ್ದೆ ಬರಲಿಲ್ಲ ತಿರುಗಿ ಕರೆದವನನ್ನ ಯಾವ್ದು ಮರದ್ರಿಕೆ ಆಡ ಸರಿಯಾ ಸೊಳ್ಳ ಏನಾರು ಮರ್ತಿದೀಯ ಇನ್ನೊಂದ್ಸಲ ಹೇಳೋ ನೀ ಎಲ್ಲಿ ನಿಂತಿದ್ದೆ ಕೃಷ್ಣ ಎಲ್ಲಿ ಕೂತಿದ್ದ ಅವನ ಆ ಕಡೆ ಕಡೆನೂ ಮಾತಾಡ್ತಿದ್ನೆ ಇನ್ನೇನಾದ್ರು ಹೇಳ್ತಿದ್ನೆ ಬುದ್ಧಿ ಇನ್ನೊಂದು ಮಾತಾಡಿದ್ರು ಮರ್ತೋಯ್ತು ನನಗೆ ಅಂದ ಈಗ ಹೇಳ್ತಾನ ಅವನು ರಾಮಾಯಣದ ಸುಮಂತ್ರ ಇದ್ದ ಹಾಗೆ ಪಾಂಡವರೆಲ್ಲ ಹೇಳಿದ್ದಾಯಿತು ಕೃಷ್ಣ ಹೇಳಿದ್ದಾಯಿತು ಇನ್ನೂ ಎರಡು ದಿವಸ ಅಲ್ಲೇ ಕಾಯ್ಕೊಂಡಿದ್ದಾನೆ ಪಾಪ ಸಂಜಯ ಮರುಚಿಂತನೆ ಮಾಡಿ ಇನ್ನಾದರೂ ಬೇರೆ ಮಾತಾಡ್ತಾರೆಯೋ ಅಂತ ಒಂದೆರಡು ದಿವಸ ಕಾಯ್ದಿದ್ದ ಆ ಎರಡು ದಿವಸ ಮುಗಿದ ಮೇಲೆ ನೆಪ ಮಾಡಿಕೊಂಡು ಕೃಷ್ಣನ ಹತ್ರ ಮತ್ತೆ ಹೋಗ್ತಾನೆ ಕಳ್ಳ ಹೋಗಿ ನಾ ಹೋಗಿ ಬರ್ತೇನೆ ವಾಟ್ ಈಸ್ ಯುವರ್ ಫೈನಲ್ ಡಿಸಿಷನ್ ಅಂತ ಕೇಳಬೇಕು ಅಂತ ಆವಾಗ ಏನು ಮಾಡ್ತಿದ್ದ ಕೃಷ್ಣ ಒಂದು ರಹಸ್ಯ ಸಭೆ ನಡೀತಾ ಇತ್ತು ಇನ್ನು ಕುಮಾರವ್ಯಾಸ ಬಹಳ ಚೆನ್ನಾಗಿ ಭಾಷಾಂತರ ಮಾಡಿದ್ದಾನೆ ಆ ಭಾಗ ಓದ್ ತೋರಿಸ್ತೇನೆ ಆ ಸಭೆಯಲ್ಲಿ ಯಾರಿದ್ರು ನಾಲ್ವರೇ ಇದ್ದ ಸಭೆ ಅದು ವಾರ್ ಕೌನ್ಸಿಲ್ ಓನ್ಲಿ ಫೋರ್ ಪೀಪಲ್ ಟೂ ಆಫ್ ವಿಮೆನ್ ವಿಮೆನ್ ಇಬ್ಬರು ಅದರಲ್ಲಿ ಹೆಂಗಸರು ಶ್ರೀಕೃಷ್ಣ ಇದ್ದಾನೆ ಆಫ್ ಕೋರ್ಸ್ ಅರ್ಜುನ ಇದ್ದಾನೆ ದ್ರೌಪದಿ ಇದ್ದಾಳೆ ಸತ್ಯಭಾಮಾದೇವಿ ಇದ್ದಾಳೆ ಕೃಷ್ಣನ ಕೌನ್ಸಿಲ್ ಅವಳು ಇವರು ನಾಲ್ಕು ಜನ ಕೃಷ್ಣ ಏನು ಮಾಡಿದ್ದಾನೆ ಮಲಗಿದ್ದಾನೆ ಅರ್ಜುನನ ಮಡಿಲಲ್ಲಿ ಮುಡಿಯನ್ನು ದ್ರೌಪದಿ ಮಡಿಲಲ್ಲಿ ಪಾದವನ್ನು ನೀಡಿಕೊಂಡು ಮಲಗಿದ್ದಾನೆ ಸ್ವಾಮಿ ಸತ್ಯಭಾಮೆ ಪಕ್ಕದಲ್ಲಿ ಕೂತಿದ್ದಾಳೆ ಯಾರು ಈ ಚಿತ್ರ ಬರಿಬೇಕು ಈ ಕ್ಯಾಲೆಂಡರ್ ಬರೆಯೋ ತಬ್ಲಿಗಳಿಗೆ ಹೇಳಿ ಸ್ವಲ್ಪ ಸರಿಯಾದನ್ನು ಬರೆದಿಂಥದ್ದೊಂದು ಹಾಕಿದ್ರೆ ಮನೆಯಲ್ಲಿ ಇಟ್ಕೊಂಡ್ರೆ ಎಷ್ಟೋ ಸಂತೋಷ ಅದ್ರ ಕೆಳಗೆ ಶ್ಲೋಕ ಬೇಕಾದ್ರೆ ಕೊಡ್ತೇನೆ ಆ ಸಭೆಯಲ್ಲಿ ನಾಲ್ವರೇ ಇದ್ದ ಸಭೆ ಒಂದು ಗಿಣಿಯನ್ನು ತೂಗು ಹಾಕುವುದಕ್ಕೆ ಅವಕಾಶ ಇಲ್ಲ ಅದೆಲ್ಲ ಹೊರಗಡೆ ರಿಪೋರ್ಟ್ ಕೊಟ್ಬಿಟ್ಟು ಮಾಡೋದು ಇನ್ನೊಂದು ಮಾತು ಅಷ್ಟು ಆಪ್ತ ಸಭೆಯಲ್ಲಿ ಕೃಷ್ಣನ ಮುದ್ದಿನ ಶಿಶು ಅಭಿಮನ್ಯುವಿಗೂ ಅವಕಾಶವಿಲ್ಲ ಈವನ್ ಹೀ ಶಲ್ ನಾಟ್ ಓವರ್ ಹಿಯರ್ ಅವನನ್ನು ಹೊರಗಿಟ್ಟಿದ್ದಾರೆ ಇದೇನು ನಡೀತಿದೆ ಗೊತ್ತಿಲ್ಲ ಮೇಣದ ಬತ್ತಿ ಕ್ಯಾಂಡಲ್ ಇಟ್ಕೊಂಡು ಮಾಡ್ತಿದ್ದಾರೆ ಸಭೆ ನಾ ಹೋಗಿ ಬರ್ತೇನೆ ಅಂತ ಹೋಗೋದಿಕ್ಕೆ ಇವನು ಹೊರಟ ಸಂಜಯನಿಗೆ ಮಾತ್ರ ಅಲ್ಲಿ ಪ್ರವೇಶವಿತ್ತು ಕೃಷ್ಣ ಭಕ್ತ ವ್ಯಾಸ ಭಕ್ತ ಅವನು ಹೋಗಿದ್ದನ್ನು ನೋಡಿ ಕೃಷ್ಣ ಎದ್ದು ಕೂತ ಉಳಿದವರು ಸರಿದರು ಪಕ್ಕಕ್ಕೆ ನಾ ಹೋಗ್ಬರ್ತೇನೆ ಕೃಷ್ಣ ನಿನ್ನ ಅಭಿಪ್ರಾಯವೇನು ಅಂತ ಕೇಳಲಾಗಿ ಆಗ ಕೃಷ್ಣ ಹೇಳಿದ ಮಾತು ಅದನ್ನು ಅನುವಾದ ಮಾಡ್ತೇನೆ ಶ್ಲೋಕವನ್ನೇ ಹೇಳಿ ಎಂಥ ಮಾತಿದು ಸಂಜಯೇದಂ ವಚೋ ಬ್ರೂಯ ಧೃತರಾಷ್ಟ್ರಂ ಮನೀಷಿಣಂ ಮನೀಷೀಂದ್ರ ಬುದ್ಧಿ ಧೃತರಾಷ್ಟ್ರಿಗೆ ಇನ್ನೂ ಬುದ್ಧಿ ಇದೆ ಅಂತ ತಿಳ್ಕೊಂಡಿದ್ದೇನೆ ಅವನಿಗೆ ಈ ಮಾತನ್ನು ಹೇಳು ಏನು ಹೇಳಬೇಕು ಒಂದೇ ವಾಕ್ಯ ಇಪ್ಪತ್ತೆರಡನೇ ಶ್ಲೋಕ ಗೋವಿಂದೇತಿ ಯದಾ ಕ್ರಂದತಿ ಕೃಷ್ಣಾಮಾಂ ದೂರವಾಸನಂ ಋಣಂ ಪ್ರವೃದ್ಧಮಿವ ಮೇ ಹೃದಯಾನ್ನಾಪಸರ್ಪತಿ ಸ್ವಲ್ಪ ಪಾಠ ಬೇರೆ ಇದೆ ಇಲ್ಲಿ ಕೃಷ್ಣನ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಏನು ಹೇಳಬೇಕು ಎತ್ತನ ಸಡವೇ ಕೇಕರೇಡ ಎಷ್ಟು ಸಲ ಕೇಳೋದು ನೀನು ಎಷ್ಟು ಸಲ ಹೇಳೋದು ನಾನು ಈ ಮಾತನ್ನ ಪಾಂಡವರು ಕ್ಷಮೆ ಮಾಡಿದ್ರು ಕೃಷ್ಣ ಕ್ಷಮೆ ಮಾಡೋದಿಲ್ಲ ಅಂತ ಹೋಗಿ ಹೇಳು ಕೌರವರನ್ನು ಕೊಲ್ತೇನೆ ಅಂತ ಹೇಳು ಆಮೇಲೆ ಕಣ್ಣಲ್ಲಿ ನೀರು ಬರ್ತದೆ ಕಳಗಳ ಅಂತ ಹೇಳ್ತಾನೆ ಕೃಷ್ಣ ಅವತಾರ ಸಮಾಪ್ತಿ ಕಾಲದಲ್ಲಿ ನೆಲೆಸ್ಕೊಳ್ತಾರೆ ಇದನ್ನ ಗೋವಿಂದೇತಿ ಯದಾ ಕ್ರಂದದ ಕೃಷ್ಣ ಮಾಂ ದೂರವಾಸಿನಂ ಆ ಸಭೆಯಲ್ಲಿ ಅವಳು ಸೀರೆ ಸುರಿತಿದ್ದಾಗ ನಾನೆಲ್ಲೋ ದೂರದಲ್ಲಿದ್ದೆ ನನ್ನನ್ನ ಗೋವಿಂದ ಎಂಬುದಾಗಿ ಹೆಸರಿಟ್ಟು ಎರಡು ಸಲ ಹೊರಲಿದ್ದಾಳೆ ದೂರವಾಸಿನಂ ಅವಳ ಧ್ವನಿ ಕಿವಿಯಲ್ಲಿ ಮುರಿತಾ ಇದೆ ಋಣಂ ಪ್ರವೃದ್ಧಮಿವಮೇ ಚಕ್ರಬಡ್ಡಿ ಸಮೇತ ಬೆಳೆದಂತಹ ಹಸಿರಿನಂತ ಕೂತಿದೆ ದ್ರೌಪದಿ ಋಣವನ್ನು ತೀರಿಸಲಿಲ್ಲ ನಾನು ಅವಳಿಗೆ ಮಾಡಲಿಲ್ಲ ನನ್ನ ಹೆಸರು ಹೇಳಿದ್ಲು ಹೆಸರು ಅಕ್ಷಯ ವಸ್ತ್ರ ಕೊಟ್ಬಿಡ್ತು ನನ್ನ ಶ್ರೀರಾಮ ಹೆಸರು ಅವಳಿಗೆ ಬಟ್ಟೆ ಕೊಟ್ಟಿದ್ದು ನಾನೇನೂ ಕೊಡಲಿಲ್ಲ ಸಕಾಲಕ್ಕೆ ಅವಳನ್ನು ಕಾಪಾಡಲಿಲ್ಲ ಅಷ್ಟು ಗೋಳಾಗದಂತೆ ಅವಳಿಗೆ ಆ ಸಂದರ್ಭ ಬರದಂತೆ ಕಾಪಾಡೋಕ್ಕಾಗಲಿಲ್ಲ ಅಂತ ಇಷ್ಟು ಅವತಾರವನ್ನು ಮಾಡಿ ಒಬ್ಬ ದ್ರೌಪದಿ ಕಾಪಾಡೋಕ್ಕಾಗಲಿಲ್ಲ ಅಂತ ಋಣಂ ಪ್ರವೃದ್ಧಮಿವ ಮೇ ಹೃದಯಾನ್ನಾಪಸರ್ಪತಿ ಆ ಸಾಲ ತೀರಿಸಬೇಕಾಗಿದೆ ದ್ರೌಪದಿ ಸಾಲವನ್ನ ಹೋಗಿ ಹೇಳು ಕೊಡೋದವರೆಗೆ ಯುದ್ಧವೇ ಖಂಡಿತ ಅಂತ ಹೇಳು ಇದು ಕೃಷ್ಣನ ಮಾತು ಇದನ್ನು ಕುಮಾರವ್ಯಾಸ ಹೇಳ್ತಕ್ಕಂತಹ ರೀತಿ ಏನು ಅದ್ಭುತವಾದ ವಾಕ್ಯಗಳು ಒಂದಕ್ಕಿಂತ ಒಂದು ನಿನ್ನೆ ಕೆಲವು ಮಾತುಗಳನ್ನೆಲ್ಲೋ ಓದಿ ತೋರಿಸಿದ್ದೆ ಆ ತುಂಬಿದ ಸಭೆಯಲ್ಲಿ ಅವಳು ಕೃಷ್ಣ ಕೃಷ್ಣ ಕೃಷ್ಣ ಅಂತ ನನ್ನ ನೆನೆಸ್ಕೊಂಡು ಲಕ್ಷ್ಮೀ ಲೋಲ ಲಕ್ಷ್ಮೀ ಲೋಲ ಅವತ್ತು ನೀವು ಹೇಳಿದ್ರಲ್ಲ ಆ ಲಕ್ಷ್ಮೀ ಲೋಲ ಶಬ್ದ ಎಲ್ಲೋ ಗುರುತಿಟ್ಟಿದ್ದೇನೆ ಮತ್ತೆ ಸಿಗ್ತಾ ಇಲ್ಲ ಸರಿಯಾದ ಕೈಗೆ ಮೂರು ಸಲ ನನ್ನ ಲಕ್ಷ್ಮೀ ಲೋಲ ಲಕ್ಷ್ಮೀ ಲೋಲ ಅಂತ ಕರೆದಿದ್ದಾಳೆ ಆದ್ದರಿಂದ ಅವಳ ಋಣವನ್ನು ನಾನು ತೀರಿಸಬೇಕಾಗಿದೆ ಪಾಂಡವರು ಬಿಟ್ಟರು ಬಿಡುವುದಿಲ್ಲ ಎಂತ ನಾನು ಮಾತನ್ನು ಹೇಳುವಂದ ಎಲ್ಲಿ ಸಿಗ್ತಾ ಇಲ್ಲವಲ್ಲ ವಾಕ್ಯ ಅದು ಗುರುತಿಟ್ಟಿದ್ದು ಆಯಿತು ನಾಳೆ ತೆಗೆದು ತೋರಿಸ್ತೇನೆ ಬೇಕಾದ ಸಂದರ್ಭ ಅದು ಅದು ಮೂರು ಮೂರು ಶ್ಲೋಕಗಳಿವೆ ಆ ಜಾಗದಲ್ಲಿ ಇವತ್ತು ವೇಳೆ ಆಯಿತು ಎಷ್ಟು ಎಚ್ಚರಿಕೆಯನ್ನು ಮಾಡಿದರೂ ಒಂದೊಂದು ಸಲ ಆ ಸ್ಲಿಪ್ಗಳು ಸ್ಲಿಪ್ ಅಂತ ಯಾತಕ್ಕೆ ಹೆಸರಿಟ್ಟಿದ್ದಾರೆ ಎಂದು ಸ್ಲಿಪ್ ಆಗ್ತದೆ ತನ್ನ ಕಾಲಿಗೆ ವ್ಯಾಧನ ಬಾಣ ಬಂದು ತಗುಲಿ ಕೃಷ್ಣನ ಕಾಲಲ್ಲಿ ರಕ್ತ ಸೋರುವಾಗ ಅದು ವೆರಾವಲ್ ಸಮೀಪದಲ್ಲಿರುವಂತಹ ಜಾಗ ದ್ವಾರಕೆಗೆ ಹೋದ್ರೆ ಅಲ್ಲಿ ಹೋಗಬೇಕು ಆ ಜಾಗದ ಅದು ಒಂದೂರು ಮೈಲಿ ಆಗುತ್ತೆ ಪ್ರಭಾಸ ಕ್ಷೇತ್ರಕ್ಕೆ ಕೃಷ್ಣಾವತಾರ ಮುಗಿದ ಜಾಗಕ್ಕೆ ಅದಕ್ಕೆ ಒಂದೂರು ಮೈಲಿ ಎರಡು ಮೈಲಿ ದೂರ ಆ ಏಟು ಬಿದ್ದ ಜಾಗದಲ್ಲಿ ಅಲ್ಲಿಂದ ಅಮ್ಮ ದ್ರೌಪದಿ ದ್ರೌಪದಿ ನಿನ್ನ ಋಣ ತೀರಿಸಿಲ್ಲ ಕಾಣೆ ನಿನ್ನ ಋಣ ತೀರಿಸಲ್ವಲ್ಲೇ ತಾಯಿ ನಿನ್ನ ಋಣ ತೀರಿಸಲ್ವಲ್ಲೇ ಅಂತ ಕುಂಟು ಕಾಲಲ್ಲಿ ಅಲ್ಲಿಂದ ಓಡಿ ಬಂದು ಓಡಿ ಬಂದು ಓಡಿ ಬಂದು ಪ್ರಭಾಸದಲ್ಲಿ ಕೂತ್ ಸ್ವಾಮಿ ಅರ್ಜುನ ಬರಲಿಲ್ವಲ್ಲೋ ಅರ್ಜುನ ಬರಲಿಲ್ವಲ್ಲೋ ಅವತಾರ ಮುಗಿಸಿ ಹೊರಟೋದ ನಾ ಅತಿ ಸ್ವಸ್ಥವನಾಯೇವು ಮನಸ್ಸು ಅತ್ಯಂತ ಅಸ್ವಸ್ಥನಾಗಿ ಹೊರಟೋದ ಕೃಷ್ಣ ಇನ್ ದಿ ಲಾಸ್ಟ್ ಮೊಮೆಂಟ್ ಹಿ ವಾಸ್ ಟೋಟಲಿ ಅನ್ಹ್ಯಾಪಿ ವಿತ್ ಹಿಮ್ಸೆಲ್ ಈ ವಾಕ್ಯ ಅಂಥದ್ದೇನಾಗಿತ್ತು ಅಂದ್ರೆ ಆ ದ್ರೌಪದಿ ರಣತಿ ಆಫ್ ಆಲ್ ಪೀಪಲ್ ಹಿ ರಿಮೆಂಬರ್ಸ್ ದ್ರೌಪದಿ ಇಟ್ಟಿಂದ ಕೊನೆ ಗಳಿಗೆಯಲ್ಲಿ ಆ ಪುಣ್ಯಾತಿಗಿತಿ ಅವಳೇನು ಪುಣ್ಯ ಕೃಷ್ಣನ ಮನಸ್ಸಿನಲ್ಲಿ ರುಕ್ಮಿಣಿಗೆ ಸತ್ಯಭಾಮೆ ಕೊಡದಿದ್ದ ಜಾಗವನ್ನು ಪಾಂಡುಪುತ್ರರು ಕೊಡದೆ ಜಾಗವನ್ನು ದ್ರೌಪದಿ ದ್ರೌಪದಿ ದ್ರೌಪದಿ ಅವಳು ಹಾಗೆ ಒರಲಿದ್ದಾಳೆ ಲಕ್ಷ್ಮೀ ಲೋಲ ಲಕ್ಷ್ಮೀ ಲೋಲ ಲಕ್ಷ್ಮೀ ಲೋಲ ಲಕ್ಷ್ಮೀ ಲೋಲ ಅಂದ್ರೆ ನಿನಗೆ ಹೆಂಡತಿ ಇಲ್ವೇ ನಿನಗೆ ಹೆಂಡತಿ ಇಲ್ವೇ ನಿನಗೆ ಹೆಂಡತಿ ಇಲ್ವೇ ಅವಳಿಗೆ ಗತಿಯಾಗಿದ್ದು ಲಕ್ಷ್ಮೀ ದೇವಿಗೆ ಬಿಡ್ತಿದ್ದೆ ಅನ್ನೋ ಧ್ವನಿಯಲ್ಲಿ ಲಕ್ಷ್ಮೀ ಲೋಲ ಲಕ್ಷ್ಮೀ ಲೋಲ ಎಂದು ಹೊರೆಯಿದ್ರು ಅವಳೆ ಅವನು ನೆನೆಸ್ಕೊಂಡಿದ್ದಾನೆ ಈ ಮಾತನ್ನು ಹೋಗಿ ಹೇಳುವುದು ರಾಷ್ಟ್ರ ಮಹಾರಾಜನಿಗೆ ಅಂತ ಹೇಳಿ ಕಳಿಸಿದ್ದಾರೆ ಬುದ್ಧಿ ನಾನೇನು ಮಾಡಲಿ ಅಯ್ಯೋ ಹೀಗೆ ಹೇಳಿದ್ನೇನೋ ಕೃಷ್ಣ ಹಾಗಿದ್ರೆ ಯುದ್ಧವೇ ಆಯಿತು ನೀವು ಹೋಗು ನೀನೇನ್ ಮಾಡ್ತೀಯ ಪಾಪ ರಾತ್ರಿ ನಿದ್ದೆ ಬರಲಿಲ್ಲ ಧೃತರಾಷ್ಟ್ರನಿಗೆ ನಮಗೇ ನಿದ್ದೆ ಬರೋದಿಲ್ಲ ಆ ವಾಕ್ಯ ಸಿಕ್ಬಿಟ್ಟಿದ್ರು ತುಂಬಾ ಚೆನ್ನಾಗಿತ್ತು ಕೇಳಿ ತುಂಬಾ ನಾಲ್ಕೈದು ಪದ್ಯಗಳು ನಾನು ತುಂಬಾ ಓಡಾಡಿಸ್ತಾ ಇದೆ ಇವತ್ತು ಇದ್ದಾಗ ಇಲ್ಲಿ ಬಿಡಿ ಮತ್ತು ಹುಡುಗಿ ಗುರುತಿಟ್ಟಿದೆ ನಮ್ಮ ಮರ್ತೋಯ್ತು ನೋಡಿ ಯಮಗೆ ಸರಿಯಿತ್ತಂಡದಲ್ಲಿ ಯಮಮತೆ ಬೇರೊಬ್ಬರಲ್ಲಿ ಪಕ್ಷಭ್ರಮಯ ಮಾಡೆವು ಯಮಗೆ ಇತ್ತಂಡ ಕೌರವರು ಪಾಂಡವರು ಎರಡೂ ಒಂದೇ ನನಗೆ ಆದರೆ ನಾವು ಮಮತೆಯಲ್ಲಿ ಇವರು ಬೇರೆ ಅವರು ಬೇವೇಂಟು ಮಾಡುವುದಿಲ್ಲ ಪಕ್ಷಭ್ರಮಯ ಮಾಡೆವು ಹಿತವ ಬಯಸುವವು ಎರಡು ಸಂತತಿಗೆ ಇದನ್ನು ಹೇಳುವ ಕೃಷ್ಣ ಆಗಿದ್ದ ದೇವನಿದ್ದನು ಸತ್ಯಭಾಮಾದೇವಿಯರ ನಸುಮಲಗಿ ಅರ್ಜುನ ದೇವನ ಅಂಕದ ಮೇಲೆ ಸಿರಿಪದ ಪಂಕಜವ ನೀಡಿ ನಾ ಹೇಳಿದ್ದಲ್ಲ ಬಂತೆ ನೋಡಿ ನಾವು ಬರಲು ಯಮ ಉಚಿತದಲ್ಲಿ ಸಂಭಾವನೆಯ ಮಾಡಿದರು ನಮಗಿನ್ನಾವುದನ್ನು ನೇಮಿಸಿದರಿ ಎನ್ನಲು ಇಂತೆಂದ ನಸುರಾರಿ ಇನ್ನೇನು ಕೆಲಸ ಹೇಳ್ತೀಯ ಅಂತ ಸಂಜೆಯ ಕೇಳಿದಾಗಿ ಯಮಗೆ ಸರಿಯಿತ್ತಂಡ ಅವರಲ್ಲಿ ಇವರಲ್ಲಿ ನನಗೆ ಮಮತೆ ಬೇರೆ ಇಲ್ಲ ಪಕ್ಷಭೇದವಿಲ್ಲ ಹಿತವ ಬಯಸುವವು ಎರಡು ಸಂತತಿಗೆ ಇದೆಲ್ಲ ಮೊದಲಾದ ಪದ್ಯ ಶಾಂತವಾಗಿ ಹೇಳಿದ ಕಮಲಮುಖಿ ಸುರಿ ಒಡೆದು ಲಕ್ಷ್ಮೀ ಲಕ್ಷ್ಮೀಲೋಲ ಲಕ್ಷ್ಮೀ ರಮಣ ಎಂದೊರಲಿದೊಳೆ ಸಂಜಯ ನೊಂದೆ ನಾನೆಂದ ಇದನ್ನು ಹೇಳುವ ಕುಮಾರವ್ಯಾಸನ ಮನಸ್ಸಾಗಿರಬೇಕು ಲಕ್ಷ್ಮೀ ಲೋಲ ಲಕ್ಷ್ಮೀ ಲೋಲ ಲಕ್ಷ್ಮೀ ಲೋಲ ಎಂದು ಒರಳಿದೊಡೆ ಸಂಜಯ ನೊಂದೆ ನಾನೆಂದ ಕಾವುದೈ ಗೋವಿಂದ ಸಲಹೈ ದೇವಕಿ ಸುತ ನೋಡಿ ತಾಯಿ ನೆನೆಸ್ತಾ ಇದ್ದಾಳೆ ನಿನ್ ತಾಯಿಗೆ ಅವಮಾನ ಆಗಿದ್ದು ಸುಮ್ಮನೆ ಇರ್ತಾ ಇದ್ಯಾ ನಿನ್ನ ಹೆಂಡತಿಗೆ ಅವಮಾನ ಆಗಿದ್ದು ಸುಮ್ಮನೆ ಇರ್ತಾ ಇದ್ಯಾ ಕಾವುದೈ ಗೋವಿಂದ ಸಲಹೈ ದೇವಕಿ ಸುತ ಇವರ ಭಾವ ಬಿಟ್ಟಿತು ಇವರು ಕಾಪಾಡೋರಲ್ಲ ನೀನಲ್ಲ ಈ ದೇಶಿಗರ ದೈವವಲ್ಲೇ ದಿಕ್ಕಿಲ್ದೇದನು ದೇವರಲ್ವೇ ದೇವ ಕೆಟ್ಟನು ಈ ಕರುಣಾವಲಂಬನದಿಂದ ತಡೆಯೈ ಜೀವನವನು ಎಂದು ಒರಲಿದಳು ಹಂಗಿಗನು ತಾನೆಂದ ಅವಳು ಹಂಗಿನಲ್ಲಿದ್ದೇನಪ್ಪ ನಾನು ನೋಡು ಸಾಲ ತೀರಿಸಲಿಲ್ಲ ಹಂಗಿಗನು ತಾನೆಂದ ಭಂಟನ ಹೆ ಭಗುತರಿಗೆ ನೆನವರು ನಂಟರು ಎಮ ಕೊಲಿದಂತೆ ಹೊಗಳಿದರೆ ಎಂಟು ಮಡಿ ಹಿಗ್ಗುವೆವು ಮೆಚ್ಚವು ತರ್ಕ ಸಾಧಕರ ತರ್ಕಕ್ಕೆ ನಾವು ಒಪ್ಪೋದಿಲ್ಲ ಪ್ರಜಾಂತರಾಳದ ಭಾವನೆ ಎಂದು ಒಬ್ಬರು ಏನಾರು ಒಂದು ಕೇಳಿಬಿಟ್ರೆ ಅವರು ನನ್ನನ್ನ ಕೊಟ್ಬಿಡಬೇಕು ಅಂತ ಅನ್ಸುತ್ತೆ ಉಂಟು ಪಾಂಡವರ ಇವರಲ್ಲಿ ಬಲು ನಂಟುತನ ಹೌದು ಪಾಂಡವ ನನ್ನ ಪ್ರಾಣಗಳು ಮರೆಯೇತಕೆ ಐವರ ಕಂಟಕರು ನಮಗಾದ ಕಂಟಕರು ಎಂದು ಹರಿ ನುಡಿದ ಎಷ್ಟು ಚೆನ್ನಾಗಿ ಬರೆದಿದ್ದ ನೋಡಿ ಈ ಜಾಗದ ಪದ್ಯಗಳನ್ನು ಲಕ್ಷ್ಮೀ ಲೋಲ ಲಕ್ಷ್ಮೀ ಲೋಲ ಧಾರವಾಡ ಜನಕ್ಕೆ ಅವರಿಗೆ ತುಂಬಾ ಪ್ರಿಯವಾದ ಭಾಗ ಇದು ನಮ್ಮ ಪರಮಾಪ್ತ ಮಿತ್ರರು ನಮ್ಮ ಅನೇಕ ಪುಸ್ತಕಗಳು ಮುನ್ನುಡಿ ಬರೆದಿದ್ದಾರೆ ಕುಮಾರವ್ಯಾಸನ ಮೇಲೆ ಅವರು ಡಾಕ್ಟರ್ ಸಿ ಪಾಪ ಇವತ್ತೆಲ್ಲ ತೊಂಬತ್ತೆರಡು ಮೂರನೇ ವರ್ಷಕ್ಕೆ ತೀರ್ಕೊಂಡ್ರು ಬಾಯ್ಲು ಕಮಲಮುಖಿ ಸುರಿ ಬಡದು ಲಕ್ಷ್ಮೀ ಇರೋಲ ಲಕ್ಷ್ಮೀ ಇರೋಲ ಲಕ್ಷ್ಮೀ ಇರೋಲ ಎಂದೊರಲಿದೊಳೆ ಸಂಜಯ ನೊಂದೆ ನಾನೆಂದ ಕೋಪದಲ್ಲಿ ಹೇಳ್ತಿದ್ದಾನೆ ಕಣ್ಣಲ್ಲಿ ನೀರು ಬರ್ತಾ ಇದೆ ಕೃಷ್ಣನಿಗೆ ಪಂಚಪಾಂಡವರನ್ನ ಬಿಟ್ಬಿಟ್ರು ದ್ರೌಪದಿ ಸಾಲ ಹೇಗೋ ತೀರಿಸಲಿ ಆ ದ್ರೌಪದಿ ಸಾಲ ತೀರಿಸೋದು ಹೇಗೆ ಭೀಷ್ಮ ದ್ರೋಣರನ್ನು ಒಳಗೊಂಡು ಕೌರವರಷ್ಟರನ್ನು ಕೊಲ್ಲಿಸಬೇಕು ದಾರಿ ಇಲ್ಲ ಬೇರೆ ರಾಜ್ಯ ಕೊಟ್ಬಿಟ್ರೆ ಏನ್ ಮಾಡ್ತೀಯ ರಾಜ್ಯ ಕೊಟ್ಬಿಟ್ರೆ ಬೇರೆ ಮಾತು ಏನ್ ಮಾಡ್ತಿದ್ದ ಶ್ರೀಕೃಷ್ಣ ಮತ್ತು ಮಹಾಭಾರತ ಯುದ್ಧ ಅಂತ ಒಂದು ಪುಸ್ತಕ ಬರೆದಿದ್ದೇನೆ ನಾವು ನಿಮ್ ಗಮನಕ್ಕೆ ಬಂದಿದೆಯಾ ಅದು ಶ್ರೀಕೃಷ್ಣ ಅಂಡ್ ಮಹಾಭಾರತ ದಿ ವಾರ್ ಆಫ್ ಮಹಾಭಾರ ಅಲ್ಲಿ ಬೆಳಗಾಂ ಬ್ರಾಂಡ್ ಅಲ್ಲಿ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಐದು ಲೆಕ್ಚರ್ ಕೊಟ್ಟೆ ನಾನು ಅದನ್ನು ಅವರು ಪುಸ್ತಕ ಮಾಡಿದರು ಪುಣ್ಯಮಂತ್ರ ನನಗೆ ಕಾಫಿ ಕೊಡಲಿಲ್ಲ ಬುದ್ಧಿ ಇಲ್ಲದೆ ಕಾಫಿ ರೇಟ್ ಅವರಿಗೆ ಬರ್ಕೊಟ್ಟಿದ್ದೆ ಅವರಲ್ಲಿ ಕಾಫಿ ಉಳ್ಕೊಂಡಿದೆ ಮಾರಾಟ ಟೆಕ್ನಿಕ್ ಗೊತ್ತಿಲ್ಲ ಅವರಿಗೆ ಆಯಿತು ಅದಕ್ಕೆ ಉಪಾಯ ಮಾಡಿ ನಾನೇನು ಮಾಡಿದೆ ಅದನ್ನು ಕನ್ನಡಕ್ಕೆ ಮಾಡ್ತೇನೆ ಅಂತ ಒಂದು ನೆಪ ಹೂಡಿ ಹೋದ ವರ್ಷ ನಮ್ಮ ಸ್ನೇಹಿತರು ಬೆಂಗಳೂರಿಗೆ ಬಂದಿದ್ದಾಗ ಬೆಳಗ್ಗೆ ಎರಡೂವರೆ ಗಂಟೆ ಅವನು ಕೂರಿಸ್ಕೊಂಡು ಡಿಕ್ಟೇಷನ್ ಕೊಟ್ಟು ಇಂಪ್ರೊವೈಸ್ ವರ್ಷನ್ ಅದನ್ನು ಕನ್ನಡಕ್ಕೆ ಮಾಡಿ ನಮ್ಮ ಪ್ರಕಾಶಕರು ಹುಬ್ಳಿಯಿಂದ ಪ್ರಕಾಶ ಮಾಡಿದ್ದಾರೆ ಇವಾಗ ಔಟ್ ಆಫ್ ಪ್ರಿಂಟ್ ಇದೆಯಲ್ಲೋ ಗೊತ್ತಿಲ್ಲ ಶ್ರೀಕೃಷ್ಣ ಮತ್ತು ಮಹಾಭಾರತ ಯುದ್ಧ ಇಲ್ಲಿಂದ ಮುಂದಕ್ಕೆ ಹೇಳೋ ಕಥೆ ಎಲ್ಲ ಅದರಲ್ಲಿದೆ ಆ ಪುಸ್ತಕ ಸಿಕ್ಕಿದ್ರೆ ಸಂತೋಷ ಇಲ್ಲದಿದ್ರೆ ಬೇಗ ರೀಪ್ರಿಂಟ್ ಮಾಡುವ ಹಾಗೆ ಏರ್ಪಾಡು ಮಾಡ್ತೇನೆ <coughs> ದಯವಿಟ್ಟು ಕಾಯ್ದು ನೋಡಬೇಕು ಒಂದು ವೇಳೆ ಅಂದರೆ ಕೃಷ್ಣ ಪ್ರಾಂಜಲ ಬುದ್ಧಿಯಿಂದ ಸಂಧಾನಕ್ಕೆ ಹೋದನೆ ಹೋಗಲಿಲ್ವೇ ಅಂತ ಪ್ರಶ್ನೆ ಅಳ್ತಾಳೆ ದ್ರೌಪದಿ ಮೂಲಲ್ಲಿ ನಿಂತ್ಕೊಂಡು ಅಂತೂ ಸಂಧಾನಕ್ಕೆ ಹೊರಟ ನೀನು ನನ್ನ ತಲೆ ಬಿಚ್ಚಿ ಜಡೆಯನ್ನು ನೋಡು ಕೃಷ್ಣ ಜೌಪತೆ ಥಿಮವಾನ್ ಸೀರಿಯೇ ಶುಷ್ಯೇತ್ ತೋಯಿರಜಿ ಕೃಷ್ಣೇ ನಮೇ ಮೋಘಂ ವಚೋ ಭವೇತ್ ಪ್ರತಿಜ್ಞೆ ಮಾಡಿದವನು ಶಾಂತಿ ಮಾಡ್ಕೊಂಡ್ ಬರ್ತೀಯ ಅಂದ್ರೆ ಕಣ್ಣು ಬಿಟ್ಟಿರ್ತಾನೆ ಅವ್ರಿಗೆ ಹೇಳಿದ್ದೇನು ಸುಮ್ಮನೆರು ಆಗೋದೇ ಯುದ್ಧ ತನ್ನ ತಲೆ ಮುಡಿಯೋನು ನಾನೇ ಇದ್ದೇನೆ ಸುಮ್ಮನೆರಮ್ಮ ಅಂದ ಇಲ್ಲಿ ಹಾಗಿದ್ರೆ ಯುದ್ಧ ಮಾಡುವುದಕ್ಕೆ ಸಿದ್ಧವಾಗಿದ್ರೆ ಸಂಧಾನಕ್ಕೆ ಅದಕ್ಕೆ ಹೋದ ಕೃಷ್ಣ ಇದು ತಿಳ್ಕೊಳ್ಳದೆ ಕೆಲವರು ಕಪಟವನ್ನು ಮಾಡಿದ ಕಪಟವನ್ನು ಮಾಡಿದ ಕಪಟವನ್ನು ಮಾಡಿದ ಕಪಟ ಯಾತಕ್ಕೆ ಮಾಡಬೇಕು ಭಗವಂತ ಆರ್ಜ ಸ್ಟ್ರೈಟ್ ಫಾರ್ವರ್ಡ್ನೆಸ್ ಭಗವಂತನ ಮಹಾಗುಣ ಅದು ಅವತಾರದಲ್ಲಿ ಮಾತ್ರವಲ್ಲ ಪರಸ್ವರೂಪದಲ್ಲಿ ಪರಾವಿಭವ ವ್ಯೂಹ ಅರ್ಚೆ ಅಂತರ್ಯಾಮಿ ಎಲ್ಲದರಲ್ಲಿ ಭಗವಂತ ಸ್ಟ್ರೈಟ್ ಫಾರ್ವರ್ಡ್ ಮೋಸ ಮಾಡಿ ಯಾವ ಯಾರು ಆಗಬೇಕಾಗಿದೆ ಸಂಕಲ್ಪಗಳಿಂದ ಏನು ಬೇಕಾದರೂ ಮಾಡಬಲ್ಲಂತಹ ಭಗವಂತನಿಗೆ ಮೋಸದಿಂದ ಏನಾಗಬೇಕಾಗಿದೆ ಈ ಪ್ರಶ್ನೆ ಎಥಿಕಲ್ ಕ್ವಶನ್ಸ್ ಆನ್ಸರ್ ಕೊಡಬೇಕು ನಾಳೆ ಕೊಡ್ತೇನೆ ಒಂದು ವೇಳೆ ಶಾಂತಿ ಸಿದ್ಧವಾಗಿದ್ರೆ ದ್ರೌಪದಿಯನ್ನ ಏನು ಮಾಡ್ತಿದ್ದ ತಲೆ ಮುಡಿ ತಾನೇ ಮುಡಿದು ಅವಳನ್ನ ಆಯ್ತಮ್ಮ ದಾರಿ ಒಂದು ವೇಳೆ ದುರ್ಯೋಧನ ತಿದ್ದುಕೊಂಡಿದ್ರೆ ಕ್ಷಮಿಸಿಬಿಡು ಅಂತ ಹೇಳ್ತಿದ್ದ ದ್ರೌಪದಿ ಕ್ಷಮೆ ತೋರಿಸ್ತಾ ಇದ್ದಳೆ ಅದು ಪ್ರಮಾಣವಿದೆ ಭಾಗವತದಲ್ಲಿ ತನ್ನ ಐವರು ಮಕ್ಕಳನ್ನ ಕೊಂದು ದುಷ್ಟ ಅಶ್ವತ್ಥಾಮ ಒಂದು ಗೊಂಚಲು ಮಾಡಿ ಎಳ್ನೀರು ತಗೊಂಡ್ಬರೋ ಹಾಗೆ ರಕ್ತ ತೊಟ್ಟಿಕ್ತಾ ಇದೆ ಓಡ್ದ ಗಂಗಾ ತೀರಕ್ಕೆ ಅಟ್ಟಿಸ್ಕೊಂಡು ಹೋದ್ರು ಭೀಮಾರ್ಜುನರು ಹಡಿಗೆ ಮುರಿ ಕಟ್ಟಿ ಹಿಂದೆ ಮುಂದೆ ಕೋತಿ ಹಾಕಿ ತಂದು ದ್ರೌಪದಿ ಬಾ ಪಾದದಲ್ಲಿ ಹಾಕಿದರೆ ಮುಚ್ಚತ ಮುಚ್ಚತ ಮೇಷ ಅವಳಿಗೆ ನಸುವಾಗಿ ಕೈ ಮುಗಿತಾಳೆ ಪಾಪಿಗೆ ಮಗನನ್ನ ಕೊಂದು ಪಾಪಿಗೆ ಮಕ್ಕಳನ್ನ ಕೊಂದವರಿಗೆ ಕೈ ಮುಗಿದು ಆಚಾರ್ಯರು ದ್ರೋಣರು ಪುತ್ರ ರೂಪದಲ್ಲಿದ್ದಾರೆ ಪಾಠ ಹೇಳಿದ್ದಾರೆ ಅರ್ಜುನ ಭೀಮಸೇನ ಅವನನ್ನು ಬಿಟ್ಟುಬಿಡಿ ಬಿಟ್ಟುಬಿಡಿ ಅಂತ ಕೇಳಿದ್ದ ದ್ರೌಪದಿಗೆ ಕ್ಷಮಾಗುಣ ಇರಲಿಲ್ಲ ಅಂತ ಯಾರು ಹೇಳ್ತಾರೆ ಲೋಕದಲ್ಲಿ ಧರ್ಮರಾಜನಂತೂ ಸರಿಯೇ ಅದೇನು ಸ್ಟ್ರಾಟಜಿ ಮಾಡ್ತಿದ್ನೋ ಮಾಡ್ತಿದ್ದ ಕೃಷ್ಣ ಕೌರವರನ್ನು ಇಳಿಸೋದಕ್ಕೆ ಇನ್ನೇನು ಉಪಾಯ ಮಾಡ್ತಿದ್ನೋ ಮಾಡ್ತಿದ್ದ ಅದರಿಂದ ಅವನಲ್ಲಿ ಎಲ್ಲ ಮುಗಿದೋಯ್ತು ಸ್ಟಾಕ್ ಅಂತ ತಿಳ್ಕೊಬೇಡಿ ಕೃಷ್ಣನ ತಂತ್ರ ನಮಗೆ ನಿಮಗೆ ಅರ್ಥ ಆಗೋದಿಲ್ಲ ಮಹಾಭಾರತದಲ್ಲಿ ಬಹಳ ದೊಡ್ಡ ಯಕ್ಷ ಪ್ರಶ್ನೆ ಯಾವುದು ಅಂದ್ರೆ ಕೃಷ್ಣನ ಕ್ಯಾರೆಕ್ಟರ್ ಅದೇ ಅರ್ಥ ಆಗೋದಿಲ್ಲ ನನಗೆ ಭೀಷ್ಮನ್ ಮುಗಿಸಿದ ರೀತಿ ದ್ರೋಣನ್ ಮುಗಿಸಿದ ರೀತಿ ಸೈನ್ಯ ಮುಗಿಸಿದ ರೀತಿ ಭಯಂಕರವಾಗಿ ಬಂದಿದ್ದಾರೆ ನೀವು ಡಿಸ್ಕವರಿ ಎಲ್ಲ ಅವತ್ತೇ ಹೇಳಿದ್ದೆ ನಾನು ನಿಮಗೆ ಕೇಳಲಿಲ್ಲ ನನ್ನ ಮಾತನ್ನ ನೀನು ಚುಚ್ಚಿ ಏನೋ ಒಂದು ಮತ್ತೆ ಆನಲ್ದಿ ಇನ್ಯಾರು ಚುಚ್ಚಬೇಕು ನಮ್ಮನ್ನ ಹತ್ರ ಇದ್ದವ್ ನಾನೇ ಚುಚ್ಚಬೇಕಲ್ಲ ಮಾಡಿ ದುಣ್ಣೋ ಮಹಾರಾಯ ಅದಕ್ಕಾಗಿ ಕರೀಲಿಲ್ಲ ಕಾಣೋ ಇದರ ನಿನ್ನ ಮತ್ತೆ ಅದಕ್ಕೆ ಕರೆದ್ರಿ ನಂಗೆ ನಿದ್ದೆ ಬರ್ತಾ ಇಲ್ಲ ನಾ ವೈದ್ಯ ಅಲ್ವಲ್ಲ ಅಂದ್ರೆ ಅವನು ವೈದ್ಯರನ್ನು ಕರೆಸುವೆ ವೈದ್ಯರು ಹೇಳಿದ್ರೆ ಹೋಗೋದಿಲ್ಲ ಕಾಣೋ ಇದು ಮನೋರೋಗ ಇದು ನಿಮ್ಮ ಮನಸ್ಸು ನಿಮ್ಮಲ್ಲೇ ಇದೆ ಬುದ್ಧಿ ನೀವೇ ಸರಿ ಮಾಡ್ಕೋಬೇಕು ಇಲ್ಲ ಒಂದು ಕೆಲಸ ಮಾಡು ಕೆಲವು ನೀತಿಯನ್ನು ಹೇಳು ನೀತಿಶಾಸ್ತ್ರವನ್ನು ಹೇಳು ಅಂದ್ರೆ ಎಥಿಕ್ಸ್ ಕಲಿಯೋದು ಯಾವಾಗ ಮೊರಾಲಿಟಿ ಎಲ್ಲ ಪರೀಕ್ಷೆಯಲ್ಲಿ ಫೇಲ್ ಆದಮೇಲೆ ಸೋಷಿಯಾಲಜಿ ಕೂತ್ಕೊಳ್ಳೋದು ಸೋಷಿಯಾಲಜಿ ಫೇಲ್ ಆದರೆ ಆಂಥ್ರೋಪಾಲಜಿ ಕೂತ್ಕೊಳ್ಳೋದು ಆಂಥ್ರೋಪಾಲಜಿ ಫೇಲ್ ಆದರೆ ಅಪಾಲಜಿ ಕೂತ್ಕೊಳ್ಳುವುದು ಅತ್ಯಂತ ಮೋಸದ ಶಾಸ್ತ್ರಗಳು ಬ್ರಿಟಿಷರು ಬಿಳಿಯರನ್ನು ಬಿಟ್ಟು ಉಳಿದವರೆಲ್ಲ ಅತ್ಯಂತ ನಿಕೃಷ್ಟರು ಅಂತ ತೋರಿಸುವುದಕ್ಕೆ ಈ ಸೋಷಿಯಾಲಜಿ ಆಂಥ್ರೋಪಾಲಜಿ ಈ ಶಾಸ್ತ್ರಗಳನ್ನು ಮಾಡಿ ನಮ್ಮನ್ನು ನಾವು ಅತ್ಯಂತ ಕೀಳು ಭಾವನೆಯನ್ನು ನೋಡ್ಕೊಳ್ಳೋಕೆ ಉಂಟು ಮಾಡಿದ ಶಾಸ್ತ್ರಗಳು ಅವರ ತೀರ್ಮಾನಗಳೆಲ್ಲ ಹೇಗಿವೆ ಓನ್ಲಿ ದಿ ವೈಟ್ ಮ್ಯಾನ್ ಕ್ಯಾನ್ ರೂಲ್ ದ ಜಗತ್ತನ್ನು ಆಳುವುದಕ್ಕೆ ಬಿಳಿಯರೇ ಅರ್ಹರು ಉಳಿದವರಲ್ಲ ಅನ್ನೋ ದುಷ್ಟು ಬುದ್ಧಿಯಿಂದ ಈ ವೆಸ್ಟರ್ನ್ ದೃಷ್ಟಿಯಿಂದ ಮಾಡಿದ ಶಾಸ್ತ್ರ ಅದನ್ನು ಒಪ್ಪೋದಿಲ್ಲ ಅದನ್ನು ಇವನ್ ಇಂಡಿಯನ್ ಹಿಸ್ಟ್ರಿ ಚರಿತ್ರೆಯನ್ನು ಇಷ್ಟು ವಿಕಾರ ಮಾಡಿದ್ದಾರೆ ಅಮೆರಿಕನ್ ಚರಿತ್ರೆ ಅವರು ಬರೆದಿದ್ದೇ ವಿಕಾರ ಮಾಡಿಟ್ಟಿದ್ದಾರೆ ಎಷ್ಟು ಕೋಟಿ ಜನರನ್ನು ಕೊಂದಿದ್ದಾರೆ ಅಲ್ಲಿ ರೆಡ್ ಇಂಡಿಯನ್ಸ್ ಅನ್ನ ಎಷ್ಟು ಕೋಟಿ ಕೋಟಿ ಜನರನ್ನು ಕೊಂದಿದ್ದಾರೆ ನಾನೀಗ ಬ್ರಿಟಿಷರು ಬಿಳಿಯರು ಮಾಡಿದ ಅಪರಾಧಗಳ ಬಗೆಗೆ ಪುಸ್ತಕಗಳ ಸಂಗ್ರಹ ಮಾಡುತ್ತೆ ಆಸ್ಟ್ರೇಲಿಯಾದಲ್ಲಿ ಮಾಡಿದ ಕೆಲಸ ಕೆನಡಾದಲ್ಲಿ ಮಾಡಿದ ಕೆಲಸ ಸೌತ್ ಆಫ್ರಿಕಾದಲ್ಲಿ ಮಾಡಿದ ಕೆಲಸ ಸೌತ್ ಅಮೆರಿಕಾದಲ್ಲಿ ಮಾಡಿದ ಕೆಲಸ ಐ ಆಮ್ ಕಲೆಕ್ಟಿಂಗ್ ಆಲ್ ದೀಸ್ ಬುಕ್ಸ್ ತೆಗೆದು ನೂರು ನೂರು ಪೇಜಿನ ಪುಸ್ತಕ ಮಾಡಿ ನಮ್ಮ ಕೌಟಿಲ್ಯ ಇನ್ಸ್ಟಿಟ್ಯೂಟ್ ಇಂದು ಕನ್ನಡದಲ್ಲಿ ಪ್ರಕಟ ಮಾಡಿ ಜನ ಓದಿ ತಿಳ್ಕೊಳ್ಳಿ ಬಿಳಿಯರ ಜಾತಕ ನೀವು ಹಣ ಗಿಣ ಏನಾದರೂ ಕೊಟ್ಟರೆ ಸಂಭಾವನೆ ಅಂತ ಅದಕ್ಕೆ ಹಾಕ್ತೇನೆ ನಾನು ನನಗೆ ಹನ್ನೊಂದು ಸಾವಿರ ರೂಪಾಯಿ ಪೆನ್ಷನ್ ಬರುತ್ತೆ ನನ್ನ ಜೀವನ ಸುಖವಾಗಿ ನಡೆಯುತ್ತೆ ಇದು ಯಾತಕ್ಕೆ ಹೇಳ್ತೇನೆ ಅಂದರೆ ನಮ್ಮ ಜನರನ್ನು ಜಾಗೃತಿಗೊಳಿಸೋ ಕೆಲಸ ಅದಕ್ಕೆ ನಾನು ಮಿಷನ್ ಇಟ್ಕೊ ಕೃಷ್ಣ ಮಿಷನ್ ಇದು ಅವನು ಮಾಡೋ ಕೆಲಸವನ್ನು ಸ್ವಲ್ಪ ಮಟ್ಟಿಗಾದರೂ ಮಾಡಿ ನಮ್ಮ ಜನರಿಗೆ ನಮ್ಮ ಚರಿತ್ರೆ ನಮ್ಗೆ ಗೊತ್ತಿಲ್ಲದೆ ನಾವೇ ನಮಗೆ ಪರಿಕೀಯರಾಗಿ ನಮ್ಮ ತಲೆಯಲ್ಲಿ ಬುದ್ಧಿ ಇದೆ ಹಾಳಾದ್ರೆ ಏನು ಗತಿ ಯೋಚನೆ ಮಾಡಿ ದೇಶಕ್ಕೆ ನಾಳೆ ನಿಮ್ಮ ಮಕ್ಕಳನ್ನ ಎಲ್ಲಿ ಕಳಿಸ್ತೀರಿ ಅವರಿಗೆ ಸ್ವಾಭಿಮಾನ ಎಲ್ಲಿಂದ ಬರುತ್ತೆ ವಾಟ್ ಆರ್ ದಿ ರೂಟ್ಸ್ ದಟ್ ಕ್ಲಚ್ ಒಂದು ಮರದ ಬೇರು ಭದ್ರ ಇಲ್ದಿದ್ರೆ ಗಾಳಿ ಬಂದ್ರೆ ಮಳೆ ಬಂದ್ರೆ ಮರ ನಿಲ್ಲುವುದು ಹೇಗೆ ಯೋಚನೆ ಮಾಡಿ ಸ್ವಾಭಿಮಾನದಲ್ಲಿ ಬದುಕಬೇಕು ನಾವು ಆದ್ರಿಂದ ನನಗೆ ನಿದ್ದೆ ಬರ್ತಾ ಇಲ್ವಲ್ಲ ನೀತಿಯನ್ನು ಹೇಳು ಸೋಷಿಯಾಲಜಿ ಹೇಳು ಅವನು ಏನು ಬೇಕು ನಿಮಗೆ ಎಂದ ಪಂಡಿತ ಅಂದ್ರೆ ಯಾರು ಮೂರ್ಖ ಅಂದ್ರೆ ಯಾರು ಪಾಪ ಅಂದ್ರೆ ಏನು ರಾಷ್ಟ್ರದ ಸಾವು ಹೇಗೆ ಕ್ಷಮೆ ಅಂದ್ರೇನು ದೋಷ ಅಂದ್ರೇನು ಶಾಂತಿ ಅಂದ್ರೇನು ಪುರುಷ ಪ್ರಯತ್ನ ಅಂದ್ರೇನು ಇದು ಒಂದೂ ಆಚರಣೆ ಮಾಡೋನಲ್ಲ ಇದು ನಿದ್ದೆ ಬರೋದು ಗುಳಿಗೆ ಇದು ಒಂದು ಮದುವೆ ಛತ್ರದಲ್ಲಿ ಒಬ್ಬರಿಗೆ ಮುದುಕರಿಗೆ ನಿದ್ದೆ ಬರಲಿಲ್ಲ ಉಳಿದವರೆಲ್ಲ ಕೇಳಿದ್ರು ಯಾಕಪ್ಪ ಒದ್ದಾಡ್ತಿದ್ದೀರಿ ತಲೆನೋವ ಮಾತೆ ಇಲ್ಲ ಒಂದು ಪುಸ್ತಕ ಕೊಂಡು ಬರೋದು ಮಾರಂದು ಬೋಚು ಆ ಪುಸ್ತಕ ತರೋದು ಮರ್ತೋಯ್ತು ನನಗೆ ಇಷ್ಟು ತಪ್ಪದು ಪುಸ್ತಕ ತಲೆದಿಂಬಿ ಇಟ್ಕೊಂಡು ಮಲಗ್ತಿದ್ರು ಅವರು ಪುಸ್ತಕದ ಸದುಪಯೋಗ ಏನೋ ತಲೆದಿಂಬಿಗೆ ಬೇಕಲ್ಲ ಬೇರೆ ಅಲ್ಲ ಅವರು ನೋಟ್ಸ್ ಮಾಡಿದ ಪುಸ್ತಕ ಅವರೇ ಓದದೇ ಇದ್ದಿದ್ದು ಅದನ್ನು ತಲೆದಿಂಬಿಟ್ಕೋಬೇಕು ಸುಡಬೇಕಲ್ವೇ ನಾಲೆಡ್ಜ್ ಜ್ಞಾನ ಇರೋದು ಯಾತಕ ಸ್ವಾಮಿ ಹೊತ್ತು ಹೋಗೋದಕ್ಕ ಒಬ್ಬ ಹುಡುಗನ್ ಕೇಳಿದೆ ಯಾಕೆ ಬಂದಿದ್ದೀಯೋ ಕ್ಲಾಸ್ಗೆ ನೀನು ನನ್ನ ಪ್ರಾಣ ತೆಗಿಯೋಕ್ಕೋ ಏನಾದ್ರು ಕಲ್ತ್ಕೊಳ್ಳೋಕ್ಕೋ ಸ್ಪೆಲ್ಲಿಂಗ್ ಗೊತ್ತಿಲ್ಲ ದಿಸ್ ಇಸ್ ದ ಫಸ್ಟ್ ಟೈಮ್ ಐ ಆಮ್ ಗೆಟಿಂಗ್ ಮ್ಯಾರಿಡ್ ಅಂತ ಹೇಳಿದ ಹುಡುಗ ಅವನು ಯಾಕೆ ಬಂದಿದ್ದೀಯೋ ಅಂದರೆ ಬಾಯಿ ಬಿಡಿಸೋದಕ್ಕೆ ಶ್ರಮ ಕೊನೆಯಲ್ಲಿ ಹೇಳ್ತಾನೆ ಮನೇಲಿ ಇರಬೇಡ ಅಂದ್ರು ಅದಕ್ಕೆ ಬಂದಿದ್ದೇನೆ ಇಲ್ಲಿ ಕೂತ್ ಮನೆ ಎಷ್ಟೋ ಜನ ಬೈತಾರೆ ಇಲ್ಲಿ ಕೂತ್ಕೊಂಡು ಕಾಲು ಕಳೆಯೋದನ್ನ ಅಲ್ಲಿ ಪ್ರವಚನ ಆಗ್ತಾ ಅಲ್ಲಿ ಕೂತಿರಬಾರ್ದೆ ಅಂತಂದ್ರೆ ಪ್ರವಚನದಲ್ಲಿ ಕೂತ್ರೆ ಒಂದನೇದು ಯಾರು ಡಿಸ್ಟರ್ಬ್ ಮಾಡೋದಿಲ್ಲ ಎರಡನೇ ಎರಡನೇದು ಕೊನೆಯಲ್ಲಿ ಏನಾದ್ರು ಪ್ರಸಾದ ಸಿಗ್ತದೆ ಎರಡು ಕೆಲಸ ಆಯಿತು ನಿದ್ದೆ ಬಂದರೂ ಯಾರು ಹೋಗಿ ಕೊಡೋದಿಲ್ಲ ಇವು ನಿದ್ದೆ ಬರಬೇಕಾಗಿದೆ ಮೊದಲನೇದು ಹೇಳಿದ ಅವನು ಈ ವಿದುರ ನೀತಿ ಭಾಗ ಇವತ್ತು ಶುರು ಮಾಡಿದ್ದೇನು ಪೂರ್ತಿ ಆಗೋದಿಲ್ಲ ಇದು ವಿದುರ ನೀತಿ ಪೂರ್ತಿ ಹೇಳಿಂತ ಒಬ್ಬರು ನೆನ್ನೆಯಿಂದ ಗೋಳಿಕೋತ ಕೂತಿದ್ದಾರೆ ವಿದುರು ನೀತಿ ಸನಸ್ಸು ಜಾತಿಯ ಇವು ಎರಡು ಎರಡು ಪೂರ್ತಿ ದಿವಸ ಹೇಳಿದ್ರೆ ಮುಂದೆ ಕಟ್ಟಾಗುತ್ತೆ ನನಗೆ ಕತೆ ಕೃಷ್ಣ ಸಂಧಾನ ಆಗಬೇಕು ಅಲ್ಲೊಂದಿಲ್ಲ ಕುಮಾರವ್ಯಾಸ ಬೇರೆ ಒಂದು ಗೋಳು ಮೂಲ ಚೆನ್ನಾಗಿದೆಯಾ ಕುಮಾರವ್ಯಾಸ ಚೆನ್ನಾಗಿ ಎರಡನ್ನೂ ಟ್ಯಾಲಿ ಮಾಡೋದಕ್ಕೆ ವೇಳೆ ಇಲ್ಲ ಅದರಿಂದ ಮುಖ್ಯವಾದ ಮಾತು ಕೆಲವು ಒಂದು ಹೇಳಿ ನಿಲ್ಲಿಸ್ಕೊಳ್ತೇನೆ ಮೂರ್ಖರಂದ್ರೆ ಯಾರು ದ್ವಾವಿಮವು ಪುರುಷವು ಮೂರ್ಖವು ಇವತ್ತು ಗೋರಖ್ಪುರ ಇಲ್ಲ ಈ ಶ್ಲೋಕ ನಮ್ಮ ಗುರುಗಳಿದ್ರ ಮೇಲೆ ಬರೆದಿದ್ದಾರೆ ಲೇಖನ ಮುಖು ರೈಶಿಂಗರ್ ಅರುಳ್ಮೊಳಿ ಈ ಲೋಕದಲ್ಲಿ ಇಬ್ಬರು ಪ್ರಸಿದ್ಧವಾದ ಮೂರ್ಖರು ದುರ್ಯೋಧನ ದಶಾನನವು ಒಬ್ಬ ದುರ್ಯೋಧನ ಒಬ್ಬ ದಶಾನನ ದಶಾನ ಅಂದ್ರೆ ಯಾರು ರಾವಣ ಇವರಿಬ್ಬರನ್ನ ಯಾತಕ್ಕೆ ಮೂರ್ಖ ಅಂತ ಹೇಳ್ತೀರಿ ಗೋಗ್ರಹಂ ವನಭಂಗಂಚ ದೃಷ್ಟಾಪೇತವು ವಿಮೋಹಿತವು ಇವನು ಗೋಗ್ರಹಣವನ್ನು ನೋಡಿಯೂ ಮತ್ತೆ ಪಾಂಡವರ ಮೇಲೆ ಜಗಳಕ್ಕೆ ಬರ್ತಾ ಇದ್ದಾನೆ ಮೂರ್ಖಾಲುವೆ ಒಬ್ಬ ಅರ್ಜುನ ಭೀಷ್ಮದ್ರೋಣರಂಥ ಅವ್ರನ್ನೆಲ್ಲ ಗೆದ್ದು ಸಂಮೋಹನಾಸ್ತ್ರ ಬಿಟ್ಟು ಅಷ್ಟು ಅನರ್ಥ ಮಾಡಿದವರ ವೈರ ಕಟ್ಕೊಂಡು ತಿರುಗಿ ಯುದ್ಧಕ್ಕೆ ಬರ್ತಾ ಇದ್ದಾನೆ ಅಂದ್ರೆ ಇವನೊಬ್ಬ ಮೂರ್ಖ ವನಭಂಗಂಚ ರಾಮದೂತ ಒಬ್ಬ ಲಂಕೆಗೆ ಬೆಂಕಿ ಹಚ್ಚಿದ್ದನ್ನು ನೋಡ ಮೇಲೆಯೂ ರಾಮನ ಜೊತೆ ರಾಜಿ ಮಾಡಿಕೊಳ್ಳಿಲ್ಲ ಅಂದ್ರೆ ದ್ವಾವಿಮ ಪುರುಷವು ಮೂರ್ಖವು ದುರ್ಯೋಧನ ದಶಾನನವು ಗೋಗ್ರಹಂ ವರಭಂಗಂಚ ದೃಷ್ಟಾಪೇತ ವಿಮೋಹಿತವು ಹಾಗಿದ್ರೆ ಪಂಡಿತರಂದ್ರೆ ಯಾರು ಏನು ಹತ್ತು ಶ್ಲೋಕ ಇದೆ ಮೂರ್ಖರಂದ್ರೆ ಯಾರು ಎಂಬ ಗೊತ್ತೇ ಇದೆ ಹೇಳಬೇಕಾದ ಅವಶ್ಯಕವಿಲ್ಲ ಪುಣ್ಯವಂದ್ರೇನು ಪಾಪವೆಂದ್ರೇನು ಪರಲೋಕ ಅಂದ್ರೇನು ಇದು ಈ ಕ್ರಮ ಏನಿದೆ ಕುಮಾರವ್ಯಾಸ ಈ ಕ್ರಮದಲ್ಲಿ ಹೇಳಿಲ್ಲ ಯಾರ ಜೊತೆಲಿ ಮಂತ್ರಾಲೋಚನೆ ಮಾಡಬೇಕು ಯಾರ ಜೊತೆಲಿ ಮಂತ್ರಾಲೋಚನೆ ಮಾಡಬಾರದು ಹಣವನ್ನು ಸಂಗ್ರಹ ಮಾಡತಕ್ಕಂತಹ ರೀತಿ ಯಾವುದು ಆಯುಷ್ಯ ನಾಶಕ ಯಾವುದು ಅತಿಮಾನ ಅತಿವಾದ ಅತ್ಯಾಗ ಕ್ರೋಧ ಆತ್ಮವಿಧಿತ್ಸ ಅಂದ್ರೆ ಆತ್ಮದ್ರೋಹ ಮಿತ್ರದ್ರೋಹ ಹೀಗೆ ನೀವು ನೆನಪಿರ್ತಕ್ಕಂತಹ ಎಷ್ಟೋ ವಿಷಯಗಳಿಲ್ಲಿ ಬರ್ತವೆ ತುಂಬಾ ಶ್ಲಾಘ್ಯವಾದದ್ದು ಇವತ್ತು ಹೇಳೋದಕ್ಕೆ ವೇಳೆ ಇಲ್ಲ ಶ್ರಮಿಸಬೇಕು ಅದು ವಿಷಯಾಂತರ ಎಲ್ಲಿ ವಿಷಯಾಂತರ ಅಂದ್ರೆ ಮಹಾಭಾರತ ಬಿಟ್ಟು ಹೋಗಿಲ್ಲ ಯಾವುದಕ್ಕೆ ಒತ್ತು ಕೊಟ್ಟು ಹೇಳಬೇಕು ಅದು ಆಗಲಿಲ್ಲ ಯಾವ್ದು ವಿಸ್ತಾರ ಮಾಡಬಾರದು ಅಂತಿದ್ನೋ ಅದು ವಿಸ್ತಾರವಾಗಿ ಹೋಯಿತು ದೈವ ಸಂಕಲ್ಪ ನಾಳೆ ಇದನ್ನು ಸ್ವಲ್ಪ ಸ್ವಲ್ಪ ಹೇಳಿ ಕೃಷ್ಣರಾಯವಾರ ಪ್ರಸಂಗ ಒಂದು ವೇಳೆ ನೀತಿ ಸನಸ್ಸು ಜಾತಿಯ ಬಿಟ್ಟು ನಿಮಗೇನು ಬೇಜಾರಿಲ್ವಲ್ಲ ಬೇಜಾರಾಗ್ತದೆಯಾ ಅದೇ ಒಂದು ಗಂಟೆ ಆಗತ್ತೆ ಸನತ್ ಸುಜಾತಿಯ ವ್ಯಾಸ ಕೆಡಿಸಿಬಿಟ್ಟ ಅದನ್ನು ಸನಸ್ಸು ಇದು ಇದೆಲ್ಲ ಕೇಳಿದ ನೀತಿಯೆಲ್ಲ ಕೇಳಿದ ತಲೆ ಹತ್ತಲಿಲ್ಲ ನಿದ್ದೆನೂ ಬರಲಿಲ್ಲ ಹಾಗಿದ್ರೆ ಇದಕ್ಕಿಂತ ಸ್ಟ್ರಾಂಗ್ ಡೋಸ್ ಬೇಕಲ್ಲ ವೇದಾಂತ ಹೇಳು ವೇದಾಂತ ಸಭಾ ನಿಯಮ ಮೀರಬಾರದು ಅಲ್ಲ ಹೇಳ್ದೆ ಕೇಳದೆ ದಿಢೀರ್ ಅನೌನ್ಸ್ ಮಾಡಬಾರ್ದು ಆ ಕರೆಸ್ತಾನೆ ನನಗೇನಯ್ಯ ಏನಯ್ಯ ಬೇಕು ನನ್ನ ನಿದ್ದೆ ಬರೋದಿಲ್ಲ ಸ್ವಾಮಿ ವೇದಾಂತಕ್ಕೆ ಅದಕ್ಕೇನು ಸಂಬಂಧ ಅಂತ ಕೇಳಿದ್ರು ಇಲ್ಲ ಈಗಲೂ ನಾನು ತಿದ್ದುಕೊಳ್ತೇನೆ ವೇದಾಂತ ಹೇಳಿ ಅಂತ ಕೇಳಿದಾಗ ಅವನು ತಿದ್ದುಕೊಂಡು ಬಿಟ್ನೋ ಶಿಷ್ಯನಲ್ಲಿ ವಿಶ್ವಾಸ ಇರಬೇಕಲ್ಲ ಅದಕ್ಕೆ ಅವರು ಅಮೋಘವಾದ ವಿಷಯಗಳನ್ನು ಹೇಳ್ತಾರೆ ಶರಣಾಗತಿ ತತ್ವವನ್ನು ಹೇಳ್ತಾರೆ ಒಂದೆರಡು ಪದ್ಯದಲ್ಲಿ ಮಾತ್ರ ಕುಮಾರವ್ಯಾಸ ಮುಟ್ಟಿದ್ದಾನೆ ಉಳಿದಿದ್ದು ತಿರುಗಿ ವಿದುರ್ನೀತಿಯನ್ನೇ ಅಲ್ಲಿಯೂ ತಂದು ಬೆರೆಸಿ ಸನಸ್ಸು ಜಾತಿಯ ಭಾಗವನ್ನು ವೇದಾಂತ ಪರವನ್ನಾಗಿ ಮಾಡಲಿಲ್ಲ ಅಂತ ಒಂದು ಕೊರತೆ ನಾಳೆ ಅದನ್ನು ವಿಜ್ಞಾಪಿಸಿಕೊಳ್ತೇನೆ ಈಗ ಮಂಗಳವನ್ನು ಆಚರಣೆ ಮಾಡೋಣ ಇಮಾಂ ಭಾರತ ಸಾವಿತ್ರೀಂ ಪ್ರಾತರುತ್ತಾಯ ಪಟೇತ್ ಸ ಭಾರತಫಲಂ ಪ್ರಾಪ್ಯ ಪರಂ ಬ್ರಹ್ಮಾದಿ ಗತಿ ಹರ್ಷಸ್ಥಾನ ಸಹಸ್ರಾಣಿ ಭಯಸ್ಥಾನ ಶತಾನಿ ಚ ದಿವಸೇ ದಿವಸೇ ಮೂಢಂ ಆವಿಶಂಚನ ಪಂಡಿತಂ ऊर्ध्वबाहुर्गिरोम् नैसर्जगच्च शृणोति मे धर्मादप्तश्च कामश्चास्य किमर्थम् न सेव्यते न जातु कामान्न भयान्न लोभात् धर्मम् च जे जीवितस्यापि हेतोः नित्यो धर्मः सुखदुःखे त्वनित्यः जीवो नित्यः हेतुरस्य त्वनित्यः कार्ष्णम् वेदम् इमम् विद्वान् श्रावयित्वार्थमश्नुते नियमस्थः शुचिश्रोता शृण्वन् सबलमश्नुते नारायणम् नमस्कृत्य नरञ्चैव नरोत्तमम् देवीम् सरस्वतीम् व्यासम् ततो जयमुदीरयेत् नारायणम् नमस्कृत्य नरञ्चैव नरोत्तमम् देवीम् सरस्वतीम् व्यासम् ततो जयमुदीरयेत् स्वस्ति प्रजाभ्य परिपालयन्ता न्यायेन मार्गेण मह्यं महिषाः गो ब्राह्मणेभ्य शुभवस्तु नित्यम् लोकाः समस्ताः सुखिनो भवन्तु मङ्गलम् मङ्गलम् मङ्गलम् नित्यश्रीर्नित्यमङ्गलम्